श्रुतातन्तपोनिधिम् सम्यग्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपधिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्दस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्रायोगिने नाथाय रुक्मिणीशाय नमो वेदान्तवेदिने पाराशर्यवजः सरोजममलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयाद्भारतपङ्कजम् कलिमलप्रध्वंसन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमदपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरदर्शव यदि हास्ति तदन्यत्र यन्ने हास्ति न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेदः सर्वपापैः प्रमुच्यते युधिष्ठिरो धर्ममयो महाद्रुमः स्कन्दोऽर्जुन भीमसेनोऽस्य शाखाः माद्रीसुतौ पुष्पफले समृद्धे ಕೇವಲಂ ಕೃಷ್ಣೋ ಬ್ರಾಹ್ಮಣಾಶ್ಚ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾತೃಸುತವು ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಲ ನೀಲೋಪಲ ಸಂಧ್ಯಗ್ರಾಹವತಿ ಕೃಪೇಣ ಕರ್ಣೇನ ವಿಕರ್ಣ अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैर्ननदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ವಂದನೆಗಳು ವಿರಾಟ ಪರ್ವವನ್ನು ಆರಂಭ ಮಾಡ್ತಾ ಇದ್ದೇವೆ ವಿರಾಟ ಪರ್ವದಿಂದಲೇ ಈ ಪ್ರವಚನ ಮಾಲಿಕೆ ತೊಡಗಿತು ಮೊದಲನೇ ದಿವಸ ರಾಮಾಯಣದಲ್ಲಿ ಸುಂದರಕಾಂಡಕ್ಕೆ ಎಷ್ಟು ಪ್ರಾಶಸ್ತ್ಯವೋ ಮಹಾಭಾರತದಲ್ಲಿ ವಿರಾಟ ಪರ್ವಕ್ಕೆ ಅಷ್ಟು ಪ್ರಾಶಸ್ತ್ಯ ಕಥೆ ಮಂಗಳದ ತಿರುವನ್ನು ಪಡೆದುಕೊಳ್ಳುವುದು ರಾಮಾಯಣದಲ್ಲಿ ಆಂಜನೇಯ ಬರದೇ ಇದ್ರೆ ಸೀತಾದೇವಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದ ಪ್ರಸಂಗದಲ್ಲಿ ಅಲ್ಲಿಂದ ಕಥೆ ಹೇಗೆ ತೆರವು ಪಡೆಯಿತೋ ಅದೇ ರೀತಿಯಲ್ಲಿ ಇಲ್ಲಿ ದ್ರೌಪದಿ ಪರಿಭವ ಕೀಚಕನಿಂದ ಏನಾಗ್ತದೆ ಭೀಮಸೇನ ಏನು ಅವಳ ಕಷ್ಟಕ್ಕೆ ಒದಗುತ್ತಾನೆ ಇಲ್ಲಿಂದ ಕಥೆ ಬೇರೆ ರೀತಿಯಲ್ಲಿ ಬರುತ್ತಾದ್ದರಿಂದ ಭಾರತೇ ಸಾರಮುದ್ಯೋಂ ಮಹಾಭಾರತದಲ್ಲಿ ಸಾರತರವಾದ ಪರ್ವ ಅಂದರೆ ಉದ್ಯೋಗ ಪರ್ವ ಅಂತಾರೆ ಅದಕ್ಕೆ ಪೀಠಿಗೆ ಈ ವಿರಾಟ ಪರ್ವದ ಕಥೆ ಇವತ್ತು ಪ್ರವಚನ ಇದೆಯೇ ಇಲ್ಲವೇ ಅಂತ ಬಹಳಷ್ಟು ಜನ ಫೋನ್ ಮಾಡಿದರು ಪ್ರವಚನಕ್ಕೆ ಏನು ತೊಂದರೆ ಇಲ್ವಲ್ಲ ನನ್ನ ತಿಳಿದ ಮಟ್ಟಿಗೆ ಅಂತ ನಾನು ಅಂದೆ ಆಮೇಲೆ ಸಂಯೋಜಕರಿಗೆ ಹೇಳಿದೆ ಇವತ್ತು ನಡೆದೇ ತೀರಬೇಕು ಒಂದು ಮೂವತ್ತು ಜನ ಇದ್ರೂ ಸಾಕು ಶ್ರೀನಿವಾಸಯ್ಯನವರು ಕೇಳಿದ್ರು ನೀವು ಒಳ್ಳೆ ಮೇಷ್ಟ್ರು ವಿದ್ಯಾರ್ಥಿಗಳಿಗೆ ರಜಾನೇ ಕೊಡೋದಿಲ್ಲ ಅಂತ ಎಷ್ಟೋ ಕ್ಯಾಶುವಲ್ ಲೀವ್ ಲ್ಯಾಬ್ಸ್ ಆಯಿತು ನಾನೇನು ಮಾಡಲಿ ಪೋರ್ಷನ್ ಮುಗಿಸ್ಬೇಕಲ್ಲ ಒಂದು ಘಟ್ಟ ತನಕ ಕತೆ ಹೋಗದೇ ಇದ್ರೆ ಮುಂದಕ್ಕೆ ಅದನ್ನು ಸೇರಿಸುವುದು ಕಷ್ಟವಾಗ್ತದೆ ಆದ್ದರಿಂದ ವಿರಾಟ ಪರ್ವ ನಿರ್ವಿಘ್ನವಾಗಿ ನೆರವೇರಲಿ ಮಧ್ಯೆ ಏನು ತೊಂದರೆ ಬರದೇ ಇರಲಿ ಎರಡು ಮೂರು ದಿವಸ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇವೆ ಇಲ್ಲಿಂದ ಕಥೆ ಒಂದು ರೀತಿಯ ಪತ್ತೇದಾರಿ ಕಾದಂಬರಿ ಇದ್ದಾಗ ನಡ್ಕೊಂಡು ಹೋಗ್ತದೆ ಪಾಂಡವರ ತಂತ್ರಗಾರಿಕೆಯನ್ನು ನೋಡಬೇಕು ಹನ್ನೆರಡು ವರ್ಷ ವನವಾಸ ಮುಗಿಯಿತು ಪಾಂಡವರದ್ದು ಲೆಕ್ಕಾಚಾರ ಇಟ್ಟಿದ್ರು ಸಹದೇವನಿಗೆ ಒಪ್ಪಿಸಿದ್ರು ಲೆಕ್ಕಾಚಾರ ನೀ ಮಾಡು ಅಂತ ಅವನ ದಿವಸ ಎಲ್ಲ ಎಡಿಸ್ತಾ ಇದ್ದ ಹನ್ನೆರಡು ವರ್ಷ ಮುಗಿಯಿತು ಮುಂದಕ್ಕೆ ಎಲ್ಲಿ ಹೋಗಬೇಕು ಅಂತ ಒಂದು ಕಡೆ ಆ ದ್ವೈತವನದ ಮೂಲೆಯಲ್ಲಿ ಕೂತುಕೊಂಡು ಪಾಂಡವರು ದ್ರೌಪದಿಯನ್ನು ಜೊತೆಯಲ್ಲಿಟ್ಟುಕೊಂಡು ಎಲ್ಲಿ ನಾವು ಅಜ್ಞಾತವಾಸ ಮಾಡಬಹುದು ಎಲ್ಲಿದ್ದರೆ ನಮ್ಮನ್ನು ಶತ್ರುಗಳು ಪತ್ತೆ ಮಾಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಆಗ ಅರ್ಜುನ ಹೇಳಿದ ನಮಗೆ ಕೃಷ್ಣನ ರಕ್ಷೆ ಚೆನ್ನಾಗಿದೆ ಈ ಸರೋವರದಲ್ಲಿ ಯಕ್ಷನೂ ನಮಗೆ ಅನುಗ್ರಹ ಮಾಡಿದ ನಿಜ ಸ್ವರೂಪದಲ್ಲಿದ್ದರೂ ಯಾರಿಗೂ ಗೊತ್ತಾಗದೆ ಇರಲಿ ಅಂತ ಆದರೆ ಯಾವ ದೇಶದಲ್ಲಿ ಅಜ್ಞಾತವಾಸ ಮಾಡೋದು ಅವರೇ ಗೆದ್ದಿರುವ ಇಷ್ಟು ವಿಸ್ತಾರವಾದ ಭರತ ಭೂಮಿಯಲ್ಲಿ ಯಾವ ಭೂಮಿಯಲ್ಲಿದ್ದರೆ ಅಲ್ಲಿಯ ದೊರೆಗಳ ಕಾಟ ಇರೋದಿಲ್ಲ ಗೂಢಚಾರರ ಕಾಟ ಇರೋದಿಲ್ಲ ಒಳಗಿಂದೊಳಗೆ ಸಮಾಚಾರವನ್ನು ದುರ್ಯೋಧನೆ ಕೊಡುವಂತಹ ಸ್ಥಿತಿಯಾಗಬಾರದಲ್ಲ तस्यैव वरदानेन धर्मस्य मनुजाधिपः अज्ञाता विचरिष्यामः नराणाम् नात्र संशयः तत्र वासाय राष्ट्राणि कीर्तयिष्यामि कानिचित् रमणीयानि गुप्तानि तेषाम् किञ्च स्मरोचये सन्ति रम्या जनपदाः ಬಹ್ವನ್ನಾಹ ಪರಿತಃ ಕುರುನಿ कुरुदेशके ದೇಶಕ್ಕೆ ಸುತ್ತಲೂ ಬಹಳ ಒಳ್ಳೆಯ ಪಾಂಚಾಲಾ ಚೇದಿ ಮತ್ಸ್ಯಾಶ್ಚ ಸೂರಸೇನಾ ಪಟಚರಾ ದಾಶಾರ್ಣಾಹ ನವರಾಷ್ಟ್ರಾಶ್ಚ ಮಲ್ಲಾಹ ಶಾಲ್ವಾಹ ಯುಗಂಧರಾಹ ಅಕುಂತಿರಾಷ್ಟ್ರಂಚ ವಿಪುಲಂ ಸುರಾಷ್ಟ್ರ ಅವಂತಯಸ್ತಥಾ ಆಗಿನ ಕಾಲದ ಮ್ಯಾಪ್ ಕೊಡ್ತಾ ಇದ್ದಾರೆ ಕುರುದೇಶದ ಸುತ್ತಮುತ್ತ ಇದ್ದ ಸಣ್ಣಪುಟ್ಟ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಇವೆಲ್ಲ ಇದೆ ಇದರಲ್ಲಿ ಯೋಚನೆ ಮಾಡೋಣ ನೀನು ತುಂಬ ಬುದ್ಧಿವಂತ ಏತೇಷಾಂ ಕಥಮೋ ರಾಜನ್ನೇ ನಿವಾಸಸ್ತವ ರೋಚತೆ ಯತ್ರ ವತ್ಸ್ಯಾಮೇ ರಾಜನ್ನೇ ಸಂವತ್ಸರಮಿಮಂ ವಯಂ ನೀನೇ ತೀರ್ಮಾನ ಮಾಡು ಅಂತ ಅರ್ಜುನನಿಗೆ ತೀರ್ಮಾನ ಮಾಡೋ ಶಕ್ತಿ ಇರಲಿಲ್ಲವೇ ಇತ್ತು ದೊಡ್ಡವರನ್ನು ಕೇಳಬೇಕು ಧರ್ಮರಾಜನ್ನ ಆಗ ಧರ್ಮರಾಜ ಯೋಚನೆ ಮಾಡಿದ ಅಬ್ರವೀತಿ ಸರ್ವಭೂತೇಶ ತತ್ತಥ ನತದನ್ಯಥಾ ಸರ್ವಭೂತೇಶ ಅಂದರೆ ಯಮರಾಜ ಎಲ್ಲರಿಗೆ ಒಡೆಯನಾದವನು ಯಮ ಅವನು ತಪ್ಪಿಸ್ಕೊಂಡು ಯಾರೂ ಹೋಗೋದಿಲ್ಲ ಯಮ ಹೇಳಿದ ನಿಮಗೆ ಅಜ್ಞಾತವಾಸದಲ್ಲಿ ಏನು ಕಷ್ಟ ಬರೋದಿಲ್ಲ ಅಂತ ಅವಶ್ಯಂತೇವ ಮಾಸಾರ್ಥಂ ರಮಣೀಯಂ ಶಿವಂ ಸುಖಂ ನಮಗೆ ಪತ್ತೆ ಆಗದೆ ಇರೋದು ಒಂದೇ ಮುಖ್ಯ ಅಲ್ಲ ನಾವು ಸುಖವಾಗಿರಬೇಕಲ್ಲ ವೇಷವೂ ಸುಖವಾಗಿರಬೇಕು ವಾಸವೂ ಸುಖವಾಗಿರಬೇಕು ಅಂತ ವೇಷಗಳನ್ನು ಹಾಕೋಣ ಅಂತ ಆದೇಶವನ್ನು ಹುಡುಕೋಣ ಸಂಮಂತ್ರ ಸಹಿತ ಸರ್ವೈ ವಾಸ್ತವ್ಯಂ ಅಕುತೋ ಭಯೈ ಎಷ್ಟು ಜನರ ಜೊತೆ ಕನ್ಸಲ್ಟ್ ಮಾಡಬೇಕು ಬ್ರಾಹ್ಮಣರು ಒಂದು ಹತ್ತಿಪ್ಪತ್ತು ಸಾವಿರ ಜನ ಇದ್ದರು ಧರ್ಮರಾಜನ ಜೊತೆಯಲ್ಲಿ ಅವರೆಲ್ಲರ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿದ್ರೆ ಗುಟ್ಟು ಉಳಿತಾ ಇತ್ತ ಹೇಳಿ ನೀವೆಲ್ಲ ಹೋಗಿ ಅಂತ ಕಳಿಸಿಬಿಟ್ಟ ಅಕ್ಷಯ ಪಾತ್ರೆಯನ್ನು ವಿಸರ್ಜನೆ ಮಾಡಿದ ನೀರಿನಲ್ಲಿ ಕೊಳದಲ್ಲಿ ಸೂರ್ಯನಿಗೆ ಹೇಳಿ ನೀ ಕೊಟ್ಟಿದ್ದೀಯೇ ನಿನಗೆ ವಾಪಸ್ ಕೊಟ್ಟಿದ್ದೇನೆ ಕೊಟ್ಟುಬಿಟ್ಟ ಧರ್ಮರಾಜ ಬ್ರಾಹ್ಮಣರಿಗೆ ಹೇಳ್ದ ಈ ನನ್ನ ಜೊತೆಯಲ್ಲಿರೋ ಹಾಗಿಲ್ಲ ಇನ್ನು ಮೇಲೆ ಅಜ್ಞಾತವಾಸ ನೀವು ಜೊತೆಯಲ್ಲಿದ್ದರೆ ಪತ್ತೆಯಾಗಿಬಿಡ್ತೇವಾದ್ದರಿಂದ ನೀವು ನಿಮ್ಮ ನಿಮ್ಮ ಊರುಗಳಿಗೆ ಹೋಗ್ಬಿಡಿ ಅಜ್ಞಾತವಾಸ ಮುಗಿದ ಮೇಲೆ ನೋಡೋಣ ಅಂತ ಕಳಿಸಿ ತಮ್ಮಂದರ ಜೊತೆಯಲ್ಲಿ ಅಳದರು ಸೂರಿದರು ಯೋಚನೆ ಮಾಡಿದರು ಮತ್ಸ್ಯೋ ವಿರಾಟೋ ಬಲವಾನೇ ಕುರುದೇಶದ ಸಂಬಂಧವುಳ್ಳವರು ಯಾಕೆ ಮತ್ಸ್ಯಗಂಧಿ ಮತ್ತು ಈ ವಿರಾಟನ ತಂದೆಯೋ ತಾತನೋ ಅವರು ಕೂಡ ಹುಟ್ಟಿದವರು ವಸುವಿನ ಮಕ್ಕಳು ಈ ಕಥೆ ಮೊದಲ ದಿವಸ ಹೇಳಿದ್ದೆ ಜ್ಞಾಪಕ ಇಟ್ಕೊಳ್ಳಿ ಅವನು ಬಲವಾನ್ ಬಲವಂತನೂ ಇದ್ದಾನೆ ಅಭಿರಕ್ತ ನಮ್ಮಲ್ಲಿ ಪ್ರೀತಿ ಉಳ್ಳವನೂ ಇದ್ದಾನೆ ಧರ್ಮಶೀಲ ವದಾನ್ಯಶ್ಚ ವೃದ್ಧಶ್ಚ ಸತತಂ ಪ್ರಿಯ ಎರಡು ದೋಷ ಇತ್ತು ಅವನಲ್ಲಿ ಅದನ್ನು ದೊಡ್ಡದು ಮಾಡಬಾರದು ದೋಷವಿಲ್ಲದೆ ಇದ್ದವರು ಯಾರೂ ಇಲ್ಲ ಆ ದೋಷ ಹಿಡಿದ ಕ್ಷಣಕ್ಕೆ ಧರ್ಮ ಇರಲಿಲ್ಲ ಅನ್ಬೇಡಿ ಧರ್ಮ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲೋ ಒಂದು ಅವಲಕ್ಷಣ ಕೂತಿರುತ್ತೆ ಧರ್ಮಶೀಲ ನಂಬಿದವರನ್ನು ಕೈ ಬಿಡೋದಿಲ್ಲ ವದಾನ್ಯಶ್ಚ ದಾತೃತ್ವ ಉಂಟು ವೃದ್ಧಶ್ಚ ಮುದುಕನಾಗಿದ್ದಾನೆ ಮುದುಕನಾದ ಬುದ್ಧಿ ಬರಬೇಕಲ್ಲ ಚಿಕ್ಕ ವಯಸ್ಸಿನವನಾಗಿದ್ದರೆ ಬುದ್ಧಿ ಚಂಚಲ ಅಂತ ಅನ್ಬಹುದು ಈಗ ವೃದ್ಧಾಪ್ಯದಲ್ಲಿ ಸ್ಥಿರವಾಗಿದ್ದಾನೆ ಸತತಂ ಪ್ರಿಯ ಜನಗಳಿಗೂ ಪ್ರಿಯ ಧರ್ಮವಂತರಿಗೆಲ್ಲ ಪ್ರಿಯವನು ವಿರಾಟನಗರೇ ತಾತ ಅಸಂವತ್ಸರಮೆಮಂ ವಯಂ ಕೂರುವಂತಹ ತಸ್ಯ ಕರ್ಮಾಣಿ ವಿರಾಟ್ ನಗರದಲ್ಲಿ ಎಲ್ಲಿರೋದು ಅವರ ಅರಮನೆಯಲ್ಲೇ ಇರೋದು ವಿರಾಟನಿಗೆ ಗೊತ್ತಿಲ್ಲದೆ ಇರುವಂತ ಅವನ ಮನೆಯಲ್ಲಿರಬೇಕು ವಸಂತ ತಸ್ಯ ನಗರೇ ತಸ್ಯ ಕರ್ಮಾಣಿ ವಿಹರಿಷ್ಯಾ ಮಹಾಭಾರತ ಅವರ ಅರಮನೆ ಕೆಲಸನೇ ಮಾಡಿಕೊಂಡಿದ್ದು ಬಿಟ್ರೆ ಹೊರಗಿನವರು ಪತ್ತೆ ಆಗೋದಿಲ್ಲ ಆದರೆ ಅವನನ್ನೇ ಮಾರಿಸಬೇಕು ವಿರಾಟನಿಗೆ ಟೋಪಿ ಹಾಕಬೇಕು ನಾವು ಯಾರಂತ ತಿಳಿಸಬಾರದು ಅದೇ ನನಗೂ ಸರಿ ಅನ್ನಿಸ್ತದೆ ಅಂತ ಹೇಳಿದ ಅರ್ಜುನ ಹೇಳಿದ ಭೀಮ ಹೇಳಿದ ದ್ರೌಪದಿ ಒಪ್ಪಿದಳು ಒಬ್ಬೊಬ್ಬರನ್ನು ಕೇಳ್ತಾರೆ ನೀನು ತುಂಬ ಊಟ ಮಾಡೋನಪ್ಪ ನೀನೇನೆಯ ವೇಷ ಹಾಕ್ತಿ ಅಂತ ಭೀಮನನ್ನು ಕೇಳಿದ ಧರ್ಮರಾಜ ಅಯ್ಯೋ ನನ್ನ ವಿಷಯ ಯೋಚನೆ ಮಾಡಬೇಡ ನಿಂದು ಮೊದಲು ಹೇಳು ಅಂದ ಅವನು ನೀನೆಲ್ಲಿ ಕೈ ಕೊಟ್ಬಿಡ್ತೀಯೋ ನನಗೆ ಭಯವಾಗಿದೆ ಆದ್ದರಿಂದ ನೀನೇ ವೇಷವನ್ನು ಹಾಕ್ತೀಯೇ ಧರ್ಮರಾಜ ಹೇಳಿದ ಸ್ವಲ್ಪ ಯೋಚನೆ ಮಾಡಿ ನಾನು ಸನ್ಯಾಸಿ ವೇಷವನ್ನು ಹಾಕ್ತೇನೆ ದುರುಗುಟ್ಟುಕೊಂಡು ನೋಡಲು ದ್ರೌಪದಿ ಇದು ಬೇರೆ ವೇಷ ಅರ್ಜುನ ಸನ್ಯಾಸಿಯಾಗಿ ಒಬ್ಬಳನ್ನು ಹಿಡ್ಕೊಂಡ್ಬಂದ ಹೋಗಿ ಇದು ಬೇರೆ ಕೇಳು ನಿಮಗೆ ಅನ್ನುವಂತೆ ನೋಡಿದಳು ಚಂಪು ಭಾರತದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆದರೆ ಧರ್ಮಪುತ್ರ ಈ ವೇಷವನ್ನು ಯಾತ ಕಾರಿಸಿಕೊಂಡ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಾರೆ ಯತಿವೇಷದಲ್ಲಿದ್ದರೆ ರಾಜಸೂಯದಲ್ಲಿ ಚಕ್ರವರ್ತಿಯ ಪಟ್ಟವನ್ನು ಹೊತ್ತವನಿಗೆ ಬಾಧೆ ಬರದಂತೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ವಿರಾಟರನ್ನು ಮೊದಲುಕೊಂಡು ಎಲ್ಲರೂ ನಮಸ್ಕಾರ ಮಾಡ್ತಾರೆ ಮೊದಲನೇ ಮರ್ಯಾದೆ ಕೈಯೊತ್ತು ಕಾಲೊತ್ತು ಸೇವೆ ಮಾಡು ಕಸ ಗುಡಿಸೋ ಯಾರೂ ಹೇಳೋದಿಲ್ಲ ಯತಿಗೆ ಹೆಸರೊಂದು ಬರಬೇಕಲ್ಲ ಕಂಕೋ ನಾಮದ್ವಿಜೋ ಭೂತ್ವ ಮತಾಕ್ಷ ಪ್ರಿಯದೇವನಃ ಕಂಕಭಟ್ಟ ಅಂತ ಹೆಸರು ಒಂದು ಇದೇನೆಯ ಕಂಕ ಅಂತ ಹೆಸರಿಟ್ಕೊಳ್ತೀರಿ ಅಂತ ಕೇಳಿದ್ರೆ ಕಂಕ ಶಬ್ದಕ್ಕೆ ಬೇಕಾದಷ್ಟು ಅರ್ಥಗಳಿದೆ ಅಪೂರ್ವವಾದಂತಹ ಈ ಕೋಶಗಳಿವೆ ಡಿಕ್ಷನರಿಗಳಿವೆ ಕಂಕ ಶಬ್ದಕ್ಕೆ ಹದ್ದು ಅಂತ ಒಂದರ್ಥ ಬಕಪಕ್ಷಿ ಬಕಪಕ್ಷಿ ಅಂದರೆ ನೀರಲ್ಲಿರುವುದು ಕಂಕಃ ಛದ್ಮದ್ವಿಜಯ ಖ್ಯಾತ ಲೋಹಪೃಷ್ಠ ಕೃತಾಂತ್ರಯೋ ಛದ್ಮದ್ವಿಜಯ ಕಪಟ ಬ್ರಾಹ್ಮಣನಿಗೂ ಕಂಕ ಅಂತ ಹೆಸರು ನೋಡೋದಕ್ಕೆ ಬ್ರಾಹ್ಮಣನೇ ಹೊರತು ನಿಜವಾದ ಬ್ರಾಹ್ಮಣನಲ್ಲ ಕೃತಾಂತಯೋ ಯಮ ಅಂತ ಒಂದರ್ಥ ಶಬ್ದಕ್ಕೆ ಇವನು ಯಮನ ವಂಶ ನೀ ಯಾರಯ್ಯ ಅಂದ್ರೆ ಯಮ ಈ ಹೆಸರು ಯಾರು ಇಟ್ಕೊಳ್ತಾರಿಯ ನೋಡಿ ಇವತ್ತು ಯಮರಾಜ್ ಐ ಎ ಎಸ್ ಯಾರು ಹೆಸರು ಇಟ್ಕೊಳ್ತಾರಿಯ ಯಮರಾಜ ಅಯ್ಯಂಗಾರ್ ಇಲ್ಲ ಯಮರಾಜ ಶಾಸ್ತ್ರಿ ಇಲ್ಲ ಯಮತೀರ್ಥರು ಇಲ್ಲ ಯಮನ ಹೆಸರು ಯಾರು ಇಟ್ಕೊಳ್ಳೋದಿಲ್ಲ ಸ್ವಸ್ಯ ಕೃತಾಂತ ಸೋನುತ್ವೇನ ನಾನು ಯಮನ ಮಗ ಅಂತ ಸೂಚನೆ ಮಾಡುವಂತೆ ಆತ್ಮ ವೈ ಪುತ್ರ ನಾಮಾಸಿ ಇತಿ ಶ್ರುತೇ ತದನನ್ಯತ್ವ ತನ್ನಾಮ್ನೋ ಧಾರಣೆ ಮಿಥ್ಯಾಮಾದಿತ್ವ ನ ಇತಿ ಭಾವ ನೀಲಗಂಠಿಯ ಸುಳ್ಳು ಹೇಳಬಾರ್ದಲ್ಲ ಒಂದು ವ್ರತ ಯಾರಯ್ಯ ಅಂದ್ರೆ ಕಂಕ ಅಂದ ಕಂಕ ಅಂದ್ರೆ ಯಮ ಯಮನ ಅಂಶ ತಂದೆಯೇನು ಮಗನೇನು ಎಲ್ಲ ಒಂದೇ ಅನ್ನೋ ಅರ್ಥದಲ್ಲಿ ಸನ್ಯಾಸಿ ವೇಷ ಆದರೆ ಮತಾಕ್ಷ ಸನ್ಯಾಸಿಯಾಗಿ ಕರೆಯಲ್ಪಡದೆ ವಿರಾಟನ ಮನೆಯಲ್ಲಿ ಹೋಗಿ ಏನು ಕೆಲಸವನ್ನು ಇವನು ಅಂತ ಕೇಳಿದ್ರೆ ಆ ದೊರೆಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರಂತೆ ಪಗಡೆ ಆಟ ಆಡ್ತಾರಂತೆ ಅಬ್ಬಾ ಬಾಬಾ ಬಾ ಮತಾಕ್ಷ ಜೂಜು ಈಗ ಅಡವಿಯಲ್ಲಿ ಹನ್ನೆರಡು ವರ್ಷ ವನವಾಸದಲ್ಲಿ ಬೃಹದಶ್ವರಿಂದ ಇದು ಅರವತ್ನಾಲ್ಕು ಕಲೆಗಳಲ್ಲಿ ಪಗಡೆ ಆಟವೂ ಒಂದು ಅದನ್ನು ಕಲಿಬೇಕು ಅಂತ ದೊರೆಗಳಿಗೆ ಹೇಳ್ತಾರೆ ದುಷ್ಟರನ್ನ ಸದಬಡಿಯುವುದಕ್ಕೆ ಅದನ್ನು ಕಲ್ತಿದ್ದಾನೆ ಈಗ ಪ್ರಯೋಗ ಮಾಡಿ ತೋರಿಸ್ಬೇಕಲ್ಲ ಕೈ ತೀಟೆ ಯಾರ ಜೊತೆಲಾಗಲಿ ದೊರೆ ಜೊತೆಯಲ್ಲೇ ಆಡುವುದು ಸುಮ್ಮನೆ ಆಡುವುದೇನು ಕೈ ಖರ್ಚಿಗೊಂದಷ್ಟು ದುಡ್ಡು ಬೇಕಲ್ಲ ಅದಕ್ಕೆ ಮಹಾರಾಜನಿಗೆ ಇಡು ಬಂಗಾರ ಇಡು ಅದು ಇಡು ಇದು ಅಂತ ಹೇಳಿ ಬಹಳ ರಾಜ್ಯಕೋಶ ಕಸ್ಕೊಳ್ಳೋದಲ್ಲ ಕೈ ಒಂದಷ್ಟು ದುಡ್ಡನ್ನು ಮಾಡ್ಕೊಂಡ್ಲೇ ಅಡಿಗೆವನೇ ಭೀಮಾ ಬಾಯ ಏನೋ ನಿನಗೆ ದುಡ್ಡು ಬೇಕೇನೋ ತಗೊಳ್ಳೋ ತಮ್ಮಂದ್ರಿಗೆಲ್ಲ ಕೊಡುವುದು ಏ ಸೈರಂದ್ರಿ ದುಡ್ಡು ಬೇಕೇನೆ ತಗೋ ಧರ್ಮರಾಜ ಕೊಟ್ಟ ಕೈ ಆದ್ದರಿಂದ ಹೆಂಡತಿಗೆ ಆಗಾಗ ದುಡ್ಡು ಕೊಡುವುದಕ್ಕೆ ಅನುಕೂಲವಾಗುವಂತೆ ಮತ ಅಕ್ಷಃ ಪ್ರಿಯದೇವನಃ ಇದು ಕಂಕ ಅಂತ ಹೆಸರಿಟ್ಕೊಂಡು ನಾನು ಆ ದೇಶದಲ್ಲಿರ್ತೇನೆ ಯೋಚನೆ ಮಾಡಬೇಡ ನೀ ಅದೋಡಿ ಶಾಯಕ ಕಮಂಡಲು ಜ್ವಲ ತ್ರಿದಂಡಿಯ ಸನ್ಯಾಸಿ ಬೇರೆ ಇದು ಅಯ್ಯಂಗಾರ ಸನ್ಯಾಸಿ ವೇಷ ಮೂಲದಲ್ಲಿ ಹಾಗೆ ಹೇಳಿದ್ದಾರೆ ತ್ರಿದಂಡಿ ಯಾಕೆಂದ್ರೆ ಸನ್ಯಾಸಿಗಳಲ್ಲಿ ತ್ರಿದಂಡಿಗಳನ್ನು ಮಾತ್ರ ನಂಬ್ತಾ ಇದ್ರು ಆಗಿನ ಕಾಲದಲ್ಲಿ ಹಾಳು ರಾವಣನು ತ್ರಿದಂಡಿ ಸನ್ಯಾಸಿ ಅರ್ಜುನನು ತ್ರಿದಂಡಿ ಸನ್ಯಾಸಿ ಕಪಟ ಸನ್ಯಾಸಿಗಳೆಲ್ಲ ಶ್ರೀ ವೈಷ್ಣವರು ಅನ್ನುವ ಕೆಟ್ಟ ಬಿರುದನ್ನು ಕೊಡುವಂತೆ ಇದು ಚಂಪು ಭಾರತದ ವಾಕ್ಯ ತ್ರಿದಂಡ ಕಾಷಾಯ ಕಮಂಡಲೋಜ್ವಲ ಜಪತ್ ದಂತಪಟೋ ಯುಧಿಷ್ಠಿರ ಜಪತಿ ಸ್ಫುರತಿ ದಂತಪಟಃ ಯತಿಗಳಿಗೆ ಮೂರು ಅಂಶ ವೇಷದಲ್ಲಿ ಯಾವಾಗಲೂ ಬೆಳ್ಳಿಗಿರಬೇಕು ಅಂತಾರೆ ಹಲ್ಲು ಬೆಳ್ಳಿಗಿರಬೇಕು ತಾಂಬೂಲ ಹಾಕೋ ಬಾಯಿ ಹಲ್ಲು ಬೆಳ್ಳಿಗಿರೋದಿಲ್ಲ ಯತಿಗಳು ತಾಂಬೂಲ ಹಾಕೋ ಹಾಗಿಲ್ಲ ಯಜ್ಞೋಪಯುತ ಉಂಟು ತ್ರಿದಂಡಿ ಸನ್ಯಾಸಿಗಳಿಗೆ ತ್ರಿದಂಡದ ಮೇಲೊಂದು ಧ್ವಜದಂತ ವಸ್ತ್ರ ಇರ್ತದೆ ಜಪವಸ್ತ್ರ ಅದು ಬೆಳ್ಳಿಗಿರಬೇಕು ಇದು ಮೂರು ಬೆಳ್ಳಿಗಿರಬೇಕಾದ್ರಿಂದ ಉಪಾನಹಂ ದಾರುಮಯೀಂ ಪದ ಸ್ಪೃಶನ್ನೇ ಒಳ್ಳೆ ಪಾತಿಕೆ ಹಾಕೊಂಡಿದ್ದಾನೆ ಕಟ್ ಕಟ್ ಕಟ್ ಅಂತ ಶಬ್ದ ಮಾಡ್ತಾ ಇದೆ ಉಪಾನದ ತಿರಿ ಸಂಸದಿ ಮೇದಿನೀಶ್ವರಂ ಇದು ನನ್ನ ವೇಷ ನಾನು ಹೀಗೆ ಮಾಡ್ತೇನೆ ನೀನೇನು ಮಾಡ್ತೀಯಪ್ಪ ಇವನು ಪಗಡೆ ನೆನೆಸಿದ ಕೂಡಲೇ ಸನ್ಯಾಸಿ ವೇಷವಾಯಿತು ಕೈಯಲ್ಲಿ ದಂಡ ಉಂಟಾಯಿತು ಆ ಪಗಡೆ ಹಾಸು ಬೇರೆ ಜೋಡಿಗೆ ಒಂದು ಹಾಕೊಂಡಿದ್ದ ಇದು ಸನ್ಯಾಸಿಯಲ್ಲಿ ಕಾಂಟ್ರಡಿಕ್ಷನ್ ಸನ್ಯಾಸಿಗಳು ಜೂಜಾಡೋ ಹಾಗಿಲ್ಲ ಜೂಜಾಡೋರು ಸನ್ಯಾಸಿಗಳಲ್ಲ ಅದು ಏನೇನು ಬಣ್ಣದಿಟ್ಟಿದ್ದಾನೆ ಅಂದರೆ ಆ ಪಗಡೆ ಅಲ್ಲಿ ಹೇಳಲಿಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ವೈಢೂರ್ಯಾನ್ ಕಾಂಚನಾನ್ ದಾಂತಾನ್ ಫಲೈಹಿ ಜ್ಯೋತಿ ರಸಾನ್ ಅಪೀ ವೈಢೂರ್ಯಾನ್ ಹರಿತಾನ್ ಹಸಿರು ಬಣ್ಣದ ಕಾಯಿ ಕಾಂಚನಾನ್ ಹಳದಿ ಬಣ್ಣದ ಕಾಯಿ ದಾಂತಾನ್ ದಂತ ಅಂದ್ರೆ ಹೆಚ್ಚು ಕಮ್ಮಿ ಬಿಳುಪು ಜ್ಯೋತಿ ರಸೈಹಿ ಕೆಂಪು ಬಣ್ಣದ್ದು ಇಲ್ಲಿ ಬಿಳುಪು ಬಂತು ಕೆಂಪು ಇಟ್ಕೊಳ್ತಾರೆ ಸಾಮಾನ್ಯವಾಗಿ ಹಳದಿ ಮತ್ತು ಹಸಿರು ಈ ಬಣ್ಣ ಬದಲಾವ ಮಾಡಿಕೊಂಡಿದ್ದೇವೆ ಆಗಿನ ಕಾಲದಲ್ಲಿ ಏನಿತ್ತು ಕೃಷ್ಣಾನ್ ಲೋಹಿತವರ್ಣಾಂಶ್ಚಾಂಜರ್ವರ್ಷ್ಯಾಮಿ ಮನೋಹರಂ ದಾಳವನ್ನು ಕಪ್ಪು ಬಣ್ಣದ ಯಾವುದೋ ಪದಾರ್ಥದಿಂದ ಮಾಡಿದ್ದಾರೆ ಅದರ ಮೇಲೆ ಅಂಕೆಗಳ ಗುರುತೆಲ್ಲ ಇದೆ ಸಭಾಪರ್ವದಲ್ಲಿ ಇದು ಹೇಗೆ ಜೂಜಾಡ್ತಿದ್ರು ನಮಗೆ ಆ ಚಿತ್ರ ಅಲ್ಲಿ ಗೊತ್ತಾಗಲಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸರಿ ನಿನ್ನಿಷ್ಟ ಅಂದ ಭೀಮಸೇನ ಹೋಟೆಲ್ ಸಿಕ್ಕಾಕೋಬೇಡ ಅಷ್ಟೇ ಜೂಜಾರಾಡು ಏನಾರು ಮಾಡ್ಕೋ ಸನ್ಯಾಸಿ ಕೆಲಸ ನಮ್ಮ ತಂಟೆಗೆ ಬರಬೇಡ ನೀನು ಹೆಸರಿದು ಕರಿಬೇಡ ನಂದು ಯೋಚನೆ ಎಲ್ಲ ಕಾಣೋ ಭೀಮ ನಿನ್ನ ಯೋಚನೆ ನನಗೆ ಅಂತ ಧರ್ಮರಾಜ ನೀ ಮಹಾಕೋಪಿ ಎಲ್ಲಿ ಯಾವ ಸಂದರ್ಭದಲ್ಲಿ ನೀನು ಕೈ ಕೊಟ್ಬಿಡ್ತೀಯೋ ಗೊತ್ತಿಲ್ಲ ನೀನು ಯಾವ ವೇಷ ಮಾಡ್ತೀಯೇ ನಿಮ್ದು ಹೊಟ್ಟೆ ಹಸಿವು ಬೇರೆ ಸಾಕಷ್ಟು ನೀವು ಊಟ ಮಾಡೋ ಪ್ರಮಾಣದಿಂದಲೇ ಬೃಕೋದ್ರ ಅಂತ ಯಾರು ಪತ್ತೆ ಮಾಡಿದ್ರೆ ಏನು ಮಾಡುವುದು ಏ ಅದೆಲ್ಲ ಕಾಳಜಿ ಬಿಡ್ರಿ ಇಂದ ಅವನು ನಾನೇನು ಮಾಡ್ತೀನಿ ಅಂದ್ರೆ ಪೌರೋಗವಹ ಬುರ್ವಾಣೋಹಂ ವಲ್ಲವೋ ನಾಮ ಭಾರತ ವಲ್ಲವ ಅಂತ ಹೆಸರಿಟ್ಕೊಳ್ತೇನೆ ಪೌರೋಗವ ಅಡುಗೆ ಮಾಡೋ ಕೆಲಸ ಮಾಡ್ತೇನೆ ನಾನು ಅಡುಗೆಯಲ್ಲಿ ಏನೇನು ಮಾಡ್ತೀಯ ಆರಾಳಿಕ ಗೋವಿಕರ್ತ ಸೂಪಕರ್ತ ನಿಯೋಧಕ ಕೂಟ ಶ್ಲೋಕ ಇವತ್ತಿನ ಡಿಕ್ಷನರಿಗಳನ್ನು ನೀವು ನೋಡಿದ್ರೆ ಶಬ್ದಾರ್ಥ ತಿಳಿಯೋದಿಲ್ಲ ಆರಾಳಿಕ ದರ್ಪ ದರ್ಪಹಂತ ಮದ ಏರಿದ ವಕ್ರವಾದ ಹುಚ್ಚು ಆನೆಗಳನ್ನು ಮದ ಇಳಿಸ್ತೇನೆ ಎಂಟರ್ಟೈನ್ಮೆಂಟ್ ಮಾಡ್ತೇನೆ ಮಹಾರಾಜನಿಗೆ ಅಡಿಗೆ ಕೆಲಸ ಆಯಿತು ಅಡಿಗೆ ಮನೆ ಇವನೇ ಸೇರಿಬಿಟ್ರೆ ಇವನೆಷ್ಟು ಊಟ ಮಾಡಿದಂತ ಯಾರೂ ನೋಡೋ ಹಾಗಿಲ್ಲ ಒಂದು ಸುತ್ತು ಬಡಿಸೋ ಅಷ್ಟರಲ್ಲಿ ಎರಡು ತಿಂದಿರೋದು ಬಡಿಸ್ತಾ ಇರೋದು ಒಳಗೆ ಹೋಗಿ ತಿನ್ನುವುದು ವಿಧಿ ಇಲ್ಲದೆ ಒಂದು ಕಡೆ ನಮ್ಮ ತಾಯಿದೋ ತಂದೆಯದೋ ಶ್ರಾದ್ದ ಒಂದು ಕಡೆ ಮಾಡಬೇಕಾಯಿತು ಸ್ವಂತ ಮನೆ ಬಿಟ್ಟು ಅಲ್ಲಿನ್ನೂ ಬ್ರಾಹ್ಮಣರಿಗೆ ಆವಾಹನೆಯೇ ಕೊಟ್ಟಿಲ್ಲ ಅವನು ತಾಳ ಹಾಕಿ ಹಾಡ್ತಾ ಒಡೆ ತಿಂತ ಕೂತಿದ್ದಾನೆ ಸ್ವಾಮಿಗಳಿಗೆ ಹೇಳಿದೆ ಅವನು ಬದ್ದು ಕಳಿಸಿದ್ರು ಆಮೇಲೆ ಅವನ್ನ ಇಲ್ಲಿ ಶ್ರಾದ್ದಾನೆ ಆಗಿಲ್ಲ ಬ್ರಾಹ್ಮಣರಿಗೆ ಬಡಿಸೇ ಇಲ್ಲ ಕಾಲು ತೊಳೆದೇ ಇಲ್ಲ ಅವನು ಕೂತ್ಕೊಂಡು ಅವನಿಗೆ ಏನಂತ ಅವನು ಶ್ರಾದ್ದ ಅವನು ಊಟ ಮಾಡ್ತಾ ಕೂತಿದ್ದಾನೆ ಅವನು ಅಡಿಗೆಯವರು ತಿಂದು ಮಿಕ್ಕ ಮೇಲೆ ನಿಮಗೆ ಬರೋದು ಹೇಗೆ ಅದಕ್ಕೇನು ಅಡ್ಮಿಷನ್ ಅಂತ ಬೋರ್ಡು ಅಡಿಗೆ ಕೆಟ್ಟ ಹೋದ್ರೆ ಎಲ್ಲರೂ ಬೈತಾರಲ್ಲ ಅಂತ ಬಾಗಿಲು ಹಾಕಿ ಸಾರು ಒಂದು ತೋಟ ಕುಡಿದು ಚೆನ್ನಾಗಿದೆಯೇನೋ ಪರವಾಗಿಲ್ಲ ಪುಳಿಯೋಗರೆ ಚೆನ್ನಾಗಿದೆಯೇನೋ ನೋಡ್ತಾರೆ ಜಾಂಗೀರ್ ಚೆನ್ನಾಗಿದೆಯೇನೋ ಎಲ್ಲ ಅವ್ರು ನೋಡಿದ ಮೇಲೆಯೇ ನಿಮಗೆ ಬರೋದು ಅವರ ಅಪ್ಪನಾಣೆ ನೋಡಿದ ಯಾರೂ ಕೊಡೋದಿಲ್ಲ ಆದ್ದರಿಂದ ಅಡುಗೆ ಕೆಲಸ ಚೆನ್ನಾಗಿ ಮಾಡ್ತೇನೆ ಕಾಯಿ ಪಲ್ಯ ಹಚ್ಕೊಡೋರು ಮಾತ್ರ ಬೇರೆ ಅದು ನನ್ನ ಡ್ಯೂಟಿ ಅಲ್ಲ ಹೆಡ್ ಕೂಕ್ ಆಗಿರ್ತೇನೆ ನಾನು ವೇಳೆ ಉಳಿತಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಅಡುಗೆ ಮಾಡಿದ್ರೆ ಬಾಕಿ ಕಾಫಿ ಇಲ್ಲ ಟೀ ಇಲ್ಲ ಮೇಲೇನು ಮಾಡೋದು ಮೈ ತಿಮ್ರು ಒಂದು ಕೂತಿದೆಯಲ್ಲ ಎಕ್ಸಸೈಸ್ ಬೇಕಲ್ಲ ಮುದಿಸಿದ ಆನೆಗಳನ್ನು ಪಳಗಿಸಿ ದೊರೆಗೆ ನಾನು ಎಂಟರ್ಟೈನ್ಮೆಂಟ್ ಮಾಡ್ತೇನೆ ಗೋವಿಕರ್ತ ಬಲಿವರ್ಧಾನ ದಮನೇನ ವಿಕೃತಿ ಜನಕ ಮುದಿಸಿದ ಗೂಳಿಗಳು ಎತ್ತುಗಳನ್ನು ಪಳಗಿಸುವುದು ಇದು ಭೀಮನಿಗೆ ಎಕ್ಸಸೈಸ್ ಬೇಕು ಮೂರನೇದು ಸೂಪಕರ್ತ ಪಾಕಶಾಸ್ತ್ರ ಪರಿಣತ ಸೂಪ ಇಂಗ್ಲಿಷಲ್ಲಿ ಸೂಪ್ ಅಂತ ಆಗಿದೆ ನೋಡಿ ಅದು ತೊಲ್ಲೆ ಬೇಳೆ ಕಟ್ಟು ಅದಕ್ಕೆ ಅವರೇನೇನೋ ಕೋಳಿ ಗಿಳಿ ಮಾಂಸ ಗಿಂಸ ಹಾಕೋತಾರೆ ಬೇರೆ ವಿಷಯ ಅದು ಅದು ನಮಗೆ ಬೇಡ ಸೂಪಕರ್ತ ನಿರೋಧಕ ಮಲ್ಲ ಯುದ್ಧ ವಿಶಾರದ ಮಲ್ಲ ಯುದ್ಧದಲ್ಲಿ ಎಷ್ಟೋ ವಿಷಯ ಇದೆ ಅದರಲ್ಲಿ ಇವನು ನಿಯೋಧಕ ಮಲ್ಲಯುದ್ಧದಲ್ಲಿ ಮುಖ್ಯವಾಗಿ ಎರಡು ವಿಷಯ ಇದೆ ಒಂದು ಕೊಂದೇ ಬಿಡುವುದು ಇನ್ನೊಂದು ಕೊಲ್ಲದಂತೆ ಮಾರಣವರ್ಜಮ್ಮಲ್ಲ ಯುದ್ಧಾಧಿಕರ್ತ ಚಾಣೂರ ಮುಷ್ಟಿಕ ತೋಸಲ ಇವರೆಲ್ಲ ಕೃಷ್ಣನ ಜೊತೆಯಲ್ಲಿ ಬಲರಾಮನ ಜೊತೆಯಲ್ಲಿ ಯುದ್ಧ ಮಾಡಿದರಲ್ಲ ಅವರು ಕೊಲ್ಲುವುದಕ್ಕೆ ಬಂದವರು ಭೀಮಸೇನ ಕೊಲ್ಲಬೇಕಂತ ಹೊರಟವನಲ್ಲ ಇವನನ್ನು ಕೊಲ್ಲಬೇಕಂತ ಬಂದವನನ್ನು ವಿಚಾರಿಸ್ಕೊಳ್ತಾನೆ ಅದು ಬೇರೆ ವಿಷಯ ಆದ್ದರಿಂದ ಇದು ಗೋವಿಕರ್ತ ಸೂಪಕರ್ತ ನಾನು ಈ ಕೆಲಸವನ್ನು ಮಾಡ್ತೇನೆ ಯೋಚನೆ ಮಾಡಬೇಡ ಸರಿ ನೀನೇನ್ ಮಾಡ್ತೀಯ ಅರ್ಜುನ ನಾನೇನು ಮಾಡೋದು ಅವಳು ಶಾಪ ಕೊಟ್ಟಿದ್ದಾಳಲ್ಲ ಊರ್ವಶಿ ಒಂದು ವರ್ಷ ನಪುಂಸಕ ಆಗಬೇಕು ನಪುಂಸಕನಾದ್ರೆ ಎಲ್ಲರೂ ಹಾಸ್ಯ ಮಾಡ್ತಾರೆ ಎಲ್ಲಿರೋದು ಸೀರೆ ಉಟ್ಕೋಬೇಕು ಲಂಗ ಹಾಕ್ಕೋಬೇಕು ಮೀಸೆ ಒಂದಿರುತ್ತೆ ಮೀಸೆ ತೆಗೆಯೋ ಹಾಗೆಲ್ಲ ಕ್ಷತ್ರಿಯ ಆದರೆ ಗಂಡಲ್ಲ ಮೀಸೆ ಇದೆ ಎಲ್ಲಮ್ಮನ ಗುಡದಲ್ಲಿ ಹೋಗೋ ಹಾಗೆ ಇದಕ್ಕೆ ಒಳ್ಳೆ ಅಡಿಗೆ ಬಚ್ಚಿಟ್ಟುಕೊಳ್ಳುವ ಜಾಗ ಅಂದರೆ ಅಂತಃಪುರವಾದ್ದರಿಂದ ಮತ್ತು ಸಂಗೀತ ಗೊತ್ತಿದೆ ವಾದ್ಯ ಗೊತ್ತಿದೆ ನರ್ತನ ಗೊತ್ತಿದೆ ಹೇಳ್ತೇನೆ ವಿರಾಟ್ ರಾಜನಿಗೆ ಅವ್ರ ಮನೆಯಲ್ಲಿ ಸೇರಿಕೊಂಡು ಅಲ್ಲಿ ಯಾರು ಹೆಣ್ಮಕ್ಳು ಡ್ಯಾನ್ಸ್ ಗೀನ್ಸ್ ಕಲಿಯೋರಿದ್ರೆ ಅವ್ರ ಮನೆಯಲ್ಲಿ ಪಾಠ ಹೇಳ್ಕೊಡ್ತೇನೆ ಒಳ್ಳೆ ಚೆನ್ನಾಗಿ ಸಭೆ ಕೊಡ್ತೇನೆ ಅರ್ಜುನನ ಮುಡಿ ತುಂಬ ನೀಳವಾದ ಮುಡಿ ಅದರಿಂದಲೇ ದ್ರೋಣಾಚಾರ್ಯ ಪತ್ತೆ ಮಾಡ್ತಾರೆ ಅವನನ್ನ ಆದ್ದರಿಂದ ನಾನು ಈ ಅರಮನೆಯಲ್ಲಿ ಸೇರಿಕೊಂಡು ಒಳಗಡೆ ಈ ಹೆಣ್ಣು ಮಕ್ಕಳಿಗೆ ನೃತ್ಯವನ್ನು ಕಲಿಸುವುದು ವಾದ್ಯವನ್ನು ಕಲಿಸುವುದು ಈ ಕೆಲಸದಲ್ಲಿರ್ತೇನೆ ಆಗ ಕೇಳಿದ ಧರ್ಮರಾಜ ದ್ರೌಪದಿ ನಿನ್ನ ಯೋಚನೆ ನನಗೆ ನೀನೇನು ವೇಷವನ್ನು ಹಾಕ್ತೀಯೇ ಏನು ವೇಷ ಹಾಕ್ಲಿ ಹೇಳ್ರಿ ಈ ತಲೆ ಒಂದು ಬಿಚ್ಚಿಕೊಂಡಿರ್ತೀಯ ಜಗತ್ ಪ್ರಸಿದ್ಧ ಗೊತ್ತಾಗತ್ತೆ ಯಾರಿಗಾದರೂ ನಿನ್ನ ರೂಪವನ್ನು ಮುಚ್ಚಿಡ್ಲಿಕ್ಕೆ ಬರುವುದಿಲ್ಲ ಮತ್ತೇನು ಕೆಲಸ ಮಾಡ್ತೀಯೇ ರಾಣಿಯಾಗಿದ್ದವಳು ಅವಳು ಹೇಳಿದ್ಲು ನಾನು ಸೈರಂಧ್ರಿ ಕೆಲಸವನ್ನು ಮಾಡ್ತೇನೆ ಮಾಲತಿ ಅಂತ ಹೆಸರಿಟ್ಕೊಂಡು ವಿರಾಟ್ ರಾಜನ ಅಂತಃಪುರದ ಸ್ತ್ರೀಯರಿಗೆ ತಲೆ ಬಾಚುವುದು ವಿಧ ವಿಧವಾಗಿ ಹೆಣಿಗೆ ಹಾಕುವುದು ತಲೆ ಹೂವುಗಳನ್ನು ಕಟ್ಟುವುದು ಮಾಲೆಗಳನ್ನು ಮಾಡುವುದು ಹೆಂಗಸರಿಗೆ ಅಲಂಕಾರ ಮಾಡುವುದು ಅಲಕ್ತಕ ಪೇಂಟ್ ಕಾಲಿಗೆ ಉಗುರಿಗೆ ಇವತ್ತೇನು ಬಳ್ಕೊಳ್ತೀರಿ ಇವತ್ತು ಹೊಸದಲ್ಲ ಐದೂರು ಸಾವಿರ ವರ್ಷದ್ದು ಅಲಕ್ತಕ ಕಾಲಿಗೆಲ್ಲ ಬಣ್ಣ ಹಾಕ್ಕೊಳ್ತಾ ಇದ್ರು ಕಾಳಿದಾಸನ ನಾಟಕಗಳಲ್ಲಿ ಬರುತ್ತೆ ಇಂಥ ವೇಷದಲ್ಲಿರ್ತಾ ನಾನು ನನಗೆ ಎಂಜಲ್ ಹಾಕಬಾರದು ಇನ್ನೊಬ್ಬರ ಕಾಲು ಒತ್ತಬಾರದು ದಮಯಂತಿ ಕೇಳಿದ ಹಾಗೆ ಪರಪುರುಷರ ಜೊತೆಯಲ್ಲಿ ನನಗೆ ಮಾತು ಮಾತನಾಡಿಸಬಾರದು ನನ್ನನ್ನು ಯಾರೂ ಬಯಸದೇ ಇರುವಂತ ರಕ್ಷಣೆ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತೇನೆ ಆಯಿತು ನೀನೇನು ಮಾಡ್ತೀಯೋ ನಕುಲನ್ನು ಕೇಳಿದ್ರು ನಕುಲ ಹೇಳಿದ ತಂತಿಪಾಲ ತಂತಿಪಾಲ ತಂತಿ ಏನು ಗೊತ್ತಾಗುತ್ತೆ ತಂತಿ ಅಂದ್ರೆ ಕನ್ನಡ ತಂತಿ ಮುಳ್ಳು ತಂತಿ ಅದಲ್ಲ ಇದು ಕೂಟ ಶ್ಲೋಕ ತಂತಿ ಬಲಿವರ್ಧ ಮದಿಸಿದ ಎತ್ತುಗಳು ತಂತಿ ಗೋಶಾಸ್ತ್ರ ಸಿದ್ಧಾಂತ ಜ್ಞಾನಿ ಗೋಶಾಸ್ತ್ರವನ್ನು ತಿಳಿದವನು ಕುದುರೆ ಬಗ್ಗೆ ಗಶುಶಾಸ್ತ್ರ ಹೇಗೆಯೋ ಗೋಶಾಸ್ತ್ರ ಅಂತ ಒಂದು ಶಾಸ್ತ್ರ ಗೋವುಗಳಲ್ಲಿ ಲಕ್ಷಣವಾದ ಗೋವು ಯಾವುದು ಎರಡನೇ ಗ್ರೇಡ್ ಯಾವುದು ಮೂರನೇ ಗ್ರೇಡ್ ಯಾವುದು ಯಾವುದು ಹಾಲು ಎಷ್ಟು ಕೊಡಬಹುದು ಯಾವುದರ ಮರಿಗಳನ್ನು ಹ್ಯಾ ಕಾಪಾಡಬೇಕು ಇದು ಒಂದು ದೊಡ್ಡ ಶಾಸ್ತ್ರ ಇವತ್ತು ಗೋವನ್ನು ಕೊಲ್ಲುವುದು ಬಹಳ ದೊಡ್ಡ ಶಾಸ್ತ್ರ ಸುಮ್ಮನೆ ಗೋವು ಕಳಿಸಿಬಿಡೋದು ಅದರ ಮೂಳೆ ಬೇರೆ ರಕ್ತ ಬೇರೆ ಮಾಂಸ ಬೇರೆ ಬರೋ ಹಾಗೆ ಅವೆ ಟಾಯರ್ಸ್ ಮಾಡಿ ಮಾಡಿ ಇದು ಶಾಸ್ತ್ರ ಇವತ್ತು ನೀನೇನು ಮಾಡ್ತೀಯೋ ಸಹದೇವ ಅಂದರೆ ಗ್ರಂಥಿಕ ನಾನು ಗ್ರಂಥಿ ಅಂತ ಹೆಸರಿಟ್ಕೊಳ್ತೇನೆ ಯಾಕೆಂದರೆ ಅನ್ನೋ ಶಬ್ದಕ್ಕೆ ಆಯುರ್ವೇದ ಶಾಸ್ತ್ರ ಅಂತ ಹೆಸರು ಇವತ್ತು ಈ ಆಯುರ್ವೇದ ಮೂಲಿಕೆಗಳನ್ನು ಮಾಡೋ ಅಂಗಡಿಗೆ ಗ್ರಂಥಿ ಅಂಗಡಿ ಗ್ರಂಥಿಗೆ ಅಂಗಡಿ ಅಂತ ಕೇಳಿದ್ದಿರ್ಬೇಕು ನೀವು ಅದು ಏನು ಗ್ರಂಥಿ ಗ್ರಂಥಿಗೆ ಅಂತಾರೆ ಗೊತ್ತಿಲ್ಲ ಗ್ರಂಥಿ ಅಂದರೆ ಅದು ಗಂಟು ಆಯುರ್ವೇದ ಶಾಸ್ತ್ರದಲ್ಲಿ ಪ್ರತಿಯೊಂದೂ ಒಂದು ಗಂಟು ಇರ್ತದೆ ಆ ಸೂತ್ರಗಳನ್ನು ಎಲ್ಲರಿಗೂ ತಿಳಿದೇ ಇರುವಂತೆ ಮರೆದಿದ್ದಾರೆ ಆದ್ದರಿಂದ ನಾನು ನಾನು ಅಶ್ವಿನಿ ದೇವತೆಯ ಅಂಶವಾದ್ರಿಂದ ಅಶ್ವಿನೋ ಸುತತ್ವಾತಿ ಗ್ರಂಥಾನ್ ಆಯುರ್ವೇದಂ ಆಧ್ವರ್ಯವಂಚ ಇಂಥ ವೇಷ ಹಾಕ್ತೇನೆ ಅಂತ ಅವರು ಪಾಂಡವರು ಪರಸ್ಪರ ಮಾತನಾಡಿಕೊಂಡ್ರು ಆಮೇಲೆ ಯಾರು ಮೊದಲು ಹೋಗಬೇಕು ಯಾರು ಆಮೇಲೆ ಕಾಣಿಸ್ಕೋಬೇಕು ಎಲ್ಲರಿಗೂ ಸಮಾನವಾಗಿ ಅವಕಾಶ ಸಿಕ್ಕರೆ ಸರಿ ಒಂದು ವೇಳೆ ಧರ್ಮರಾಜ ಭೀಮಸೇನ ಇಬ್ಬರು ಅರಮನೆಯನ್ನು ಹೊಕ್ಕು ದ್ರೌಪದಿಗೆ ವಿರಾಟನ ಮನೆಯಲ್ಲಿ ಕೆಲಸ ಇಲ್ಲಮ್ಮ ಮುಂದೆ ಹೋಗು ಅಂದ್ಬಿಟ್ರೆ ಏನು ಗತಿ ಅಲ್ವೇ ಯೋಚನೆ ಮಾಡಿ ಇಬ್ಬರು ಒಂದೇ ಕಡೆ ಇರಬೇಕು ಅದಕ್ಕೇನು ಮಾಡೋದು ಮಧ್ಯದಲ್ಲಿ ದ್ರೌಪದಿಯನ್ನು ಬಿಟ್ಟು ನೋಡೋಣ ಅವಳಿಗಲ್ಲಿ ಅವಕಾಶ ಸರಿ ಇರಲಿಲ್ಲ ಅಂದರೆ ಏಕಾಂತದಲ್ಲಿ ನಕುಲ ಸಹದೇವರು ಸೇರಿಕೊಂಡು ಏನಾದ್ರು ಉಪಾಯವನ್ನು ಮಾಡೋಣ ಅದಾದ ಮೇಲೆ ನಾವು ಉಪಾಯ ಮಾಡಿ ದ್ರೌಪದಿಗೆ ಜಾಗ ಸಿಕ್ಕಲಿಲ್ಲ ಅಂದರೆ ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಏನಾದ್ರು ತಕರಾರು ತೆಗೆದು ಹೊರಗೆ ಬಂದು ಬಿಡೋಣ ಆದರೆ ಇವರು ಒಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದಾರೆ ಅದಾದ ನಂತರ ಪಾಂಡವರು ಇನ್ನೂ ಒಂದು ಸಂಕೇತವನ್ನು ಮಾಡಿಕೊಂಡು ತಮ್ಮ ತಮ್ಮಲ್ಲಿ ನಾವು ನಾವೇ ಮಾತನಾಡುವಾಗ ಒಬ್ಬರೊಬ್ಬರನ್ನು ಕರೆಯುವಾಗ ಒಂದು ಗಂಧರ್ವರ ಹೆಸರನ್ನು ಇಟ್ಕೊಳ್ಳೋಣ ಅಂತೇಳಿ ಜಯೋ ಜಯಂತ ವಿಜಯ ಜಯತ್ಸೇನ ಜಯದ್ಬಲ ಮಾಲಿನಿ ಉಳಿದವರಿಗೆ ಅವನು ಕಂಕಭಟ್ಟ ಇವಳು ಮಾಲಿನಿ ಇವನು ವಲ್ಲವ ಅವನು ಗ್ರಂಥಿಪಾಲಕ ಇವನು ತಂತಿಪಾಲಕ ಉಳಿದವರ ಹೆಸರು ಇವರಿವರೇ ಊಟ ಶ್ಲೋಕ ಮಾತಾಡಿಕೊಳ್ಳುವಾಗ ಜಯ ಜಯಂತ ವಿಜಯ ಜಯತ್ಸೇನ ಜಯದ್ಬಲ ದ್ರೌಪದಿ ಏನು ವೇಷ ಮಾಡ್ತಾಳೆ ಅಂದರೆ ಐವರು ಗಂಧರ್ವ ಪತಿಯರು ನಾನು ಗಂಧರ್ವ ಸ್ತ್ರೀ ಮತ್ತಾಕಮ್ಮ ಬಂದೆ ಇಲ್ಲಿ ಅವ್ರಿಗೂ ನನಗೂ ಜಗಳ ಆಗಿದೆ ಒಂದು ವರ್ಷ ಅವ್ರ ಮುಖ ನೋಡೋದಿಲ್ಲ ಅಂತ ನಾನು ಕೋಪ ಮಾಡ್ಕೊಂಡು ಬಂದುಬಿಟ್ಟಿದ್ದೇನೆ ಐವರು ಏನು ಒಬ್ಬರಿಗಿಂತ ಒಬ್ಬರು ಗಟ್ಟಿಗೋರರು ಯಾರಿಗಾರು ಕೋಪ ಗೀಪ ಬಂದರೆ ನಾನು ಕೆಳಕದವರನ್ನು ಅವ್ರು ಸುಮ್ಮನೆ ಬಿಡೋದಿಲ್ಲ ಆದ್ದರಿಂದ ಅಮ್ಮ ಸುದೇಶನೇ ವಿರಾಟನ ಪತ್ನಿಯೇ ನೀನು ಅರಮನೆಯಲ್ಲಿ ನಾನು ಮಾಡ್ತೇನೆ ಅಂತ ಹೇಳಿ ಆಶ್ರಯ ಪಡೀತಾಳೆ ಆ ಆಶ್ರಯಕ್ಕೆ ತಕರಾರು ಬರ್ತದೆ ಮುಂದೆ ಓದ್ ತೋರಿಸ್ತೇನೆ ಸ್ವಾರಸ್ಯವಾಗಿದೆ ಆದರೆ ಕೀಚಕ ಕೆಣಕಿ ಅವನು ಸತ್ತು ಕೊನೆಯಲ್ಲಿ ಇವಳನ್ನು ಅವಳ ಜೊತೆಯಲ್ಲಿ ಸುಡಬೇಕು ಆ ಕೀಚಕನ ಹೆಣ ಜೊತೆಯಲ್ಲಿ ತಗೊಂಡು ಹೋಗುವಾಗ ರೇ ಜಯ ಜಯಂತ ಜಯತ್ಸೇನ ವಿಜಯ ಜಯದ್ಬಲ ಎಲ್ಲಿದ್ದೀರೋ ಗಂಧರ್ವಪತಿಯರೇ ಅಂತ ಈ ಹೆಸರಿಂದ ಕರೀತಾಳೆ ದ್ರೌಪದಿ ಈ ಕೋಡ್ ಹೊರಡಿಸಿದ್ದ ಹಾಗೆ ಗುಹ್ಯ ನಾಮಧೇಯಕ ಆದ್ದರಿಂದ ಹೋಗಿ ಬರಬೇಕು ಕೂತು ಮಾತನಾಡಿಕೊಂಡ್ರು ಅಲ್ಲಿಂದ ಮುಂದಕ್ಕೆ ಹೊರಟಿದ್ದಾರೆ ಪಾಂಡವರು ವಿರಾಟನಗರ ಆಗ್ನೇಯ ಭಾಗದಲ್ಲಿತ್ತು ಕುರುದೇಶಕ್ಕೆ ಇವರು ಹೊರಟಾಗ ವಿರಾಟ ನಗರದ ಸ್ಮಶಾನವನ್ನು ಹಾಯ್ದುಕೊಂಡು ಹೋಗಬೇಕಾಗಿತ್ತು ಅವತ್ತು ದುರ್ಗಾಷ್ಟಮಿ ಇದು ಕೊಟ್ಟಿದ್ದಾರೆ ವೇದವ್ಯಾಸರು ನೋಡಿ ಪ್ರಸಂಗ ಹೇಗೆ ಬಂದಿದೆ ದಸರಾ ಉತ್ಸವ ಪ್ರಾಪ್ತವಾಗಿದೆ ಅಯ್ಯೋ ಪಾಡ್ಯವನ್ನು ಆಚರಿಸೋದಕ್ಕೆ ಅವಕಾಶವಿಲ್ಲ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಒಂದೂ ಇಲ್ಲ ತಲೆಗೆ ಮಜ್ಜನವಿಲ್ಲ ಎಣ್ಣೆ ಹೆಚ್ಚು ಸ್ನಾನ ಮಾಡೋ ಹಾಗಿಲ್ಲ ದರ್ಬಾರ್ ಸಿಂಹಾಸನದಲ್ಲಿ ಕೂಡೋ ಹಾಗಿಲ್ಲ ಆದರೆ ದುರ್ಗಾಷ್ಟಮಿ ಪ್ರಾಪ್ತವಾಯಿತು ಸ್ಮಶಾನದಲ್ಲಿ ಹೋಗಬೇಕು ಊರಿಗೆ ಹೋಗೋ ಹಾಗೆ ಸ್ಮಶಾನಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಕಡೆ ಕೂತ್ಕೊಂಡ್ರು ಏವ ಮುಕ್ತಸ್ತೋ ರಾಜ ಧೌಮ್ಯೋ ತದ್ವಜ ಸತ್ತಮಃ ಕುಲಪುರೋಹಿತರು ಧೌಮ್ಯರೊಬ್ಬರು ಹತ್ರ ಇದ್ರು ಅಕರೋತ್ ವಿಧಿವತ್ ಸರ್ವಂ ಪ್ರಸ್ಥಾನೇ ಯದ್ವಿಧೀಯತೆ ಒಂದು ವರ್ಷ ಅಜ್ಞಾತವಾಸ ಧೌಮ್ಯರೂ ಹತ್ರ ಇರೋ ಹಾಗಿಲ್ಲ ಅದಕ್ಕೇನು ಮಾಡಬೇಕು ಅಂತ ಅಲ್ಲೇ ಆ ಸ್ಮಶಾನಕ್ಕೆ ಹಿಂದಿನ ಜಾಗದಲ್ಲಿ ಒಂದು ಒಳ್ಳೆ ಪ್ರಶಸ್ತ ಜಾಗದಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಶಾಂತಿ ಪುಷ್ಟಿ ಜಯಪ್ರಾಪ್ತಿಗೆ ಬೇಕಾದ ಹೋಮ ಹವನ ಎಲ್ಲ ಮಾಡಿದರು ಶಾಂತಿ ಪುಷ್ಟಿ ತುಷ್ಟಿಶ್ಚಾಸ್ತು ಹೇಳ್ತೇವೆ ನೋಡಿ ಶಾಂತಿರಸ್ತು ಪುಷ್ಟಿರಸ್ತು ತುಷ್ಟಿರಸ್ತು ಅವಿಘ್ನಮಸ್ತು ಆಯುಷ್ಯಮಸ್ತು ಸರ್ವಶೋಭನಮಸ್ತು ಐಶಾನ್ಯಾಂ ಬಹಿರ್ದೇಶೆ ಅರಿಷ್ಟ ನಿರ್ಶನಮಸ್ತು ಆಗ್ನೇಯಾಂ ಯತ್ಪಾವಂ ತತ್ಪ್ರಜಾತಮಸ್ತು ಸರ್ವಶೋಭನ ಸಂತು ಇದು ಪುಣ್ಯಾವಾಚನದಲ್ಲಿ ಕೂಡ ಹೇಳ್ತೇವೆ ಅದು ಒಂದು ವರ್ಷ ಅಂದ್ರೆ ಏನು ಸಾಮಾನ್ಯವಾದ ಕಾಲವಲ್ಲ ಇದ್ರ ನಾವು ಪತ್ತೆಯಾಗದೇ ಇರಬೇಕು ಅಂತ ತಿಳ್ಕೊಂಡು ಶಾಂತಿ ಪೌಷ್ಟಿಕ ಜಯಪ್ರಾಪ್ತಿ ಜಯಾದಿ ಹೋಮ ನೋಡಿ ನಿನ್ನೆ ಅಬ್ದುಲ್ ಕಲಾಂ ಅವರ ಹೆಸರು ಹೇಳಿದೆ ಏನು ಹೇಳಿದ್ರು ನನಗೆ ಬರಲಿಲ್ಲ ಈಗ ನೆನಪು ಬಂತು ಜಯಾದಿ ಹೋಮ ಅಂತ ಒಂದು ಮಾಡುತ್ತೆ ಅದು ಯಜುರ್ವೇದಿಗಳಲ್ಲಿ ವಿಶೇಷ ಏತತ್ ಕರ್ಮ ಸಮೃದ್ಧರ್ಥಂ ಸರ್ವಪ್ರಾಯಶ್ಚತುರೂಪಂ ಜಯಾದಿ ಹೋಮಂಚ ಕರಿಷ್ಯೆ ಒಂದು ಉಪನಯನ ಮಾಡಿದಿರಿ ಒಂದು ಶಾಂತಿ ಕಲ್ಯಾಣ ಮಾಡಿದಿರಿ ಒಂದು ಮದುವೆಯನ್ನು ಮಾಡಿದಿರಿ ಪಿತೃಶ್ರಾದ್ದ ಮಾಡಿದಿರಿ ನವಗ್ರಹ ಹೋಮ ಮಾಡಿದಿರಿ ಮನೆಯಲ್ಲಿ ಹೊಸ ಮನೆ ಪ್ರವೇಶ ಮಾಡಿದಿರಿ ಇದೇನು ಮಾಡಿದರೂ ಅದರಲ್ಲಿ ಮಂತ್ರಲೋಪ ತಂತ್ರಲೋಪ ವಿಧಿಲೋಪ ದ್ರವ್ಯಲೋಪ ಶ್ರದ್ಧಾಲೋಪ ಏನೇ ಇದ್ರೂ ಸರಿ ಹೋಗಬೇಕಾದ್ರೆ ಜಯಾದಿ ಹೋಮ ಅಂತ ಒಂದು ಮಾಡ್ತೇವೆ ಜಯಾದಿ ಹೋಮದ ಅದಕ್ಕೆ ಏನು ವ್ಯಾಖ್ಯಾನ ಕೊಡ್ತಾರೆ ಸಾಯಣಾಚಾರ್ಯರು ಇದು ರಾಷ್ಟ್ರವನ್ನು ಬೆಳೆಸುವ ಮಂತ್ರಗಳು ರಾಷ್ಟ್ರಭೃನ್ ಮಂತ್ರಗಳು ಪ್ರಸಾಷಾಢ್ರಸಾಮಾಗ್ನಿರ್ಗಂಧರ್ವ ಸ ಇದಂ ಬ್ರಹ್ಮ ಕ್ಷತ್ರಂಪ ಪಾತುತ ದೇವತೆಗಳು ಅಪ್ಸರೆಯರು ಗಂಧರ್ವರು ಸೇರಿ ರಾಷ್ಟ್ರವನ್ನು ರಕ್ಷಿಸಲಿ ಇಪ್ಪತ್ತಿಪ್ಪತ್ತೈದು ಮಂತ್ರ ಬರುತ್ತೆ ಜಯಾಜಿ ಹೋಮ ಇದು ನಮ್ಮ ವೇದ ಸಂಸ್ಕೃತಿ ಯಾವ ಸಂಪುಟದಲ್ಲಿ ಉದಕ ಸಂಪುಟ ಅಂತ ನೆನಪು ಆರನೇ ಸಂಪುಟದಲ್ಲಿ ಸಾಯಣ ಭಾಷ್ಯದ ಅಮೃತ ಬಿಂದುಗಳು ಅಂತ ಲೇಖನದಲ್ಲಿ ಈ ಮಂತ್ರಗಳ ಅರ್ಥವನ್ನು ಕೊಟ್ಟಿದ್ದೇನೆ ಅದರ ಜೊತೆಗೆ ಮನುಷ್ಯನ ಮನಸ್ಸನ್ನ ತುಂಬ ಆಳಕ್ಕೆ ವಿವೇಚನೆ ಮಾಡುವಂತಹ ಒಂದು ವಿಚಿತ್ರ ಯಜ್ಞ ರೂಪದಲ್ಲಿ ಇಡೀ ಜೀವನವನ್ನು ವರ್ಣಿಸತಕ್ಕಂತಹ ಮಂತ್ರಗಳು ನಮ್ಮ ತೈತ್ರಿ ಆರಣ್ಯಕದಲ್ಲಿ ಮೂರನೇ ಪ್ರಶ್ನದಲ್ಲಿ ಬರ್ತವೆ ಸೃಕಿ ಚಿತ್ತಮಾಜ್ಯಂ ವಾಗ್ವೇದಿ ಆಧೀತಂ ಕೇತೋ ಅಗ್ನಿ ವಿಜ್ಞಾತಮಗ್ನಿ ವಾಗ್ಹೋತ ದೀಕ್ಷಾ ಪತ್ನಿ ಇತ್ಯಾದಿ ಮಂತ್ರ ಬರುತ್ತೆ ಹೈಲಿ ಸಿಂಬಾಲಿಕ್ ಇದರಲ್ಲಿ ಚಿತ್ತಿ ಅನ್ನುವ ಶಬ್ದ ಇಟ್ ರೆಫರ್ಸ್ ಟು ವೆರಿ ರಫ್ಲಿ what you call psyche today ಇಂಗ್ಲಿಷ್ನಲ್ಲಿ ಸೈಕಿ ಅಂತ ಹೇಳ್ತೇವೆ ಮನುಷ್ಯನ ಮನಸ್ಸು ಅದರ ಅಂತರ ಅದರ ಒಳಗಿರತಕ್ಕ ಅಂತಃಕರಣದ ಸುಳಿ ಅಂತ ಏನು ಹೇಳ್ತೀರಿ ಅದಕ್ಕೆ ಸೈಕಿ ಅಂತೇವೆ ಮನುಷ್ಯನ ಭಾವನೆಗಳ ಉಗಮ ಸ್ಥಾನ the place where reactions to things around you happen in your innermost recesses the darkest corridors of the mind ಅದಕ್ಕೆ ಸೈಕಿ ಅಂತ ಹೇಳ್ತೇವೆ ಅಲ್ಲಿ ಯಾರಿಗಾದರೂ ಭಯಂಕರ ಪೆಟ್ಟು ತಗಲಿದರೆ ಆ ಮನುಷ್ಯರು ಸೈಕಿಕ್ ಆಗ್ತಾರೆ ಅಂದ್ರೆ ಹುಚ್ಚು ಹಿಡಿಯುತ್ತದೆ ಅವರಿಗೆ ಮರ್ಮಸ್ಥಾನ ಅದು ಈಗ ಚಿತ್ತಿ ಅನ್ನೋ ಶಬ್ದವನ್ನು ಜಯಾದಿ ಶಬ್ದದಲ್ಲಿ ಪ್ರಯೋಗವಾಗತಕ್ಕ ಮಂತ್ರಗಳನ್ನು ಇದು ಇಂಥ ಗ್ರಂಥದಲ್ಲಿ ಉಕ್ತವಾಗಿದೆ ಅಂತ ರಾಯಚೂರಿನಲ್ಲಿ ಯಾವುದೋ ಒಂದು ಸಂಸ್ಥೆ ಉದ್ಘಾಟನೆ ಮಾಡುವಾಗ ಒಬ್ಬರು ಮುಸಲ್ಮಾನರು ರಾಷ್ಟ್ರಾಧ್ಯಕ್ಷರು ಈ ಶಬ್ದವನ್ನು ಹೇಳಿದರು ಬಹಳ ಆನಂದವಾಯಿತು ನನಗೆ ಎಲ್ಲೋ ಓದಿದ್ದಾರೆ ನನ್ನ ಪುಸ್ತಕನವರು ನೋಡಿ ಇದರ ವಿವರಣೆಗಳನ್ನು ಯಾರೂ ಕೊಟ್ಟಿಲ್ಲ ಚಿತ್ಯಸೃಕಿ ಚಿತ್ತಮಾಜ್ಯಂ ಚಿತ್ತವೆಂಬ ಮನಸ್ಸನ್ನ ಚಿತ್ತಿಯಲ್ಲಿ ಆಜ್ಯ ರೂಪದಲ್ಲಿ ಹೊಯ್ಯಬೇಕು ಚಿತ್ತಮಾಜ್ಯಂ ವಾಗ್ವೇದಿ ವಾಕ್ಯೆಂಬುದು ವೇದಿಕೆ ಕೇತೋ ಅಗ್ನಿ ಜ್ಞಾನವೆಂಬುದು ವಿಜ್ಞಾತಮಗ್ನಿ ಅದು ಎಷ್ಟು ರೂಪದಲ್ಲಿ ಹೇಳ್ತಾರೆ ಜ್ಞಾನ ಆ ಅಪವರ್ತನಗಳಿಗೆ ನೀವು ಇಂಗ್ಲಿಷ್ ಅಂತ ತಿಳಿಯೋದಿಲ್ಲ you cannot locate them psychologically ಆದರೆ ಮನುಷ್ಯನ ವ್ಯಕ್ತಿತ್ವ ಎಷ್ಟು ಆಳಕ್ಕೆ ಕಂಡುಕೊಂಡಿದ್ರು ಮಹರ್ಷಿಗಳು ನಾ ಹೇಳೋದು ಆಶ್ಚರ್ಯವಲ್ಲ ಒಬ್ಬ ಮುಸಲ್ಮಾನರು ಇದರ ಬಗೆಗೆ ರಾಯಚೂರಿನಲ್ಲಿ ಇದನ್ನು ಹೇಳಿದ್ರು he must have studied it somewhere ಗೊತ್ತಿಲ್ಲ ಈ ವಿಷಯ ಎಲ್ಲ ಯಾತಕ್ಕೆ ಬಂತು ಅಂದರೆ ಒಂದು ರಾಷ್ಟ್ರ ಸುಭಿಕ್ಷವಾಗಲಿ ಎನ್ನುವ ಕೋರಿಕೆ ಮಾತುಗಳನ್ನು ಏನೇ ಹೋಮ ಮಾಡಿದರೂ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಹೇಳ್ತೇವೆ ಅದನ್ನು ರಾಜ ಧಾರ್ಮಿಕರಾಗಲಿ ಜನಗಳು ಧರ್ಮಿಷ್ಠರಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ I don't know in what other religion there is so much concern about the world around you ನಮ್ಮ ಸುತ್ತ ಇರೋ ಜಗತ್ತು ಚೆನ್ನಾಗಿದ್ರೆ ನಾವು ಸುಖವಾಗಿರ್ತೇವೆ ಅದು ಚೆನ್ನಾಗಿರಲಿ ಎನ್ನುವಂಥ ಭಾವನೆಯಿಂದ ಇಲ್ಲಿ ಪಾಂಡವರು ಬರೀ ತಮ್ಮ ವನವಾಸ ಅಜ್ಞಾತವಾಸ ಮಾತ್ರ ಚೆನ್ನಾಗಿರಲಿ ಅಂತಲ್ಲ ಶಾಂತಿಕ ಪೌಷ್ಟಿಕ ಜಯಪ್ರಾಪ್ತಿ ಕರ್ಮಗಳನ್ನು ಕೊನೆಗೆ ಅಜ್ಞಾತವಾಸ ದುಃಖ ನಿವಾರಣಾಯ ಅಜ್ಞಾತವಾಸದಲ್ಲಿ ಆಗೋದು ಅದು ಭಯ ಇರಲಿ ಅದರಲ್ಲಿ ದುಃಖಗಳು ಬರ್ತವೆ ಕೇಡುಗಳು ಬರ್ತವೆ ಅಜ್ಞಾತವಾಗಿಡೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನು ಪ್ರಸಿದ್ಧನಾದ ವ್ಯಕ್ತಿಗೆ ಬ್ಯಾಕ್ ಬೆಂಚರ್ ಆಗಿರಲಿಕ್ಕೆ ಬರೋದಿಲ್ಲ ನಮಗೆ ಬೇಕಾದವರೊಬ್ಬರು ಧಾರವಾಡದಲ್ಲಿ ಭಗವದ್ಗೀತೆ ಉಪನ್ಯಾಸ ಮಾಡ್ತಿದ್ರು ನಾನು ಹೇಳಿದ್ದು ಉಪನ್ಯಾಸ ನೋಟ್ಸ್ ಮಾಡ್ಕೊಂಡು ಅವ್ರು ಹೇಳ್ತಿದ್ರು ನನಗದು ಗೊತ್ತಿಲ್ಲ ನನ್ನ ಉಪನ್ಯಾಸಕ್ಕೆಲ್ಲ ಅವ್ರು ಬರ್ತಿದ್ರು ಒಂದು ದಿವಸವಾದರೂ ನಾನು ಹೋಗದೇ ಇದ್ರೆ ಅವರೇನು ತಪ್ಪು ತಿಳ್ಕೊಳ್ತಾರೋ ಅಂತ ಒಂದು ದಿವಸ ಹೋಗಿ ಕೂತು ಬಿಟ್ಟೆ ಕೊನೆ ಬೆಂಚಿನಲ್ಲಿ ಅವ್ರು ಯಾರೋ ಕರ್ಕೊಂಡು ಕರ್ಕೊಂಡೋಗಿ ಮುಂದಿನ ಬೆಂಚಲ್ಲಿ ಕೂರಿಸಿದ್ರು it's not in my nature to be a back bencher ಏನು ಮಾಡಲಿ ದೊಡ್ಡದಾಗ ನಾಮ ಇರುತ್ತೆ ಹಣೆಯಲ್ಲಿ ಕೂರಿಸಿದ್ರೆ ಅವ್ರ ಕೈ ನಡುಗೋದಕ್ಕೆ ಶುರುವಾಯಿತು ಪ್ರವಚನ ಯದ್ವಾ ತದ್ವ ಏನೇನೋ ಹೇಳಿದ್ರು ಕೊನೆಯಲ್ಲಿ ನೀವು ಯಾಕಪ್ಪ ಬಂದ್ರಿ ಪ್ರವಚನಕ್ಕೆ ನಮಗೆ ಅದ ಹೋಗಿದ್ದೆ ತಪ್ಪು ಅನ್ನೋ ಕಲ್ಪನೆಯ ನನಗಿಲ್ಲದೆ ಇದ್ದವನು ನೀವು ಯಾಕಪ್ಪ ಬಂದ್ರಿ ಅಂತ ಕೇಳಿದ್ರು ಈಗ ಧರ್ಮರಾಜನನ್ನು ಮುಚ್ಚಿಡೋಕ್ಕಾಗುತ್ತೆ ಯೋಚನೆ ಮಾಡಿ ಎಲ್ಲರಿಗೂ ಕರುಣೆ ತೋರಿಸೋನು ಅವನ ಧ್ವನಿಯೇನು ಅವನ ಮಾತೇನು ರಾಜಠಿ ಹುಟ್ಟ ರಾಜನಾಗಿರುವವನು ದಾತೃತ್ವ ಕೊಡುವುದೇನು ಮಾಡುವುದೇನು ತೇಜಸ್ಸೇನು ಹಾಗೆ ಮುಚ್ಚಿಡ್ತೀರಿ ಅವನನ್ನ ದ್ರೌಪದಿಯನ್ನು ಹೇಗೆ ಮುಚ್ಚಿಡ್ತೀರಿ ಭೀಮನನ್ನು ಹೇಗೆ ಮುಚ್ಚಿಡ್ತೀರಿ ಅರ್ಜುನನ್ನು ಹೇಗೆ ಮುಚ್ಚಿಡ್ತೀರಿ ಈ ಮುಚ್ಚಾಟ ಆಗಬಾರದು ಅಂತ ಅಜ್ಞಾತವಾಸ ದುಃಖ ನಿವಾರಣಾಯ ಹೋಮಗಳನ್ನೆಲ್ಲ ಮಾಡಿದರು ತೇಷಾಂ ಸಮಿಧ್ಯತಾನಗ್ನೀನ್ ಮಂತ್ರವಚ್ಚ ಜುಹಾವಸ ಅಗ್ನೀನ್ ಪ್ರದಕ್ಷಿಣೀಕೃತ್ಯ ಬ್ರಾಹ್ಮಣಾಂಶತಬೋಧನಾನ್ ಯಾಜ್ಞಸೇನೀಂ ಪುರಸ್ಕೃತ್ಯ ಷಡೇವಾತ ಪ್ರಭೌರಜುಃ ಉಳಿದು ಬ್ರಾಹ್ಮಣರಿಗೆ ಹೇಳಿದ್ರು ಹೋಗೋ ಪೋಂಗೋ ನಿಂಗೆಲ್ಲ ಪೋಂಗೋ ಇನ್ನೇ ಉಂಗಳ ಕಾರ್ಯವಿಲ್ಲ ಇನ್ನೊಂದು ವರ್ಷ ಇತ್ತ ಸುಳಿಬೇಡಿ ಅಂತ ಅವ್ರನ್ನೆಲ್ಲ ಕಳಿಸಿ ದೌಮ್ಯರಿಗೆ ಹೇಳಿದರು ಪಂಚಪಾಂಡವರು ನಿತ್ಯ ಅಗ್ನಿಹೋತ್ರ ಏನು ಮಾಡ್ತಿದ್ರು ಆ ಮಡಕೆಗಳಲ್ಲಿದ್ದ ಅಗ್ನಿಗಳನ್ನು ವನವಾಸದಲ್ಲಿ ಬಿಡದೇ ಇದ್ದದ್ದನ್ನು ಇದನ್ನು ನೀವು ತಗೊಂಡು ಹೊರಟೋಗಿ ಪಾಂಚಾಲ ದೇಶಕ್ಕೆ ಹೋಗಿ ದ್ರೌಪದಿ ಅರಮನೆಯಲ್ಲಿ ನಾವು ಬರೋ ತನಕ ಇದನ್ನು ಸುರಕ್ಷಿತವಾಗಿ ಇಡಬೇಕು ಕಾಪಾಡಬೇಕು ಅಂತ ಅಗ್ನಿಯನ್ನು ವಿಸರ್ಜನೆ ಮಾಡಿದ್ದಾರೆ ಅಗ್ನಿಹೋತ್ರ ಹೇಗೆ ಮಾಡಬಹುದೇ ಮಾಡಬಹುದು ಗುರುಗಳ ಕೈಯಲ್ಲಿ ಶಿಷ್ಯರ ಕೈಯಲ್ಲಿ ಒಂದು ವೇಳೆ ಎಲ್ಲರೂ ಬೇರೆ ದೇಶಕ್ಕೆ ಯಜಮಾನ ಹೋಗಿದ್ರೆ ಆಪತ್ಕಾಲದಲ್ಲಿ ಹೆಂಡತಿಯು ಅಗ್ನಿಹೋತ್ರಕ್ಕೆ ಸಹಕಾರ ಮಾಡಬಹುದು ಗೋಕರ್ಣದಲ್ಲಿ ಗೊತ್ತಾಯ್ತು ನನಗೆ ವರ್ಷಕ್ಕಾಗೋಷ್ಟು ಗೋವಿನ ಸಗಣಿ ಉಂಡೆಗಳನ್ನು ಮಾಡಿಟ್ಟಿರ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಗ್ನಿಗೆ ಒಂದೊಂದು ಉಂಡೆ ಆ ಸಗಣಿಯನ್ನು ಹಾಕಬೇಕು ಮಂತ್ರವನ್ನು ಹೇಳಬೇಕು ಅದು ನಿಧಾನ ಉರಿತಾ ಇರಬೇಕು ಆರದೇ ಇರುವಂತೆ ಅಗ್ನಿಯನ್ನು ಕಾಪಾಡ್ಕೋಬೇಕು ಒಬ್ಬರು ದೊಡ್ಡ ವಿದ್ವಾಂಸರು ಸಾಯಂಕಾಲ ಸೂರ್ಯಾಸ್ತದೊಳಗ ಮಾಡಬೇಕು ಸಾಯಂಕಾಲ ಅಗ್ನಿಹೋತ್ರವನ್ನು ಅಲ್ಲಿ ಐದು ಗಂಟೆಗೆ ಇತ್ತು ನಮ್ಮ ಪ್ರವಚನ ಐದರಿಂದ ಏಳು ಪ್ರವಚನ ತಪ್ಪುತ್ತಲ್ಲ ಅಂತ ಇನ್ನೊಬ್ಬರಿಗೆ ಶಿಷ್ಯನಿಗೆ ಅಗ್ನಿಹೋತ್ರ ನೋಡ್ಕೋ ಅಂತ ಹೇಳಿ ಲಕ್ಷರಕ್ಕೆ ಬಂದು ಕೂತ್ಕೊಂಡು ಒಂದು ತಿಂಗಳು ಹಾಕಿ ಕೂತ್ಕೊಂಡ್ರು ಅವರು ಮಹಾನುಭಾವರು ಯಾಕೆ ಹೇಳ್ತೇವೆ ಅಂದರೆ ಅಗ್ನಿಹೋತ್ರ ಕಾಯ್ಕೊಂಡಿರಬೇಕು ಧೃತರಾಷ್ಟ್ರನೂ ಅಗ್ನಿಹೋತ್ರ ಇಟ್ಟಿದ್ದ ಆಗಿನ ಕಾಲದಲ್ಲಿ ಕಂಪಲ್ಸರಿ ಆ ಅಗ್ನಿಹೋತ್ರವನ್ನು ಧೃತರಾಷ್ಟ್ರನ ಪರವಾಗಿ ಬ್ರಾಹ್ಮಣರು ಮಾಡ್ತಾ ಇದ್ರು ಅವನ ಕೈಯಲ್ಲಿ ಮುಟ್ಟಿಸಿ ಅವನು ಕೊನೆಯಲ್ಲಿ ಧರ್ಮರಾಜ ಪಟ್ಟಾಭಿಷೇಕ ಆದಮೇಲೆ ಹದಿನಾರು ವರ್ಷದ ನಂತರ ಕಾಳ್ಗಿಚ್ಚಿನಲ್ಲಿ ಸುಟ್ಟು ಹೋಗೋ ತನಕ ಅರಣ್ಯವಾಸ ಹೊರಟಾಗಲು ಅವನ ಹಿಂದೆ ಬ್ರಾಹ್ಮಣರು ಮಡಿಕೆಯಲ್ಲಿ ಅವನ ಅಗ್ನಿಹೋತ್ರ ಹೊತ್ಕೊಂಡು ಹೋಗ್ತಿದ್ರು ಚಿತ್ರವನ್ನು ಕೊಡ್ತಾರೆ ಅಂದ್ರೆ ವೈದಿಕ ಜೀವನದ ಕಷ್ಟ ಎಷ್ಟು ಮಟ್ಟಿಗಿದೆ ನೋಡಿಕೊಳ್ಳಿ ಅಗ್ನಿ ಹೋಯಿತು ಅಂದ್ರೆ ಗೃಹಸ್ಥಾಶ್ರಮ ಹೋಯಿತು ಗೃಹಸ್ಥಾಗ್ನಿ ಇರಬೇಕು ಆದರೆ ನೀವು ತಗೊಂಡು ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸಿಬಿಟ್ಟು ಯಾಜ್ಞಸೇನಿಯಂ ಪುರಸ್ಕೃತ್ಯ ಮೊದಲು ದ್ರೌಪದಿಯನ್ನು ಅಮ್ಮ ನೀನು ಸೋಮಂಗಲಿ ನೀನು ಮೊದಲು ನಡಿ ಅಂತ ಅದು ಒಂದು ಸಣ್ಣ ಕಾಲದಲ್ಲಿ ಸ್ಮಶಾನಕ್ಕೆ ಹೋಗೋದಕ್ಕೆ ಏನು ದೊಡ್ಡ ರೋಡ್ ಮಾಡಿರ್ತಾರೇನು ಅದೇ ಹರಿಶ್ಚಂದ್ರ ಘಾಟ್ ಊರು ಮಧ್ಯದಲ್ಲಿ ಬೆಂಗಳೂರಲ್ಲಿರೋ ಹಾಗೆ ಅಲ್ಲೆಲ್ಲಿ ಸಿಕ್ಕುತ್ತೆ ಊರು ಮಧ್ಯೆ ಅಂದರೆ ಆವಾಗ ಊರು ಕೊನೆ ಇತ್ತು ಅಂತ ಹೇಳಿದ್ರೆ ಯಾರೋ ಒಬ್ಬರು ಈಗ ಅದೇ ಮಧ್ಯವಾಗಿದೆ ಎಲ್ಲರೂ ಬರೋದು ಸೌಕರ್ಯವಾಗಲಿ ಎಂಬುದಾಗಿ ಯಾಜ್ಞಸೇನಿಯಂ ಪುರಸ್ಕೃತ್ಯ ಷಡೇವಾಥ ಪ್ರಭವ್ರಜು ಅವಳ ಹಿಂದೆ ಕಾಲ್ದಾರಿಯಲ್ಲೆಲ್ಲ ಹೋಗ್ತಾ ಇದ್ದಾರೆ ಗತೇಶು ತೇಷು ವೀರೇಶು ದೌಮ್ಯೋತ ಜಪತಾಂಬರ ಅಗ್ನಿಹೋತ್ರಾಣ್ಯುಪಾದಾಯ ಪಾಂಚಾಲಾನಭ್ಯಗಚ್ಚತ ದ್ರೌಪದಿ ಮಕ್ಕಳು ಆಗಲೇ ದ್ರೌಪದಿ ತೌರೂರಿಗೆ ಹೋಗಿದ್ರು ಜೂಜಾಟ ಮುಗಿದಾಗಲೇ ಅಲ್ಲಿ ಹೋದು ಅವರ ವನವಾಸ ಗೊತ್ತಾಗಲಿಲ್ಲ ಕುಂತಿದೇವಿ ಬಿದುರ್ನ ಮನೆಯಲ್ಲಿದ್ದಾಳೆ ಯೋಚನೆ ಇಲ್ಲ ಈಗ ಇವರು ಆರು ಜನ ಐದು ಪಾಂಡವರು ಒಬ್ಬ ದ್ರೌಪದಿ ಯೋಜನೆ ಅದಕ್ಕೋಸ್ಕರವಾಗಿ ಊರಿಗೆ ಹೊರಟಿದ್ದಾರೆ ರಥಾನಶ್ವಾಂಚ ರಕ್ಷಂತಹ ನನ್ನ ಕರೆದ ಅರ್ಜುನ ಪಾಂಡವರ ರಥರಕ್ಷಕ ಅವನು ನಮ್ಮ ಐವರು ಪಾಂಡವರ ರಥಗಳನ್ನು ನೀನು ಸುರಕ್ಷಿತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿಬಿಡು ಇಲ್ಲಿ ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ಸೊನ್ನೆ ಸನ್ನೆ ಕೊಡ್ತೇವೆ ರಥ ತಗೊಂಡ್ಬರಬೇಕು ಅಂತ ಹೇಳಿ ರಥಗಳನ್ನು ಕುದುರೆಗಳನ್ನು ವಿಸರ್ಜನೆ ಮಾಡಿದ್ದಾರೆ ते ಕಲಾಪಿನಃ ಬದ್ಧ बद्धकलापिनः बद्धगोदाङ्गुलित्राणाः ಕಾಳಿಂದೀಂ ಅಭಿತೋಯು ಯಮುನಾ ನದಿ ಬಂತು ಕುರುದೇಶಕ್ಕೆ ತುಂಬ ದೂರ ಏನಿಲ್ಲ ಮತ್ಸ್ಯ ದೇಶ ಮತ್ಸ್ಯ ಅಂದ್ರೆ ಕರ್ನಾಟಕ ಅಂತ ಯಾರೋ ಹೇಳಿಬಿಟ್ರು ಹಿಂದೆ ಇಲ್ಲಿ ವಿರುದ್ಧವಾಗಿದೆ ಇಲ್ಲಿ ಕರೆಕ್ಟ್ ಮ್ಯಾಪ್ ಕೊಡ್ತಾರೆ ಕುರುದೇಶದ ಸುತ್ತ ಇದ್ದಂತಹ ಒಂದು ಹತ್ತು ರಾಷ್ಟ್ರಗಳ ಹೆಸರನ್ನು ಕೊಟ್ಟಿದ್ದಾರೆ ಪಾಂಡವರ ಕೈಯಲ್ಲಿ ಇನ್ನೂ ಬಿಲ್ಲು ಬಾಣ ಗದೆ ಕತ್ತಿ ಎಲ್ಲ ಬೇಕಾದ ಆಯುಧಗಳೆಲ್ಲ ಇವೆ ನಿರಾಯುಧರಾಗಿ ಹೋಗಬಾರದು ಆದರೆ ಆಯುಧ ತಗೊಂಡು ಹೋದ್ರೆ ಪತ್ತೆ ಆಗತ್ತೆ ಏನು ಮಾಡೋದು ಭೀಮನ ಗದೆ ಪತ್ತೆ ಆಗುತ್ತಲ್ಲ ಅರ್ಜುನನ ಗಾಂಡೀವ ಪತ್ತೆ ಆಗತ್ತಲ್ಲ ತತಸ್ಥೆ ದಕ್ಷಿಣಂತೀರಂ ಪದಾತಯ ಆ ಯಮುನಾ ನದಿಯನ್ನು ದಾಟಿದರು ಆಯುಧಗಳನ್ನು ಹೊತ್ಕೊಂಡು ದಕ್ಷಿಣ ತೀರಕ್ಕೆ ಬಂದರು ಇನ್ನೇನು ವಿರಾಟ್ ನೂರು ಬರಬೇಕು ನಿವೃತ್ತವನಮಾಸಾಯಿ ಸ್ವರಾಷ್ಟ್ರಂ ಪ್ರೇಪ್ಸವಸ್ತದ ವಸಂತೋಗಿರಿದುರ್ಗೇಶು ವನದುರ್ಗೇಶು ಧನ್ವಿನಃ ವಿಧ್ಯಂತಹ ಮೃಗಜಾತಾನಿ ಮಹೇಶ್ವಾಸ ಮಹಾಬಲಾಹ ದಾಶಾರ್ಣ ದೇಶಕ್ಕೆ ಉತ್ತರ ಭಾಗ ಪಾಂಚಾಲಕ್ಕೆ ದಕ್ಷಿಣ ಭಾಗ ನಡುವೆ ಇದ್ದದ್ದು ಈ ಮತ್ಸ್ಯ ದೇಶ ಅಲ್ಲಿಗೆ ಬಂದಿದ್ದಾರೆ ಸ್ಮಶಾನದ ಮೂಲಕ ಹಾಯ್ದು ಹೋಗಬೇಕು ಅಲ್ಲಿ ಇಲ್ಲಿ ಹಣ ಸುಡುತ್ತಿದ್ದಾರೆ ಕೆಲವು ಕಡೆ ಹಣಗಳನ್ನು ಹೋತಿದ್ದಾರೆ ಎಲ್ಲ ಬಿಟ್ಟು ಸ್ಮಶಾನದ ಮೇಲೆ ಅದು ಕಾಯ್ಕೊಂಡು ಹೋಗ್ಬೇಕಾಯ್ತು ಇವರು ಚಂಪು ಭಾರತಕಾರ ಹೇಳ್ತಾನೆ ಕ್ರಮೇಣ ಮತ್ಸೇಂದ್ರ ಪುರೋಪಕಂಠೆ ಕರಾಳ ಮಾಪುಹು ಪಿತೃಕಾನನಂತೆ ಪುರೋಪಕಂಠೆ ಊರಿಗೆ ಸೇರಿದ ತೋಟ ಇದ್ದಾಗಿತ್ತು ಸ್ವಚ್ಛವಾಗಿ ಇಟ್ಟಿದ್ರು ಸ್ಮಶಾನವನ್ನು ಬಹಳ ಸ್ವಚ್ಛವಾಗಿ ಇಟ್ಟಿದ್ರು ಪ್ರತಿನಿತ್ಯ ಕಸ ಕೊಡಿಸೋರಿದ್ದರು ಬೂದಿ ಎತ್ತಾಕೋರು ಅದು ಒಂದು ವಿಹಾರ ಕ್ಷೇತ್ರ ಅಂತೆ ಅಂತ ಜಾಗ ಬಂದಿದ್ದಾರೆ ಯಾತಕ್ಕೆ ವಧೂದೃಹಾಂ ಭಾವಿನಿ ಸೂತ ಜಾತಾಂ ವಧೆ ಪ್ರವೇಶಸ್ಯ ದಿದೃಕ್ಷಯೇವ ಮುಂದೆ ಕೀಚಕನನ್ನು ಕೊಲ್ಲಬೇಕಾಗತ್ತೆ ಅವನನ್ನು ಹೂಳೋದಕ್ಕೆ ಪ್ರಶಸ್ತವಾದ ಜಾಗ ಯಾವುದು ಅಂತ ಮೊದಲೇ ಪತ್ತೆ ಮಾಡಿಕೊಳ್ಳುವುದಕ್ಕೆ ಪಾಂಡವರು ಅಲ್ಲಿ ಹೊರಟರು ಎಂಬುದಾಗಿ ಇದು ಚಂಪು ಭಾರತಕಾರ ಅನ್ನ ಅವನು ಅನಂತ ಭಟ್ಟ ತುಂಬ ಚೆನ್ನಾಗಿ ಬರೆದಿದ್ದಾನೆ ಅದು ಬಹಳ ಕಠಿಣವಾದ ಗ್ರಂಥ ಚಂಪು ರಾಮಾಯಣದಷ್ಟು ಸುಲಭವಾದ ಗ್ರಂಥವಲ್ಲ ನೀವೆಲ್ಲ ರುಚಿ ನೋಡೋಕೆ ಬರುವಂತಹ ಶ್ಲೋಕಗಳನ್ನು ಮಾತ್ರ ಒಂದು ಕಡೆ ಗುರುತಿಟ್ಟಿದ್ದೇನೆ ಸ್ಮಶಾನಕ್ಕೆ ಬಂದರು ಧರ್ಮರಾಜ ಕಣ್ಸನ್ನೆ ಮಾಡಿದ ಅಲ್ಲೊಂದು ಶಮಿ ವೃಕ್ಷ ಇತ್ತು ಶಮಿ ವೃಕ್ಷ ಅಂದ್ರೆ ಏನು ಗೊತ್ತಿರಬೇಕಲ್ಲ ನಿಮಗೆ ಬನ್ನಿ ವೃಕ್ಷ ಬನ್ನಿ ಮರ ಈ ಬನ್ನಿ ಎನ್ನುವ ಶಬ್ದ ಈ ಶಮಿ ಎನ್ನುವ ಶಬ್ದ ತುಂಬಾ ವಿಚಿತ್ರವಾದದ್ದು ವಿಜಯ ದಶಮಿ ವಿಜಯದ ಶಮಿ ಹೀಗೂ ಬಿಡಿಸಬಹುದು ಶಮಿ ವೃಕ್ಷ ಪೂಜೆ ಕ್ಷತ್ರಿಯರಿಗೆ ಅನಿವಾರ್ಯವಾದದ್ದು ಮಾಡಲೇಬೇಕವರು ಅದು ವಿಜಯದಶಮಿ ದಿವಸ ಮಾಡಬೇಕು ಅವರಿವರು ಹೊರಟಿರೋದು ದುರ್ಗಾಷ್ಟಮಿ ಅದಕ್ಕೇನು ಮಾಡಿದ್ದಾರೆ ಆ ವೃಕ್ಷವನ್ನಲ್ಲೇ ಅಲ್ಲೇ ಪೂಜೆ ಮಾಡಿದ್ದಾರೆ ಮನಸ್ಸಲ್ಲೇ ಧ್ಯಾನ ಮಾಡಿದ್ರು ಇದೇ ಅಕ್ಷತೆ ಇದೇ ಅರ್ಘ್ಯ ಇದೇ ಪಾದ್ಯ ಇದೇ ಮಾಲ್ಯ ಇದೇ ನೈವೇದ್ಯ ಅಂತ ಹೇಳಿಕೊಂಡು ಪಂಚಪಾಂಡವರು ಆ ವೃಕ್ಷವನ್ನು ತಬ್ಬಿಕೊಂಡು ಪೂಜೆ ಮಾಡಿದ್ದಾರೆ ಅದಾದ ಮೇಲೆ ತಮ್ಮ ತಮ್ಮ ಆಯುಧಗಳನ್ನೆಲ್ಲ ಏನಷ್ಟು ಅಚ್ಚುಕಟ್ಟಾಗಿ ಯೋಜನೆ ನೋಡಿ ಧರ್ಮರಾಜ ಸೂಚನೆ ಅರ್ಜುನನ ಸೂಚನೆ ಬಿಲ್ಲುಗಳನ್ನೆಲ್ಲ ಖರ್ಚಿದರು ಪಾಂಡವರು ಐವರು ಬಿಲ್ಲುಗಳನ್ನು ಒಂದರ ಮೇಲೊಂದು ಬರುವ ಮೇಲಿನಿಂದ ಕೆಳಗಿನ ತನಕ ಜೋಡಿಸಿದರು ಹಗ್ಗಗಳನ್ನೆಲ್ಲ ಸೂಚಿದರು ಭೀಮನ ಕೈಲಿ ದಂಡವಿತ್ತಲ್ಲ ಆ ಬಿಲ್ಲುಗಳ ಮೇಲ್ಗಡೆ ಒಬ್ಬ ಮನುಷ್ಯನ ತಲೆರುಡೆಯಂತೆ ಅದನ್ನು ನಿಲ್ಲಿಸಿ ಕತ್ತಿಗಳನ್ನೆಲ್ಲ ಒಳಗಿಟ್ಟು ಅಲ್ಲೊಂದು ಹೆಣ ಬಿದ್ದಿತ್ತು ಒಂದು ಯಾವುದೋ ಚರ್ಮ ಪ್ರಾಣಿ ಚರ್ಮ ಅದನ್ನು ಹರಿದು ತಂದು ಒಳಗಡೆ ಮಳೆ ನೀರು ಬಂದರೆ ಸೋಕದೆ ಇರುವಂತೆ ಯಾವ ತುಕ್ಕು ಹಿಡಿದೇ ಇರುವಂತೆ ಅದನ್ನೆಲ್ಲ ಚೆನ್ನಾಗಿ ಹೊಲಿದ್ದಾರೆ ಒಂದು ಮನುಷ್ಯ ಒಂದು ಸ್ತ್ರೀ ಆಕಾರದಲ್ಲಿ ಹೊಲಿದಿದ್ದಾರೆ ದೊಡ್ಡ ಆ ಚರ್ಮಕ್ಕೆ ಶಾಸ್ತಿ ಸಂವ್ರತಂ ಎಲ್ಲಿಂದೋ ಅಲ್ಲಿ ವಿದ್ಯಾಲಯ ಗೋಲು ತಗೊಂಬಂದ್ರು ಮೇಲೆ ಕಣ್ಸಿದ್ರು ನೋಡೋಕೆ ಮನುಷ್ಯ ಇರ್ತಾರೆ ಒಬ್ಬ ಸ್ತ್ರೀ ತಲೆ ಕಾಣಿಸ್ತಾ ಇದೆ ಇದು ಈ ದಹನಕಾಲ ಬರ್ತದೆ ನೋಡಿ ಅದೇನು ಹೇಳ್ತೀರ ಅದಕ್ಕೆ ಪ್ರತಿಕೃತಿ ಮಾಡಿ ಸುಡಾರಲ್ಲ ನಾಳೆ ನಾಡ್ದು ನೋಡ್ತೀರಲ್ಲ ಬೇಡ ಅವರು ಬಂದ್ಬಿಟ್ಟು ಬಾಯಿ ತಪ್ಪಿ ಈ ಪ್ರತಿಕೃತಿ ಮಾಡಿ ಸುಡುದು ಏನು ಪ್ರಸಿದ್ಧವಾಗಿದೆ ಎಲ್ಲೆಲ್ಲೋ ತಗೊಂಡ್ಬರ್ತಾರೆ ಎಲ್ಲೋ ಮೂತಿ ಹಾಕ್ತಾರೆ ಎಲ್ಲೋ ಕಣ್ಣು ಹಾಕ್ತಾರೆ ಎರಡು ನಿಮಿಷ ಸುಟ್ಟು ಹೋಗೋ ಬರ್ತಾ ಅಂಥದ್ದೊಂದು ಆಕೃತಿಯನ್ನು ಮಾಡಿದರು ಆ ಕೊರಳಿಗೊಂದು ಹಗ್ಗನ್ನು ಕಟ್ಟಿದರು ಅದನ್ನು ಒಂದು ಆಕಾರಕ್ಕೆ ತಂದರು ನೋಡೋದಕ್ಕೆ ಆಕಾರ ಇದ್ದ ಹಾಗೆ ಅದನ್ನು ಭೀಮನ ಕಳಿಸಿದರು ಇದನ್ನು ಮೇಲಕ್ಕೆ ತಗೊಂಡೋಗಿ ಕಟ್ಟು ಅಂತ ಆ ಶಮಿ ವೃಕ್ಷ ಹೇಗಿತ್ತು ಭೂತ ಭಯಂಕರವಾದ ವೃಕ್ಷ ಇಟ್ಲಪ್ಪದ ಬಡ್ಡೆ ಮೇಲೆ ಬೆಳೆದಿದೆ ಅದು ಎತ್ತರಕ್ಕೆ ತಗೊಂಡೋಗಿ ಭೀಮಸೇನ ಅರ್ಜುನ ಇಬ್ಬರು ಅದನ್ನು ಮೇಲಿನಿಂದ ಬಿಗಿದರು ದನ ಕಾಯೋ ಹುಡುಗರು ಸ್ಮಶಾನದತ್ತಲೇ ಬರ್ತಾರೆ ಯಾವಾಗಲೂ ಈ ಗೋವುಗಳು ಮೇಯೋದಕ್ಕೆಲ್ಲ ಹೋಗುತ್ತೆ ಹುಲ್ಗಾವಲಿಗೆಲ್ಲ ಈ ಗೋಮಾಳ ಅಂತ ಬಿಟ್ಟಿರ್ತಾರೆ ಹಳ್ಳಿಗಳಲ್ಲಿ ಆ ಗೋಮಾಳವು ಸ್ಮಶಾನವು ಹತ್ರ ಹತ್ರವೇ ಇರ್ತವೆ ಅದರಿಂದ ಭೂ ಕಬಳಿಕೆಕಾರರು ಗೋಮಾಳವನ್ನು ಒತ್ತುವರಿ ಮಾಡಿಕೊಳ್ತಾರೆ ಸ್ಮಶಾನವನ್ನು ಬಿಡುವುದಿಲ್ಲ ಇದು ಹಳ್ಳಿ ಹಳ್ಳಿಗಳಲ್ಲಿ ಜಗಳ ಇದೆ ಗೋಮಾಳೇನು ಯಾರಿಗೂ ಸೇರಿದ್ದಲ್ಲ ನಮ್ಮ ನಿಮ್ಮದು ಗೋವು ಆಕಳು ಮೇಯೋದು ಬಿಡೋ ಜಾಗ ಅಲ್ಲಿ ಬರೋರು ಬರ್ತಾರೆ ಹುಡುಗರು ಬೇರೆ ಕೆಲಸ ಇರೋದಿಲ್ಲ ದನ ಮೇತಕ್ಕೆ ಕೂತಿರೋದು ಏನೋ ಅದು ನೋಡ್ತಾರೆ ಹೇಳ್ತಾ ಹೇಳ್ತಾ ಇವರು ಆಯುಧಗಳನ್ನೆಲ್ಲ ಕಟ್ಟಿದ ಚೀಲ ಎಷ್ಟು ಬಿಂದೋಬಸ್ತಾಗಿ ಹಗ್ಗ ಕಟ್ಟಿದ್ದಾರೆ ಹೊಲಿದಿದ್ದಾರೆ ಅಂದ್ರೆ ಒಳಗಡೆ ಒಂದು ಹನಿ ನೀರು ಹೋಗಿರಬಾರದು ಅಥವಾ ಮೇಲ್ ಕಟ್ಟಿದ ದಾರ ಸಿಡಿಲು ಗುಡುಗು ಮಳೆ ಬಂದರೂ ಒಂದು ವರ್ಷದಲ್ಲಿ ಕಳಚಿ ಕೊಳೆತು ಕೆಳಗೆ ಬಿದ್ದಿರಬಾರದು ಎಲ್ಲ ಬೇರೆ ಬೇರೆ ಕೊಂಬೆಗಳಿವೆ ಅದು ಆದಷ್ಟು ಕಾಣದೇ ಇರೋ ಹಾಗೆ ಮುಚ್ಚಿದ್ದಾರೆ ಕಟ್ಟಿದ್ದಾರೆ ಅಷ್ಟರಲ್ಲಿ ಒಂದು ಕೆಲವರು ಬಂದರು ದನ ಮೇಯಿಸೋರು ಅದೇನು ಬುದ್ಧಿ ಮಾಡ್ತಾ ಇದ್ದೀರಿ ಅಂತ ಕೇಳಿಬಿಟ್ರು ಅದಕ್ಕೆ ಧರ್ಮರಾಜ ಉತ್ತರವನ್ನು ಕೊಟ್ಟ ನಮ್ಮ ತಾಯಿ ಸತ್ತು ಹೋಗ್ಬಿಟ್ಲು ಅಶೀತಿ ಶತವರ್ಷೇಯಂ ಮಾತಾನ ಇತಿವಾದಿನ ಅಶೀತಿ ಶತ ನೂರ ಇಪ್ಪತ್ತು ವರ್ಷ ಬದುಕಿದ್ದು ನಮ್ಮ ತಾಯಿ ಅಷ್ಟು ಗಟ್ಟಿಮುಟ್ಟ ಅದೋಳು ಶರೀರ ಅದು ನಮ್ಮ ತಾಯಿಯವಳು ಸುಳ್ಳು ಹೇಳ್ಬೋದೇನ್ರಿ ಹೀಗೆ ಧರ್ಮರಾಜನೇ ಹೇಳ್ಬೋದೇಂದ್ರೆ ಅದಕ್ಕೆಲ್ಲ ವ್ಯಾಖ್ಯಾನ ಕೊಡು ಮಾತಾ ವಿಜನ್ಮ ಭೂಮಿ ಸ್ಯಾತ್ ಮಾತಾ ಚ ಅಸ್ತ್ರ ಅಸ್ತ್ರಕಲಾಸ್ತುತ ಹುಟ್ಟಿದ ಭೂಮಿಗೂ ತಾಯಿ ಅಂತ ಹೆಸರು ಕ್ಷತ್ರಿಯರಿಗೆ ಅಸ್ತ್ರಶಸ್ತ್ರಗಳೇ ತಾಯಿ ಎಂಬುದಾಗಿ ಹೆಸರು ಸುಳ್ಳಲ್ವಲ್ಲ ಮಾತಾ ಮಾತೇತಿ ತದನು ಕ್ಷತ್ರಿಯಾಣಾಂ ತ್ರಿಧಾ ಸ್ಮೃತ ಕ್ಷತ್ರಿಯರಿಗೆ ಮೂರು ತಾಯಿ ವ್ಯಾಖ್ಯಾನ ಕೊಡ್ತಾರೆ ಆದ್ದರಿಂದ ನಮ್ಮ ತಾಯಿ ಹೋಗ್ಬಿಟ್ಲು ಅಯ್ಯೋ ಬುದ್ಧಿ ಮೇಲೆ ಕಟ್ಬಿಟ್ರಲ್ಲ ಅಂದರೆ ನಮ್ಮ ಜಾತಿ ಪದ್ಧತಿ ಹೀಗೇನೆ ಸತ್ತವ್ರ ನೇಣ ಹಾಕೋದು ನಮ್ಮ ಪದ್ಧತಿ ಆ ಕಡೆ ಹೋಗ್ಬೇಡ್ರಪ್ಪ ಗಿಶಾಜ್ ಗಿಶಾಜಾಗಿ ಹಿಡ್ಕೊಂಡ್ಬಿಡ್ತಾಳೆ ಹುಡುಗರ ಹೋಗ್ಬಿಡಿ ಅವ್ರನ್ನ ಹೆದ್ ಬೆದಲು ಆ ಸ್ಮಶಾನದಲ್ಲಿ ಅನಾಥ ಪ್ರೇತವಾಗಿ ಒಬ್ಬ ಬ್ರಾಹ್ಮಣನ ಹೆಣ ಬಿದ್ದಿತ್ತು ಅದನ್ನು ತೆಗೆದು ಮೇಲೆ ಕಟ್ಟಿದ್ದಾರೆ ಇದಕ್ಕೆ ಮರೆಯಾಗಿ ನೋಡೋರು ಇದೆರಡನ್ನೂ ನೋಡಿ ಯಾರೋ ಜೋಡಿ ತಂಪು ತಿಳಿರ್ಬೋದು ಅಂತ ತಿಳ್ಕೊಳ್ಳಿ ಬ್ರಾಹ್ಮಣ ಶರೀರ ಮೊದಲು ಕಾಣಲಿ ಅಂತ ಹೀಗೇನು ಅವಲಕ್ಷಣವನ್ನು ಮಾಡಿ ಮುಂದಕ್ಕೆ ಹೊರಟಿದ್ದಾರೆ ಮುಂದಕ್ಕೆ ಹೊರಡುವಾಗ ಧರ್ಮರಾಜ ಅದು ಸ್ಮಶಾನ ಉತ್ತರಕ್ಕಿರಬೇಕೆ ದಕ್ಷಿಣಕ್ಕಿರಬೇಕೆ ಇದು ಕೌಟಿಲಿನ ಅರ್ಥಶಾಸ್ತ್ರದಿಂದ ಬೇಕಾದಷ್ಟು ಕೊಟ್ಟಿದ್ದೇನೆ ಅಲ್ಲಿಂದ ಆಚೆ ಅತಾಬ್ರವಿ ಧರ್ಮರಾಜ ಸಹ ದೇವಂ ಆ ಗೋಮೃದ ಚರ್ಮ ಕಲಿಸ್ತಾ ಕಟ್ಟಡ ಮಾಡಿದ ಅದೆಲ್ಲ ಹೇಳಿಬಿಟ್ಟಿದ್ದೇನೆ ಉತ್ತರ ಪಾಠ ಒಂದು ದಕ್ಷಿಣದ ಪಾಠ ಒಂದು ಅದಾದ ಮೇಲೆ ಧರ್ಮರಾಜ ಆಯುಧ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದ ಬ್ರಹ್ಮಾಣಮಿಂದ್ರಂ ವರದಂ ಕುಬೇರಂ ಬ್ರಹ್ಮದೇವನಿಗೆ ವರುಣನಿಗೆ ಕುಬೇರನಿಗೆ ಇಂದ್ರನಿಗೆ ವರುಣಾನಿಲವು ರುದ್ರಂ ಯಮಂಚ ವಿಷ್ಣುಂಚ ಸೋಮಾರ್ಥೋ ಧರ್ಮಮೇವಚ ಇದು ದಾಕ್ಷಿಣಾತ್ಯ ಪಾಠ ನಮ್ಮ ಗೋರಖ್ಪುರ್ ಪ್ರತಿಯಲ್ಲಿ ಶ್ಲೋಕಗಳಿಲ್ಲ ಪೃಥಿವೀಮಂತರಿಕ್ಷಂಚ ದಿಶಶ್ಚ ಉಪದಿಶಸ್ತಥ ವಸೂಂಶ ಮೃತಶ್ಚೈವ ಜ್ವಲನಂಚ ತೇಜಸಂ ದಿವಾಚರ ರಾತ್ರಿಚರಾಣಿವಾ ಅಭಿ ಯಾನಿ ಅಭೂತಾನ್ಯನು ಕೀರ್ತಿತಾನಿ ಹತ್ತು ದಿಕ್ಕುಗಳು ಉಪದಿಕ್ಕುಗಳು ಮೇಲೆ ಕೆಳಗೆ ದೇವತೆಗಳಿರ ಭೂಮಿಯಲ್ಲಿ ಆಕಾಶದಲ್ಲಿ ಸಂಚಾರ ಮಾಡತಕ್ಕಂತಹ ದೇವತೆಗಳಿರ ಹೆಸರು ಗೊತ್ತಿಲ್ಲದೆ ಇರೋ ದೇವತೆಗಳಿರ ತೇಭ್ಯೋ ನಮಸ್ಕೃತ್ಯತ ಸುವ್ರತೇಭ್ಯ ಪ್ರಣಮ್ಯತೇಷಾಂ ಶರಣಂಗತೋಹಂ ನಮ್ಮ ಅಜ್ಞಾತವಾಸ ಸುಮುಖವಾಗಿ ನಡೀಲಿ ಯಾರಿಗೂ ತೊಂದರೆ ಇಲ್ಲದ ಹಾಗೆ ಎಲ್ಲ ಆಯುಧಗಳನ್ನಿಟ್ಟಿದ್ದೇವೆ ಇದು ಹೋದ್ರೆ ದೇವರೇ ಗತಿ ನೀವು ಇದನ್ನು ನೋಡ್ಕೋಬೇಕು ವನಸ್ಪತಿಯೇ ನೀನು ಕಾಪಾಡು ಆ ಶಮಿ ವೃಕ್ಷ ಪ್ರಾರ್ಥನೆ ಮಾಡಿದ್ರು ಏ ಶನ್ಯ ಸೋಮಯ ದತ್ತ ಸೋಮ ಸೂರ್ಯ ನಿಲಾಂತಿಕೆ ಸೋಮ ಅಂದ್ರೆ ಚಂದ್ರ ಸೂರ್ಯನ ಸಾಕ್ಷಿಕವಾಗಿ ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇನೆ ನಾವು ಬಂದು ಕೇಳಿದಾಗ ಇದನ್ನು ಕೊಡಬೇಕು ಆದರೆ ಒಂದು ಇದು ಗೋರಖ್ಪುರ ಪ್ರತಿಯಲ್ಲಿಲ್ಲ ಕುಮಾರವ್ಯಾಸ ನಮ್ಮ ದಕ್ಷಿಣದ ಪಾಠವನ್ನು ನೋಡಿ ಬರೆದಿದ್ದಾನೆ ಇದಕ್ಕೆ ಸಮಾನಾಂತರವಾದ ಪದ್ಯ ಅಲ್ಲಿದೆ ನಿಮ್ಗೆ ರೇಗಿಸುತ್ತೆ ಅದು ಮಮ ಪಾರ್ಥಸ್ಯವಾದೇಯಂ ಆಯುಧ ದೇವತೆಗಳಿರ ಒಂದು ವರ್ಷ ಆಗೋ ತನಕ ನಾವೇನು ಮತ್ತೆ ಬರೋದಿಲ್ಲ ಅಕಸ್ಮಾತ್ ಯಾರಾದರೂ ಎಮರ್ಜೆನ್ಸಿ ಅಂತ ಒಂದು ಆಯುಧ ಬೇಕು ಅಂತ ಬರೋದಾದರೆ ನಾ ಬಂದರೆ ಕೊಡಿ ಮಮ ಪಾರ್ಥಸ್ಯವಾದೇಯಂ ಅರ್ಜುನ ಬಂದರೆ ಕೊಡಿ ಪೂರ್ಣೇ ವರ್ಷ ತ್ರಯೋದಶೆ ಯಾರು ಬರ್ತೇವೋ ತಗೊಳ್ಳೋ ಆಯುಧಗಳನ್ನು ವಾಪಸ್ ಪಡೆಯೋಕೆ ಗೊತ್ತಿಲ್ಲ ನೇದಂ ಭೀಮೆ ಪ್ರದಾತವ್ಯಂ ಭೀಮ ಬಂದು ಕೇಳಿದ್ರೆ ಮಾತ್ರ ಕೊಡಬೇಡಿ ಮೇಲಿಂದ ಧುಮುಕಿದ ನೀವೆಲ್ಲ ಕುಂತಿ ಮಕ್ಕಳು ನಾ ಕುಂತಿ ಮಕ್ಕಳಲ್ಲ ಒಂದ ಅವನನ್ನು ತಬ್ಬಿಕೊಂಡು ಸಮಾಧಾನ ಪಡಿಸ್ತಾನೆ ಧರ್ಮರಾಜ ನೀ ಕುಂತಿ ಮಗನೇ ನೀನೇ ಮುಖ್ಯವಾದ ಮಗಪ್ಪ ಆದ್ರೆ ಕೋಪ ಗೀಪ ನಮ್ಮೇ ಜಗಳ ಮಾಡಿಕೊಂಡು ಮುಗಿಸ್ಬಿಡ್ತೇನೆ ಅಂತ ಕದೆ ತಗೊಳ್ಳೋಕೆ ಬಂದರೆ ಅಪಾಯವಾಗತ್ತೆ ಆದ್ದರಿಂದ ನಿನ್ನ ಕೋಪ ತಡೆಯಲಾರದೆ ಮಾತನ್ನು ಹೇಳಿದೆ ಕ್ಷಮಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ ಪುನಃ ಪ್ರವೇಶೋನ ಸ್ಯಾತ್ ವನವಾಸಾಯ ಸರ್ವದ ಊರಿಗೆ ಮತ್ತೆ ಪ್ರವೇಶ ಆಗುವಂತಾಗಲಿ ಸಮಯೇ ಪರಿಪೂರ್ಣೇತು ಧಾರ್ತರಾಷ್ಟ್ರಾನ್ಯಹನ್ಮೆಹೆ ನಮ್ಮ ಹದಿಮೂರನೇ ವರ್ಷ ಮುಗಿದ ಮೇಲೆ ಧೃತರಾಷ್ಟ್ರ ಮಕ್ಕಳನ್ನೆಲ್ಲ ಕೊಲ್ಲೋಣ ಎಂಬುದಾಗಿ ಹೇಳಿ ಸೋಮತೀರ್ಯ ಮಹಾಪ್ರಾಜ್ಞ ಪಾಂಡವ ಸತ್ಯವಿಕ್ರಮ ಭೀಮಂ ಕಂಠೆ ಪರಿಶ್ವಜ್ಯ ಅನುನೀಯ ನರಾಧಿಪ ಅವನನ್ನು ರಮಿಸಿ ಸಮಯೋಚಿತವಾದ ಮಾತನ್ನಾಡೋದ್ರಲ್ಲಿ ಮಹಾಬುದ್ಧಿವಂತ ಧರ್ಮರಾಜ ಭೀಮ ಭೀಮ ಅಕಸ್ಮಾತ್ ಕೋಪ ಗೀಪ ಬಂದ್ರೆ ಏನು ಮಾಡ್ತೀಯೋ ಅದಕ್ಕೋಸ್ಕರ ಹೇಳಿ ತಪ್ಪು ತಿಳ್ಕೋಬೇಡ ಅಂತ ಹೇಳಿ ಮತ್ತೆ ದೇವತೆಗಳಿಗೆ ನಮಸ್ಕಾರ ಮಾಡಿ ಆ ವೃಕ್ಷವನ್ನು ಪೂಜೆ ಮಾಡ್ತಾರೆ ಅರ್ಜುನ ಮಾಡುವ ಪೂಜೆ ಏಷಾ ಶಮೀ ಪಾಪಹರ ಸದೈವ ಶಮೀ ವೃಕ್ಷ ಪಾಪಹರವಾದದ್ದು ವಿಜಯದಶಮಿಯಲ್ಲಿ ಆ ಹತ್ತು ದಿವಸಗಳ ಪೂಜೆಯಲ್ಲಿ ರಾಷ್ಟ್ರದ ಜನರೆಲ್ಲ ಮಾಡಿದ ಪಾಪವನ್ನು ಕಳೆಯುವುದು ಆ ಶಮೀ ವೃಕ್ಷ ಜನರೆಲ್ಲ ಮಾಡಿದ ಪಾಪ ರಾಜನಿಗೆ ಹೋಗ್ತದೆ ರಾಜನೂ ಮಾಡಿದ ಪಾಪ ಜನಗಳು ಮಾಡಿದ ಪಾಪವನ್ನು ಅಬ್ಸಾರ್ವ್ ಮಾಡುವುದು ಯಾವುದು ಶಮಿ ವೃಕ್ಷವೂ ರಾಚೆಗಿರುತ್ತೆ ಅದಕ್ಕಾಗಿ ಶಮಿ ವೃಕ್ಷವನ್ನು ಕಡಿಯುತ್ತಾರೆ ಪಾಪವೆಲ್ಲ ಹೋಯಿತು ಕ್ಷತ್ರಿಯರು ಪಾರ್ವೇಟ್ಟೈ ತಮಿಳಲ್ಲಿ ಹೇಳೋದುಂಟು ದೇವಸ್ಥಾನದ ರಾಜನಾದ ರಂಗರಾಜ ವರದರಾಜ ಸ್ವಾಮಿ ದೇವರೂ ಕೂಡ ಊರಾಚೆಗೆ ಹೋಗಿ ಶಮಿ ವೃಕ್ಷವನ್ನು ಕಡಿಯಬೇಕು ಬನ್ನಿ ಕಡಿಯುವುದು ಅಂತಲೇ ಹೆಸರು ಬನ್ನಿ ಮಂಟಪ ಅಂತದೆ ಮೈಸೂರಿನಲ್ಲಿ ಅದರ ತುಂಬ ಎಕ್ಸ್ಟೆನ್ಷನ್ ಬರೀ ಮುಸಲ್ಮಾನರು ಆ ವೃಕ್ಷ ಕರೀತೆ ಬನ್ನಿ ಬನ್ನಿ ಬನ್ನಿ ಎಂಬುದಾಗಿ ಅವರನ್ನ ಅವರು ಅದು ಹತ್ರವೇ ಹೋಗೋದಿಲ್ಲ ನಮ್ಮ ಧಾರವಾಡದ ಕಡೆ ಬನ್ನಿ ಕೊಡುವುದು ಅಂತಾರೆ ಎಂಥವರು ಯಾರನ್ನು ಯಾರು ಕಂಡರೂ ಕಾಲಲ್ಲಿ ಚಪ್ಪಲಿ ಹೊರಗಡೆ ದೂರ ಬಿಟ್ಟು ಜೇಬು ಕೈ ಹಾಕಿ ಆ ಶಮಿ ವೃಕ್ಷದ ದಳಗಳನ್ನು ಬನ್ನಿ ಎಲೆಗಳನ್ನು ತೆಗೆದು ಬನ್ನಿ ನಾವು ನೀವು ಸುಖವಾಗಿರೋಣ ಅಂತ ಕೊಟ್ಟು ಪರಸ್ಪರ ಮೀಟ್ ಆಗ್ತಾರೆ ಇಲ್ಲಿ ನಮ್ಮ ಮೈಸೂರು ಕಡೆಯಲ್ಲಿ ಅದು ಬನ್ನಿ ಕೊಡುವುದು ಬಿಟ್ಟು ಹೋಗಿಬಿಟ್ಟಿದೆ ಅದು ಆ ಶಬ್ದಕ್ಕೆ ಬನ್ನಿ ಅಂತ ಹೆಸರು ನೋಡಿ ಹೇಗಿದೆ ಇದು ಬಗ್ಗೋಣ ಅಂತ ಒಂದೂರು ದಕ್ಷಿಣ ಕನ್ನಡದ ಕಡೆಯಲ್ಲಿ ಕೇಳಿದಿರ ಬಗ್ಗೋಣ ಅಂತ ಒಂದೂರು ಆ ಊರಲ್ಲೊಬ್ಬರು ಜೋಯಿಸರು ಪಂಚಾಂಗ ಮಾಡಿದ್ದಾರೆ ನೂರಿಪ್ಪತ್ತನೇ ವರ್ಷವಂತೆ ಬಗ್ಗೋಣ ಅಂತ ಪಂಚಾಂಗ ನನಗೆ ಕೊಟ್ಟರು ಯಾಕೆ ಬಗ್ಗಿಸ್ತೀರಿ ಅಂತ ಕೇಳಿದೆ ಇಲ್ಲ ನಮ್ಮೂರ ಹೆಸರು ಅದು ಅಂದರು ಈ ವರ್ಷದ ಹೊಸ ಪಂಚಾಂಗ ನನಗೆ ಮೊದಲು ಬಂದದ್ದು ಬಗ್ಗೋ ಪಂಚಾಂಗ ಬಗ್ಗೋಣ ಪಂಚಾಂಗ ಊರ ಹೆಸರು ಇನ್ನೂ ತುಂಬ ಆಶ್ಚರ್ಯಕರ ಗೋಕರ್ಣ ಸುತ್ತಮುತ್ತ ಅನೇಕ ಹಳ್ಳಿಗಳಿಗೆ ವಿಚಿತ್ರವಾದ ಹೆಸರು ಇದು ಬನ್ನಿ ಇನ್ನೂ ಸಂಸ್ಕೃತ ಶಬ್ದವಂತೂ ಅಲ್ಲ ಕನ್ನಡದಲ್ಲಿ ಬನ್ನಿ ಅಂದರೆ ಬೇರೆ ಅರ್ಥವಾಗುತ್ತೆ ಅಂದರೆ ಜನರನ್ನು ಒಗ್ಗೂಡಿಸುವ ಹಬ್ಬ ನಮ್ಮ ವಿಜಯದಶಮಿ ದೀಪಾವಳಿ ಸಂಕ್ರಾಂತಿ ಈ ಹಬ್ಬಗಳಿಗೆ ಎಷ್ಟು ಅರ್ಥ ಇದೆ ಅಂದರೆ ಎಳ್ಳು ಕೊಡುವುದು ನೋಡಿ ಪದ್ಧತಿಯಾಗಿದೆ ಪ್ರತಿಯೊಬ್ಬರಿಗೆ ಎಳ್ಳನ್ನು ಕೊಡ್ತೇವೆ ಅದು ಮಕರ ಸಂಕ್ರಾಂತಿ ಮಕರ ಪೀಡೆ ಹೋಗಲಿ ಸಂಕ್ರಾಂತಿ ಅಮ್ಮ ನಮ್ಮನ್ನು ನೋಡದೇ ಇರಲಿ ಅಂತ ಅದಕ್ಕೆ ಎಳ್ಳನ್ನು ಸೇರಿಸ್ತೇವೆ ಕೊಬ್ಬರಿ ಚೂರು ಹಾಕ್ತಾರೆ ಸಕ್ಕರೆ ಹಾಕ್ತಾರೆ ಸಕ್ಕರೆ ಹೆಚ್ಚನ್ನು ಮಾಡ್ತಾರೆ ಕೊಡಿ ಕೊಡಿ ಅಂತ ಹಲ್ಲಿಲ್ಲದೆ ಇದ್ದವರು ತಿಂತಾರೆ ಇದು ಎಳ್ಳು ದೀಪಾವಳಿಯಲ್ಲಿ ಅದು ಬೇರೊಂದು ರೀತಿಯಲ್ಲಿ ಬೇವು ಬೆಲ್ಲ ಯುಗಾದಿಯಲ್ಲಿ ಕಹಿ ಸಿಹಿ ಎರಡೂ ವರ್ಷ ನೋಡಿಕೊಳ್ಳಿ ಬೇರೆ ದೇಶಗಳಲ್ಲಿ ಬೇರೆ ಸಂಪ್ರದಾಯದಲ್ಲಿ ಈ ರೀತಿಯ ಹಬ್ಬಗಳು ಇದೆಯೋ ಇಲ್ಲವೋ ನಮ್ಗೆ ಗೊತ್ತಿಲ್ಲ ಅವರು ದೀಪ ಆರಿಸೋ ಹಬ್ಬ ಮಾಡ್ತಾರೆ ಅವರು ಪ್ರತಿಯೊಂದಕ್ಕೂ ಅವರು ಜನವರಿ ಬಂತು ಇಪ್ಪತ್ತೈದನೇ ಡಿಸೆಂಬರ್ ಬಂತು ದೀಪ ಆರಿಸಿ ಆರಿಸಿ ಅವಳು ದೀಪ ಹಚ್ಚಿ ಹಚ್ಚಿ ಹಚ್ಚಿ ಅವು ಕನ್ನಡದ ದೀಪ ಆ ದೃಷ್ಟಿಯಿಂದ ಇವರು ಬನ್ನಿ ಹಬ್ಬವನ್ನು प्रदक्षिणीकृत्य शमीलतान्ते प्रणम्य च ಪ್ರವೀರಾ ಮೃತ್ಪಿಂಡಮಾದಾಯ ನಿಶಾಚಲೇನ ನಿಜಾಂಚಲೇನ ಸೂತಿಂಚಕಾರ ಪ್ರಥಮಂ ಕಿರೀಟಿ ಮೃತ್ಪಿಂಡಮಾದಾಯ ಅದೇನೋ ಒಂದು ಹಬ್ಬ ಒಂದು ರಿಚುವಲ್ ಒಂದು ಮಣ್ಣಿನ ಉಂಡೆಯನ್ನು ಮಾಡಿ ಮರದ ಕೆಳಗಡೆ ಇಟ್ಟು ಅದು ವೃಕ್ಷದ ಪ್ರತಿದೇವತೆಯೋ ಅಥವಾ ದುರ್ಗೆಯೋ ಏನೋ ಒಂದು ಅದನ್ನಿಟ್ಟು ನಮಸ್ಕಾರ ಮಾಡಿದ್ದಾನೆ ಅರ್ಜುನ ಆಮೇಲೆ ಈ ಶ್ಲೋಕ ಇದು ಪಂಚಾಂಗದಲ್ಲಿ ಎಲ್ಲ ಕಡೆ ಹಾಕಿರ್ತಾರೆ ಇದು ಮಹಾಭಾರತದ್ದು ಶಮೀ ಶಮಯತೆ ಪಾಪಂ ಹೇಳಿ ನೋಡೋಣ ಶಮೀ ಶಮಯತೆ ಪಾಪಂ ಶಮೀ ಶಮಯತೆ ಪಾಪಂ ಶಮೀ ಶಮಯತೆ ರಿಪೂನ್ ಶಮೀ ಶಮಯತೆ ರಿಪೂನ್ ಶಮೀ ಶಮಯತೆ ರೋಗಾನ್ ಶಮೀ ಸರ್ವಾರ್ಥ ಸಾಧನಾ ಶಮೀಂದ್ರ ಉಪಶಮನ ಮಾಡುವುದು ಶಮಿ ಶಮಯತೆ ಪಾಪ ಮನುಷ್ಯರ ಪಾಪವನ್ನು ನಿವಾರಣೆ ಮಾಡುತ್ತೆ ಶಮಿ ಶಮಯತೆ ರಿಪೂನ್ ರಾಷ್ಟ್ರದ ಶತ್ರುಗಳನ್ನು ಹೊರಗೆ ಹಾಕ್ತದೆ ಶಮಿ ಶಮಯತೆ ರೋಗಾನ್ ರೋಗಗಳನ್ನು ಹಾಳು ಮಾಡುತ್ತೆ ಶಮಿ ಸರ್ವಾರ್ಥ ಸಾಧನ ಇಷ್ಟಾರ್ಥಗಳನ್ನು ಮಾಡಿಕೊಡುತ್ತಾ ಆದ್ದರಿಂದ ಯಾವ ಹಬ್ಬ ಬಿಟ್ಟರೂ ಪರವಾಗಿಲ್ಲ ವಿಜಯದಶಮಿ ಹಬ್ಬವನ್ನು ಬಿಡಬೇಡಿ ದುರ್ಗಾಷ್ಟಮಿ ದುರ್ಗಾ ಪೂಜೆ ಮಾಡೋರು ಮಾಡ್ತಾರೆ ಈ ಹಬ್ಬದ ವಿಶೇಷವೇನು ರಾಮ ಸೀತಾಂ ಸಮಾದಾಯ ತತ್ಪ್ರಸಾದ ಶಮೀತಲೆ ಶಮೀ ವೃಕ್ಷವೇ ರಾಮಚಂದ್ರ ಸೀತೆಯನ್ನು ಪಡ್ಕೊಂಡ ರಾವಣನನ್ನು ಕೊಂದ ವಾಪಸ್ ಹೋಗ್ತಾ ಈ ಶಮಿ ಉತ್ಸವವನ್ನು ವಿಜಯದಶಮಿಯನ್ನು ಮಾಡಿದ ಕೃತಕರ್ತ್ಯ ಪುರೇ ಪ್ರಾಪ್ತ ಪ್ರಸಾದ ಪ್ರಸಾದಾತ್ತೇ ತಥಾಸ್ತುಮೆ ಅಂತ ಪ್ರಸಾದ ನನಗೂ ಉಂಟಾಗಲಿಂತ ಅಂತ ಪಾಂಡವರು ಆ ಶಮಿ ವೃಕ್ಷವನ್ನು ಪೂಜೆ ಮಾಡಿದ್ದಾರೆ ಅದಾದ ಮೇಲೆ ಒಬ್ಬ ಗುರುಮುಖ ಒಬ್ಬರು ನೋಡಿಕೊಂಡ್ರು ಧರ್ಮರಾಜ ಹೇಳಿದ ಇವತ್ತು ದುರ್ಗಾಷ್ಟಮಿ ಎಷ್ಟು ವೈಭವದಿಂದ ಮಾಡಬೇಕು ಅರಮನೆಯಲ್ಲಿ ಕುರಿ ಕೋಣ ಎಲ್ಲ ಬಲಿ ಇವತ್ತಿಗೂ ಕೊಡ್ತಾರೆ ಕೆಲವು ಕಡೆಯಲ್ಲಿ ಆ ದುರ್ಗೆ ಅಂದರೆ ಭಗವಂತನ ವಿಷ್ಣುವಿನ ಸರ್ವಾತ್ಮನ ಒಂದು ಅಂಶ ಅದು ನಾರಾಯಣಿ ಶಕ್ತಿ ಶಿವನ ಪತ್ನಿಯವಳು ವಿಷ್ಣು ಸೋದರಿ ಶ್ಯಾಮಕೃಷ್ಣ ಸಹೋದರಿ ಆ ವಿಷ್ಣುವಿನ ಶಕ್ತಿ ಇಲ್ಲದೆ ಇದ್ರೆ ಪರಮಶಿವನಿಗೆ ತಾಂಡವವನ್ನು ಮಾಡುವುದು ರಿದಮ್ ಕೀಪ್ ಅಪ್ ಮಾಡುವುದು ರುದ್ರತ್ವವನ್ನು ತಾಳುವುದು ಆಗೋದಿಲ್ಲವಾದ್ದರಿಂದ ವಿಷ್ಣು ಅಂಶ ಇಲ್ಲದೆ ಯಾವ ದೇವತೆಯು ನೋ ಗಾಡ್ ಕ್ಯಾನ್ ಫಂಕ್ಷನ್ ಆದ್ದರಿಂದ ಇದು ನಾರಾಯಣಿ ಇದ್ದಾಳೆ ಶರಣ್ಯೇ ದೇವಿ ನಾರಾಯಣಿ ನಮೋಸ್ತುತೆ ಮಾಂಗಲ್ಯ ಕಟ್ಟುವಾಗಲೂ ಅವಳಿರಬೇಕು ಹಿಂದೆ ನಾದಿನಿ ಒಂದೇ ಅಲ್ಲಿ ಸೇರ್ತಾಳೆ ಆ ಮಾಂಗಲ್ಯ ಮುಡಿಯುವುದು ಮೂರು ಗಂಟೆ ಹಾಕುವುದಕ್ಕೆ ಆಂಡಾಳ ದೇವಿಗೂ ಮಾಡಿದಳಂತೆ ಅಂದರಿ ಶೂಟ ಕನ ಕಣ್ ಅಂದರಿ ಆಕಾಶ ಮೇಲೆ ನಿಂತವಳು ಕಂಸ ಕೊಲ್ಲುವುದಕ್ಕೆ ಹೋದ್ರೆ ಮೇಲೆ ನಿಂತ್ಕೊಂಡ್ಬಿಟ್ಟಲ್ಲ ಅಂದರಿ ಶೂಟ ಕನ ಕಂಡೆ ಅಂತೋಳೀನ ಶ್ರೀ ವೈಷ್ಣವರಲ್ಲಿ ದುರ್ಗಾ ಪೂಜೆ ಅಂತ ಪ್ರತ್ಯೇಕ ಪೂಜೆ ಇಲ್ಲ ಕೃಷ್ಣನಿಗೆ ಮಾಡಿದ್ರೆ ಎಲ್ಲ ಆಯಿತು ನಮ್ಮ ಭಾವನೆ ನಾವು ದುರ್ಗೆ ವಿರೋಧಿಗಳಲ್ಲ ಪ್ರತ್ಯೇಕ ಪೂಜೆ ನಮ್ಮಲ್ಲಿಲ್ಲ ಆದರೆ ಅವಳು ಸರ್ವ ಹೊಂದಳಾದವಳು ಭಾಗವತದಲ್ಲಿ ಉಕ್ತವಾಗಿದ್ದಾಳೆ ಹೋಗಮ್ಮ ಈ ಗರ್ಭವನ್ನು ತಗೊಂಡೋಗಿ ಅಲ್ಲಿಡು ಅಂತ ಹೇಳಿಬಿಟ್ಟ ಕೃಷ್ಣ ಬಲರಾಮನನ್ನು ತಗೊಂಡೋಗಿ ಸಂಕರ್ಷಣನ ಆಕಡೆ ಇಟ್ಟಳು ಕಂಸನಿಗೆ ವಂಚನೆಯನ್ನು ಮಾಡಿದಳು ಭಗವಂತನ ಯೋಗಮಾಯ ಸ್ವರೂಪಿಣಿ ಅದು ದುರ್ಗಾ ಪೂಜೆಯ ವಿಶೇಷ ಅವಳ ರಕ್ಷಣೆ ಇಲ್ಲದೆ ಇದ್ರೆ ಪಾಂಡವರು ಏನು ತೊಂದರೆಗೊಳಗಾಗ್ತಾ ಇದ್ರು ಅವರು ದುರ್ಗಾನ್ ದೇವೀಂ ಮಹಂ ಪ್ರಪದ್ಯೆ ಸುತರಸಿ ತರಸೆ ನಮಃ ಇದು ವೇದೋಕ್ತ ಮಂತ್ರವೂ ಇದೆ ಆ ದುರ್ಗಾ ದೇವಿಗೆ ಇಪ್ಪತ್ತು ಶ್ಲೋಕಗಳಲ್ಲಿ ಧರ್ಮರಾಜ ಒಂದು ಅದ್ಭುತವಾದ ಸ್ತೋತ್ರವನ್ನು ಮಾಡ್ತಾನೆ ಇದು ವಿರಾಟ್ ಪರ್ವದಲ್ಲಿ ಮೊತ್ತ ಮೊದಲನೇ ಬರತಕ್ಕಂತಹ ಸ್ತೋತ್ರ ನಮೋಸ್ತುತೆ ವರದೆ ಕೃಷ್ಣೇ ಕುಮಾರಿ ಬ್ರಹ್ಮಚಾರಿಣಿ ಹೇಳಬೇಕು ಅನ್ಸುತ್ತೆ ಮುಂದೆ ಹೋಗೋದಿಲ್ಲ ಬಾಲಾರ್ಕ ಆಕಾರೆ ಪೂರ್ಣಚಂದ್ರ ನಿಭಾನನೆ ಚತುರ್ಭುಜೆ ಚತುರ್ವಕ್ತ್ರೆ ಪೀರಶ್ರೋಣಿ ಪಯೋಧರೆ ಪಿಂಚವಲಯೇ ತಲೆ ಮೇಲೆ ನವಲ್ಗರಿ ಇರ್ತದಂತ ಎಲ್ಲಮ್ಮನ ದೇವತೆ ಹಾಗೆ ಮಯೂರ ಪಿಚ್ಛವಲಯೇ ಕೇಯೂರಾಂಗದ ಧಾರಿಣಿ ಭಾಷಿದೇವಿ ಯಥಾ ಪದ್ಮನಾರಾಯಣ ಪರಿಗ್ರಹ ಇಪ್ಪತ್ತು ಶ್ಲೋಕ ಸ್ತುತಿ ಈ ಸ್ತೋತ್ರ ಪಠಿಸಿದವರಿಗೆ ಅವರು ಬಯಸಿದ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ ದುರ್ಗಾಣಿ ಅಚಿತರಿಷ್ಯತಿ ಎಲ್ಲಿ ಪ್ರವೇಶ ಮಾಡೋಕ್ಕಾಗೋದಿಲ್ಲ ಆ ಕೋಟೆಗಳು ಇಷ್ಟಾರ್ಥಗಳು ಆಗೋದಿಲ್ಲ ಅಂತ ತಿಳ್ಕೊಂಡಿರ್ತೀನಿ ನಿರಾಶೆಯಿಂದ ಅದನ್ನು ಭೇದಿಸಿಕೊಂಡು ಮುಂದೆ ಹೋಗ್ಬೋದು ಅಂತ ಇಲ್ಲೇ ಫಲಶ್ರುತಿ ಹೇಳ್ತಾರೆ ದೇವಿ ಯೋವಾಚ ಇಪ್ಪ ಶ್ಲೋಕ ಓದೋದಿಲ್ಲ ನಾನು ಆದರೆ ಧರ್ಮರಾಜ ಆ ಸ್ತೋತ್ರದ ಕೊನೆಯಲ್ಲಿ ಹೇಳ್ತಾ ಧನರಾಂಚ ಬಂಧನಂ ಮೋಹಂ ಪುತ್ರನಾಶಂ ಧನಕ್ಷಯಂ ಈ ಸಪ್ತ ಶೋಕ ನಿವಾರಣೆ ಮಾಡ್ತಾಳತ್ತೆ ದುರ್ಗಾದೇವಿ ಯಾವುದು ಸಂಧ್ಯಾ ರಾತ್ರಿ ಪ್ರಭ ನಿದ್ರ ಜ್ಯೋತ್ಸ್ನ ಕಾಂತಿ ಕ್ಷಮಾದಯ ಇದೆಲ್ಲ ತಾಯಿ ನಿನ್ನ ಹೆಸರು ನೃಣಾಂಚ ಬಂಧನಂ ಮೋಹಂ ಮನುಷ್ಯರಿಗೆ ಬಂಧನ ಬರ್ತದೆ ಜೈಲ್ ವಾರೆಂಟ್ ಅರೆಸ್ಟ್ ಮಾಡುವಂತಹ ಅದೊಂದು ಸಂದರ್ಭ ಬರುತ್ತೆ ಅಪಮಾನಕರವಾದದ್ದು ಮೋಹಂ ಅಜ್ಞಾನವಿರ್ತದೆ ಪುತ್ರನಾಶಂ ಒಂದು ಮಗ ಹಾಳಾಗೋ ಪ್ರಸಂಗ ಬರ್ತದೆ ಧನಕ್ಷಯಂ ಹಣ ಹಾಳಾಗೋ ಪ್ರಸಂಗ ಬರ್ತದೆ ವ್ಯಾಧಿಂ ರೋಗ ಬರ್ತದೆ ಮೃತ್ಯುಂ ಗಂಡಾಂತರ ಬರ್ತದೆ ಭಯಂ ಹೇಳ್ಕೊಳ್ಳಾರ್ದು ಭಯ ಬರ್ತದೆ ಭಯಂಚೈವ ಪೂಜಿತ ನಾಶಯಿಷ್ಯಸಿ ಮನುಷ್ಯರಿಗಿರುವುದು ಇದು ಮುಖ್ಯವಾದ ಏಳು ಶೋಕಗಳು ಅಲ್ವೇ ಯೋಚನೆ ಮಾಡಿ ಇದು ಒಂದಲ್ಲ ಒಂದು ಎಲ್ಲರನ್ನೂ ಬಾಧಿಸ್ತಾ ಇರ್ತದೆ ಇವಳು ಅಭಯಕರಿ ಆ ದುಃಖಗಳ ನಿವಾರಣೆ ಮಾಡುವವಳು ತ್ರಾಹಿಮಾಂ ಪದ್ಮಪತ್ರಾಕ್ಷಿ ಸತ್ಯೇ ಸತ್ಯಾಭವಸ್ವನಃ ಭವಸ್ವನ ಶರಣಂಭವಮೇ ದುರ್ಗೆ ಶರಣ್ಯೇ ಭಕ್ತವತ್ಸಲೇಯ ಮಂಸ್ವತಾ ಹಿ ಸಾ ದೇವಿ ಮಾಸ ಪಾಂಡವಂ ಎದುರಿಗೆ ಬಂದು ನಿಂತುಬಿಟ್ಲು ದುರ್ಗಾದೇವಿ ಸಾವಿರ ತೋಳುಗಳಲ್ಲಿ ಸಾವಿರ ಆಯುಧಗಳನ್ನು ಹಿಡ್ಕೊಂಡು ಅವಳು ಸಿಂಹವಾಹಿನಿ ಅಂತ ಹೇಳ್ತಾರೆ ಎದುರಿಗೆ ಬಂದು ನಿಂತುಬಿಟ್ಲು ಧರ್ಮರಾಜನಿಗೆ ಏನಪ್ಪ ನಿನಗೇನು ಬೇಕು ಅಂತ ಕೇಳಿದಳು ಧರ್ಮರಾಜ ಕೇಳಿದ ನಾನೇನು ಕೇಳ್ತಾ ಇಲ್ಲ ಈ ಒಂದು ವರ್ಷ ನಮ್ಮನ್ನು ಯಾರು ಪತ್ತೆ ಮಾಡದೇ ಇರಲಿ ನಿನ್ನ ಕೃಪೆಯಿಂದ ನಾವು ವಾಕ್ಯದೆಲ್ಲ ಸಾಧನೆ ಮಾಡಿಕೊಳ್ತೇವೆ ಅದಕ್ಕೆ ಅವಳು ಹೇಳಿದ್ಲು ಅದಂತೂ ಆಗ್ತದೆ ನೀ ಸ್ತೋತ್ರ ಮಾಡಿದ್ದೀಯೇ ಈ ಸ್ತೋತ್ರವನ್ನು ಯಾರ್ಯಾರು ಪಾರಾಯಣ ಮಾಡ್ತಾರೆಯೋ ಅವರಿಗೆ ಏ ಸ್ಮರಿಷ್ಯಂತಿ ಮಾಂ ರಾಜನ್ನೇ ಯಥಾಹಂ ಭವತಾ ಸ್ಮೃತ ನತೇಷಾಂ ದುರ್ಲಭಂ ಕಿಂಚಿತ್ ಅಸ್ಮಿನ್ ಲೋಕೇ ಭವಿಷ್ಯತಿ ನಿನ್ನ ನೆಪದಲ್ಲಿ ನೀ ಹೇಳಿದ ಸ್ತೋತ್ರವನ್ನು ಹೇಳುವವರಿಗೆ ಅವರ ಯಾವ ಇಷ್ಟಾರ್ಥವೂ ಸಿದ್ಧಿ ಆಗದೆ ಹೋಗೋದಿಲ್ಲ ನಾ ಬರವನ್ನು ಕೊಟ್ಟಿದ್ದೇನೆ ಹಾಗಂತ ಬರಕೊಡು ಅಂತ ಕೇಳಬೇಡಿ ತಿರುಗಿ ಅದೊಂದು ಮಾತ್ರ ಆಗೋದಿಲ್ಲ ನನ್ನ ಕಡೆ ಇದಂ ಸ್ತೋತ್ರವರಂ ಭಕ್ತ ಶೃಣುಯಾದ್ವಾ ಪಠೇತವ ಯಾವನು ಭಕ್ತಿಯಿಂದ ಕೇಳಿದ್ರು ನಾ ಹೇಳಿದ್ದೇನೆ ನೀವು ಕೇಳಿದ್ದೀರ ಸಾಕು ಓದಿದರು ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಿಂ ಯಾಸ್ಯಂತಿ ಪಾಂಡವಾ ನನ್ನ ಪ್ರಸಾದದಿಂದ ನಿಮ್ಮನ್ನು ಯಾರೂ ಪತ್ತೆ ಮಾಡೋದಿಲ್ಲ ಅಂತ ಹೇಳಿ ಪಾಂಡವರಿಗೆ ರಕ್ಷಣೆಯನ್ನು ಮಾಡಿ ಆ ದೇವಿ ದುರ್ಗಾದೇವಿ ಅಂತರ್ಧಾನವಾದಳು ಇದೊಂದು ರೋಮಹರ್ಷಕವಾದ ಭಾಗ ಅದಾದ ಮೇಲೆ ಕಥೆ ಮೊದಲೇ ಸಂಕೇತ ಮಾಡಿಕೊಂಡಿದ್ದಂತೆ ಧರ್ಮರಾಜ ನವಮಿ ದಿವಸ ಪ್ರತ್ಯಕ್ಷವಾದ ಆ ದುರ್ಗಾಷ್ಟಮಿ ಏನು ತಿಂದ್ರೋ ಹಣ್ಣು ಕಾಯೋ ಏನು ನೀರು ಕುಡಿದ್ರು ಏನು ಕಥೆಯೋ ಸಾಯಂಕಾಲದ ತನಕ ಸ್ಮಶಾನದಲ್ಲೇ ವಾಸ ಮಾಡಿದ್ರು ಎಲ್ಲಿದ್ರು ಮಹಾರಾಯರು ನವಮಿ ದಿವಸ ಧರ್ಮರಾಜ ಹೋಗಿ ಯುಧಿಷ್ಠರ ಇಲ್ಲಿ ವಿರಾಟನ ಆಸ್ಥಾನದಲ್ಲಿ ಕಾಣಿಸಿಕೊಂಡ ತೇಜಸ್ಸು ಹೇಗಿತ್ತು ಅಂದ್ರೆ ಏನೋ ಪೂಜೆ ಮಾಡ್ತಿದ್ದ ಆಯುಧ ಗಜಾಶ್ವ ಪೂಜೆ ಅವತ್ತು ಮಹಾನವಮಿ ಹಬ್ಬ ರಾಮನವಮಿ ಸಿಕ್ಕೀತು ಮಹಾನವಮಿ ಸಿಕ್ಕೋದಿಲ್ಲ ಅಂತಾರೆ ಮಹಾನವಮಿ ದಿವಸ ನೀವು ಆರಂಭ ಮಾಡಿದ ಕೆಲಸ ಊರ್ಜಿತವಾಗಿ ನಿಲ್ತದೆ ದಾನ ಧರ್ಮಗಳ ನವಮಿಗಳಲ್ಲಿಯೇ ತುಂಬ ಶ್ರೇಷ್ಠವಾದ ನವಮಿ ವರ್ಷದ ಪೂರ್ತಿ ಅಂಥ ನವಮಿ ಇನ್ನೊಂದು ಬರೋದಿಲ್ಲ ಅವತ್ತು ಮುಹೂರ್ತ ಏನು ನೋಡ್ತಕ್ಕದ್ದಲ್ಲ ಸರ್ವದೇವತೆಗಳ ವಾಸ ಅದೇ ನಾಡ ಹಬ್ಬ ನಮ್ಮ ಕನ್ನಡ ದೇಶದಲ್ಲಿ ವಿಜಯದಶಮಿ ಅಲ್ಲ ಅದು ಬರೀ ಜಂಬೂ ಸವಾರಿ ಅಷ್ಟೇ ನಿಜವಾದ ಹಬ್ಬ ಮಹಾನವಮಿ ಹಬ್ಬ ಹಾಗೆ ಗೊತ್ತು ಅಂದ್ರೆ ಪುಳಿಯೋಗರೆ ಒಬ್ಬಟ್ಟು ಮಾಡ್ತಾರೆ ನಮ್ಮ ಮನೆಯಲ್ಲಿ ಅದೇ ದೊಡ್ಡ ಹಬ್ಬ ಜ್ವರ ಅಂತ ಮಲಗಿದ್ರು ಸರಿ ಮಕ್ಕಳು ಹತ್ರ ಇಲ್ಲದೆ ಇದ್ರು ಸರಿ ಮಹಾರಾಯಿತಿ ಒಂದು ವರ್ಷ ತಪ್ಪಿಸಿಲ್ಲ ಅದನ್ನು ಒಬ್ಬಟ್ಟು ಮಾಡಬೇಕು ಯಾರು ತಿನ್ನೋರು ಬಂದವರು ಕೊಡೋದು ಯಾರಿಗಾರಾಗಲಿ ಅದು ಐಂಗಾರ ಹೋಳಿಗೆ ನೋಡಿದ್ರೆ ಲಟ್ಟಣಿಗೆ ಪಟ್ಟಣಿಗೆ ಅಲ್ಲ ಹೂರ್ಣ ಗೀರ್ಣ ಹಾಕಿ ಕೈಯಲ್ಲಿಯೇ ಮಾಡುವುದು ಅಡೆ ಮಾಡಿದ ಹಾಗೆ ರೊಟ್ಟಿ ಮಾಡುವ ಹಾಗೆ ಅದು ರುಚಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಮಾಡಿಕೊಡಿ ಅಂತ ಕೇಳಬೇಡಿ ಸಜ್ಜ ಅಹಂಕಾರ ಮಾಡೋ ಹೋಳಿಗೆ ಇದೆಯಲ್ಲ ಅದು ವಿಶ್ವೇಶ್ವರ ವಿಶ್ವೇಶ್ವರಯ್ಯನವ್ರಿಗೆ ತುಂಬಾ ಇಷ್ಟವಾಗಿತ್ತಂತೆ ಡಿ ವಿ ಗುಂಡಪ್ಪನವರು ಬರೆದಿದ್ದಾರೆ ವಿಶ್ವೇಶ್ವರಯ್ಯನವರು ಒಳ್ಳೆ ಸ್ನೇಹಿತರು ಕೆಲವರನ್ನು ಇಟ್ಕೊಂಡಿದ್ರು ಆವಾಗ ಅವಾಗ ಕೇಳೋರಂತೆ ಗುಂಡಪ್ಪನವ್ರನ್ನ ಕರೆಸಿ shall we have our favourite dish today ಆ ಒಬ್ಬಟ್ಟು ಕೊಟ್ರೆ ಆ ಸುತ್ತ ಕಣಿಕಾಂತ ಅಂತ ಒಂದಿರುತ್ತಲ್ಲ ಗಡಿಗೆ ಕಂಠ ಇದ್ದ ಹಾಗೆ ಅದನ್ನು ಕಿತ್ತು ಹಾಕಿ ಒಂದು ಅಂಗೈಯಷ್ಟಗಲ ಮಧ್ಯದ ಹೂರ್ಣ ಅದನ್ನು ಮಾತ್ರ ತೆಗೆದು ತಿನ್ನೋರಂತೆ ಬರೆದಿದ್ದಾರೆ ಬಾಬಾ ಪುಣ್ಯಾತ್ಮರು ಆ ಹೋಳಿಗೆ ಮಾಡೋ ಹಬ್ಬ ಅದು ಸರಿಯಾದ ಹದವಾದ ಪುಳಿಯೋಗರೆ ಮಾಡೋ ಹಬ್ಬ ನಮ್ಗೆ ಗೊತ್ತಾಗೋದಷ್ಟೇ ಅದು ಕುದುರೆಯನ್ನು ಪೂಜೆ ಮಾಡ್ತಾರೆ ಆನೆಯನ್ನು ಪೂಜೆ ಮಾಡ್ತಾರೆ ಪ್ರತಿಯೊಂದು ಆಯುಧವನ್ನು ಪೂಜೆ ಮಾಡ್ತಾರೆ ಕ್ಷೌರ ಮಾಡೋರು ಕತ್ತಿ ಪೂಜೆ ಮಾಡ್ತಾರೆ ಬ್ರಾಹ್ಮಣರು ಬರೆಯುವ ಪೆನ್ನು ಕಡ್ಡಿ ಹಾರ್ಮೋನಿಯಮ್ಮು ಟಿವಿ ಗಿವಿ ಎಲ್ಲ ಪೂಜೆ ಮಾಡ್ತಾರೆ ಇವತ್ತು ಹೊಸ ಬಟ್ಟೆ ಹಾಕೊಂಡು ಊರು ತುಂಬ ಸುತ್ತಾಡುವಂಥ ಹಬ್ಬ ಒಟ್ಟಿಗೆ ಬರ್ತವೆ ಯಾವುದು ಅಷ್ಟಮಿ ನವಮಿ ದಶಮಿ ಎಲ್ಲ ಶ್ರೇಷ್ಠವಾದ ಹಬ್ಬ ಭಾರತೀಯರ ಹಬ್ಬ ಸಂಪ್ರದಾಯಗಳು ಅಂತಹ ದಿವಸ ಕಾಷಾಯ ಸಂವೇತ ಅಪ್ಪಟ ಕಾಷಾಯ ಹಾಕೊಂಡಿದ್ದಾನೆ ತ್ರಿದಂಡಿ ನಾಮಧಾರಣೆ ಮಾಡಿದ್ದಾನೆ ಜೋಳಿಗೆ ಜೋಳಿಗೆ ಜೋಳಿಗೆಯಲ್ಲಿ ಪಗಡೆಕಾಯಿ ಕೈಯಲ್ಲಿ ತಾಳ ಇಟ್ಕೊಂಡಿದ್ದಾನೆ ಹರಕತೆ ದಾಸರು ತಾಳ ಇಟ್ಕೊಂಡ ಹಾಗೆ ನೇರವಾಗಿ ಅರಮನೆ ಬಾಗಿಲಿಗೆ ಬಂದ ಬಾಗಿಲಕಾಯಿ ಅವ್ರು ನೋಡಿದ್ರು ಒಳಗೆ ಹೋಗ್ಬೋದು ಒಂದು ಯಾರೂ ತಡೀಲಿಲ್ಲ ಅವನ್ನ ಇವನು ಆಯುಧ ಪೂಜೆ ಗೀಜೆ ಏನೋ ಮಾಡ್ತಿದ್ದವನು ಕೂತಿದ್ದ ಪುರೋಹಿತರು ಮಾಡಿಸ್ತಾ ಇದ್ದಾರೆ ಧರ್ಮರಾಜನ ತೇಜಸ್ಸಿಗೆ ಬೆರಗಾಗಿ ವಿರಾಟನೇ ಎದ್ದು ನಿಂತ ತಾವ್ಯಾರೂ ಗೊತ್ತಾಗಲಿಲ್ವಲ್ಲ ಆಗ ಇವನು ಹೇಳಿದ ನಾನೊಬ್ಬ ಸನ್ಯಾಸಿ ಊರೂರು ತಿರುಗ್ತಾ ಇರೋವನು ನಿಮ್ಮನ್ನು ನೋಡಿದ್ರೆ ಸನ್ಯಾಸಿ ಅಂತ ಅನಿಸೋದಿಲ್ಲ ಸ್ವಾಮಿ ರಾಜರಕ್ಷಣ ಇದೆಯಲ್ಲ ಅಂದ ಅವನು ಶ್ಲೋಕ ತುಂಬ ಸ್ವಾರಸ್ಯ ಒಬ್ಬೊಬ್ಬರು ಪರಿಚಯನೂ ಆಗೋ ಜಾಗ ತುಂಬ ಚೆನ್ನಾಗಿದೆ ಓದೋಕೆ ವೇಳೆ ಇಲ್ಲ ನನಗೆ ಆಗ ಧರ್ಮರಾಜ ಹೇಳಿದ ನೀವು ಹೇಳೋ ಸರಿ ಈ ಧರ್ಮರಾಜ ಅಂತ ಒಬ್ಬ ಇದ್ದ ಕೇಳಿದ್ದೀರಲ್ಲ ಹೌದು ಹೌದು ಅವರೆಲ್ಲ ಕಾಡಿಗೆ ಹೊರಟೋದ್ರಲ್ಲ ಅವರ ಆಸ್ಥಾನದಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದೆ ಅವನಿಗೆ ಜೋಜು ಬರ್ತಾ ಇರಲಿಲ್ಲ ನಾ ಪಗಡೆಕಾಯಿ ಆಡಿ ಆಡಿ ಅವನಿಗೆ ವಿನೋದವನ್ನು ಮಾಡ್ತಾ ಇದ್ದೆ ಪಾಪ ಎಲ್ಲೋ ಅಜ್ಞಾತವಾಸ ಅಂತ ಒಂದು ವರ್ಷ ಹೊರಟೋದ್ರು ತಬ್ಲಿಯಾಗಿ ನನಗೆ ಗೊತ್ತಾಗಲಿಲ್ಲ ಆಶ್ರಯ ತಪ್ಪಿತಲ್ಲ ಅಂತ ನಿಮ್ಮ ಮನೆಗೆ ಬಂದಿದ್ದೇನೆ ನೀವು ಅಂತ ಕೇಳಿದ್ದೇನೆ ನಿಮಗೆ ಇಷ್ಟವಾದರೆ ನಿಮ್ಮ ಜೊತೆಯಲ್ಲಿ ಒಂದಷ್ಟು ಪಗಡೆ ಕಾಯಾಡ್ತೇನೆ ನಿಮಗೆ ವೇಳೆ ಬಹಳ ಉಳಿದಿದ್ದಾಗ ತೊಂದರೆ ಮಾಡೋದಿಲ್ಲ ಅದಕ್ಕೇನು ಮಹಾರಾಯರೇ ಪಗಡೆ ಆಡ್ಕೊಂಡಿರಿ ನಮ್ಮ ಆಸ್ಥಾನದಲ್ಲಿ ಅಂದ್ಬಿಟ್ಟ ಅವನು ಸರೋಯ್ತಲ್ಲ ಮೊದಲನೇ ಕೆಲಸ ಮಾರನೇ ದಿವಸ ಭೀಮಸೇನ ಒಳ್ಳೆ ವಿಜಯದಶಮಿ ನೋಡಿ ಬಂದಿದ್ದಾನೆ ಆ ಸ್ಥಾನಕ್ಕೆ ದುರ್ವೀರ ಗರ್ವ ಸಹನೋತ ಭೀಮ ದರ್ವೀಕರ ದರ್ಶಿತಸೂತಭಾವಃ ಶೃಣಾಧರಾಲೋಲುಪಸೂತಸೂನೋः ಪ್ರಾಣಿಲ पारयितुम् किलासीत् ಗರ್ವ ಅಸಹನೋತ ಭೀಮ ತನಗಿಂತ ವೀರರು ದುಸ್ಸಹವಾದ ಶಕ್ತಿಯುಳ್ಳವರು ಅಂದ್ರೆ ಭೀಮನಿಗೆ ಸಹನೆ ಆಗ್ತಾ ಇರಲಿಲ್ಲ ತಾನ್ ತನ್ನಂಥವರು ಇನ್ನೊಬ್ಬರು ಇರಬಾರದು ಕ್ಷತ್ರಿಯ ಸ್ಪರ್ಧೆ ದರ್ವೀಕರ ದರ್ಶತ ಸೂತ ಭಾವ ಹಾವಿನಂತೆ ಕಾಣಿಸ್ತಾ ಇತ್ತು ದರ್ವಿ ದರ್ವಿಂದ್ರ ಸೌಟು ಸಂಸ್ಕೃತದಲ್ಲಿ ದರ್ವಿಂದ್ರ ಸೌಟು ಹೋಮ ಮಾಡುವುದಕ್ಕೆ ಮುತ್ತುಗದ ಎಲೆ ಇಟ್ಕೊಳ್ತೇವಲ್ಲ ಅದಕ್ಕೆ ದರ್ವಿ ಅಂತ ಹೇಳ್ತಾರೆ ಅಂದರೆ ತುಪ್ಪವನ್ನು ಎತ್ತಿ ಆ ಅಗ್ನಿಯಲ್ಲಿ ಹೊಯ್ಯುವುದಕ್ಕೆ ಉಪಯೋಗ ಮಾಡುವುದು ಅದನ್ನು ಸ್ಪೂನ್ನಲ್ಲಿ ಕೂಡ ಮಾಡಬಹುದು ಮಾಡಿದರೆ ಒಂದು ಹೋಮದಲ್ಲಿ ಮಾಡಿದ್ದು ಇನ್ನೊಂದು ಉಪಯೋಗ ಮಾಡೋ ಹಾಗಿಲ್ಲ ಅದಕ್ಕೆ ಆ ಎಲೆಯನ್ನು ಉಪಯೋಗ ಮಾಡ್ತೇವೆ ಇವನು ದರ್ವಿ ದರ್ವಿ ತಂದಿದ್ದಾನೆ ಹೆಗಲ ಮೇಲೆ ದೊಡ್ಡದಾಗಿ ಸೌಟು ಗದೆ ಇಟ್ಕೊಂಡ ಅಭ್ಯಾಸ ಅವನಿಗೆ ಹೆಗಲ ಮೇಲೆ ಯಾವಾಗಲೂ ಗದೆ ಇರಬೇಕು ಅದ ಆ ತೀರ್ಸ್ಕೊಳ್ಳೋ ತೀಟೆ ತೀರಿಸ್ಕೊಳ್ಳೋದಕ್ಕೆ ಅಗಲವಾದ ವಾಯುಳ್ಳಂತಹ ಒಂದು ದೊಡ್ಡ ಸೌಟನ್ನಿಟ್ಕೊಂಡಿದ್ದಾನೆ ಅದು ಗದೆ ಕೆಲಸವನ್ನು ಮಾಡೋ ಶಕ್ತಿ ಅದಕ್ಕೆ ಹೊಂದಬೇಕು ಅಂದ್ರೆ ದರ್ವೀಕರ ದರ್ಶಿತ ಸುಹುದ ಭಾವ ಅದು ಹಾವಿನಂತೆ ಹೆಬ್ಬಾವಿನಂತೆ ಕಾಣಿಸ್ತಾ ಇದೆ ಶೌಣಾಧರ ಲೋಲುಪ ಸುಹುತ ಸೂನೋ ಇಲ್ಯಾಕೆ ಯಾಕೆ ಬಂದ ಅಂದ್ರೆ ದ್ರೌಪದಿ ಕೆಂಪು ತುಟಿಯನ್ನು ನೋಡಿ ಆಸೆ ಪಟ್ಟನಲ್ಲ ಒಬ್ಬ ಸೂತ ಕೀಚಕ ಅವನ ಪ್ರಾಣ ನಿಲಾನ್ ಪಾರಯಿತು ಕೆಲಾಸೀಟ್ ಪಾರಣೆ ಮಾಡೋದಕ್ಕೆ ದ್ವಾದಶಿ ಇನ್ನೆರಡು ದಿವಸ ಇದೆ ಅನ್ನುವಾಗ ದಶಮಿ ದಿವಸ ಕರೆಸಿಬಿಟ್ಟ ವಿರಾಟನ ಸ್ಥಾನಕ್ಕೆ ಅತ್ಯಂತ ಕೊಳಕು ಬಟ್ಟೆಯನ್ನು ಹುಟ್ಟಿದ್ದಾನೆ ಅಡುಗೆ ಅವ್ರು ಯಾವಾಗಲೂ ಟ್ರಿಮ್ ಆಗಿರೋದಿಲ್ಲ ನೋಡಿದಿರೋ ಇಲ್ವಾ ಈ ಗಂಟರು ಅಲ್ಲೇ ಒರೆಸ್ತಾರೆ ಒಂದು ಪದಾರ್ಥ ಒಂದು ಒಂದು ಪದ ಅಡಿಗೆ ಪಾತ್ರೆ ತೆಗೆದು ಕೆಳಗಿಡ್ತಾರೆ ಮುಸಿಯಾಗಿರ್ತದೆ ಹೀಗೆ ಒರೆಸ್ತಾರೆ ರೈಲ್ವೆ ಎಂಜಿನ್ ಡ್ರೈವರು ಒಂದೇ ಅವರು ಒಂದೇ ಅವ್ರ ಅವ್ರ ಗಲೀಜಾಗಿದ್ರೇನೆ ಅವರು ಹಾಕ ಕಾಣಿಸೋದು ಸರಿ ತೋಪುವುದು ಅಂತ ವೇಷದಲ್ಲಿ ಬಂದಿದ್ದಾನೆ ಯಾರಯ್ಯ ನೀನು ನಾನು ವಲ್ಲವ ಅಂತ ನನ್ನ ಹೆಸರು ಅಡಿಗೆ ಮಾಡುವವನು ಏನಯ್ಯ ಇಷ್ಟು ದೊಡ್ಡ ಶರೀರ ಇದೆ ಇನ್ನೊಬ್ರಿಗೆ ಮೈ ಬಗ್ಗೆ ಅಡಿಗೆ ಮಾಡೋವನೆ ಅಂದ್ರೆ ಬಿಡಿ ಬುದ್ಧಿ ಭೀಮಸೇನ ಮಹಾರಾಜರು ನಮ್ಮ ಅಡಿಗೆ ನೋಡಿ ವಾಹವ ಅಂತ ಹೇಳಿದ್ರು ಅವ್ರಿಗೆ ಬೇರೆ ಯಾವ ಅಡಿಗೆ ಅವ್ರು ಮಾಡಿದ್ರು ಹೋಗ್ತಾ ಇರಲಿಲ್ಲ ನನ್ನ ಕೈ ಸಳಕ ಒಂದ್ಸಲ ನೋಡಿ ಭೀಮನಿಗೆ ನಾನು ಅಡಿಗೆ ಮಾಡ್ತಿದ್ದೇನೋ ಗೊತ್ತಾಗುತ್ತೆ ನಿಮಗೆ ನೋಡಿದ ಜನಿಮಾರ್ಗೂ ಕೊಳಕಾಗಿತ್ತು ಹಾಗಿದ್ದು ಅಪ್ಟಾಡಿಗೆ ಇವನು ಸ್ನಾನ ಮಾಡ್ತಾನೆ ಅದನ್ನು ಒಡಿಸಿ ರೂಢಿ ಇಲ್ಲ ಅವನಿಗೆ ಒಳ್ಳೆ ಪಾಚಕ ಎಂಬುದಾಗಿ ಹೇಳಿ ಅವನಿಗೂ ಕೆಲಸವನ್ನು ಕೊಟ್ಟ ಇಲ್ಲ ಹೆಚ್ಚು ವಿವರ ಹೇಳೋದಕ್ಕೆ ವೇಳೆ ಇಲ್ಲ ಧರ್ಮರಾಜನ ಗೋತ್ರ ಕೇಳಿದನಂತೆ ವಿರಾಟ್ ರಾಜ ಸನ್ಯಾಸಿಗಳನ್ನು ಗೋತ್ರ ಕೇಳಬಾರದು ಅಲ್ಲಿ ಕೇಳಿಬಿಟ್ರು ಹರ್ಷಾನಂದರಿಗೆ ದೇವಸ್ಥಾನದಲ್ಲಿ ಅರ್ಚಕರು ನನ್ನ ಗೋತ್ರ ಕೇಳಿದ್ರು ಹೇಳಿದೆ ಅವರು ಸನ್ಯಾಸಿಗಳಿಗೂ ನಿಮ್ಮ ಗೋತ್ರ ಯಾವ ಅವರು ರಾಮಕೃಷ್ಣ ಗೋತ್ರ ಅಂದ್ರೆ ಅವರು ಇನ್ನೊಬ್ರು ವಿವೇಕಾನಂದ ಗೋತ್ರ ಅಂತ ಹೇಳ್ಬೋದು ನಮ್ಮ ಶ್ರೀನಿವಾಸ ಏನೋ ಅವರು ವಿಷ್ಣು ಗೋತ್ರ ಅಂತ ಹೇಳ್ತಾರೆ ಅವರು ಗೋತ್ರದವರಲ್ಲ ಭಗವಂತನ ಹೆಸರಲ್ಲೇ ಮಾಡಿ ಅಂತಾರೆ ಕೆಲವರು ಅವನ ಹೆಸರಲ್ಲಿ ಅವನ ಗೋತ್ರದಲ್ಲಿ ಅವನಿಗೆ ಅರ್ಚನೆ ನಂಬಪ್ಪನ ಗಂಟೆ ಆಗ ಆಗಬಹುದಲ್ಲ ಧರ್ಮರಾಜ ಹೇಳಿದ ನಾನು ವ್ಯಾಘ್ರಪಾದ ಗೋತ್ರ ಕೇಳಿಲ್ವಲ್ಲ ಇದು ನಾವು ಕಶ್ಯಪ ಗೋತ್ರ ಗೌತಮ್ ಗೋತ್ರ ಆತ್ರೇಯ ಗೋತ್ರ ಕೇಳಿ ವ್ಯಾಘ್ರಪಾದ ಗೋತ್ರ ವ್ಯಾಘ್ರಪಾದ ಅಂದ್ರೆ ಯಮ ಯಮನೆಂಬುವನು ಹುಲಿ ಹೇಗೆ ಸದ್ದಿಲ್ಲದೆ ಬಂದು ಪಟ್ಟನ್ನು ಹಿಡಿಯುತ್ತೆಯೋ ಹಾಗೆ ಜಂತುಗಳನ್ನು ಪಕ್ಕನೆ ಹಿಡಿಯುವನಾದ್ರಿಂದ ವ್ಯಾಘ್ರಪಾದ ಅವನ ಮಗ ನಾನು ಅಂತ ಹೇಳಿದ ಅಂತ ಇದೆಲ್ಲ ಒಂದೊಂದಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಈ ಪಂಚಪಾಂಡವರು ವಿರಾಟ್ ರಾಜನ ಸ್ಥಾನಕ್ಕೆ ಬಂದದ್ದು ಅದೇ ಒಂದು ದೊಡ್ಡ ಪ್ರಸಂಗ ಐದಾರು ಅಧ್ಯಾಯ ಆಯ್ತು ಭೀಮನಿಗೆ ಕೆಲಸ ಕೊಟ್ಟ ಅವನೇನೇನು ತಂದಿದ್ದ ಭೀಮಸೇನ ಖಜಾಂ ಮಂಥನ ದಂಡಂ ಅಂಗಾರ ಅವಕ್ಷೇಪಣಂ ಖಜಾ ಅಂತ ಒಂದು ಶಬ್ದ ಮೂಲದಲ್ಲಿ ಖಜ ಅಂದ್ರೆ ಮಂಥನ ದಂಡಂ ಮೊಸರು ಕಡಿಯೋದಕ್ಕೊಂದು ಕೋಲ್ ಮತ್ತು ಕೋಲು ಅಂತ ಇಟ್ಟಿರ್ತಾರೆ ಅಡಿಗೆ ಅವರು ಪೂರ್ವ ಕಾಲದಲ್ಲಿ ಅದೆಲ್ಲ ತಾವೇ ತಗೊಂಡು ಹೋಗ್ತಿದ್ರು ಇವತ್ತು ಅಡಿಗೆ ಪಾತ್ರೆಗಳನ್ನು ತಗೊಂಡ್ಬರ್ತಾರೆ ತಾವೇನೆ ಈ ಮೂರು ಚಕ್ರದ ಗಾಡಿಗಳೆಲ್ಲ ಅವರೇ ತಂದು ಬಿಡ್ತಾರೆ ಕಾಂಟ್ರಾಕ್ಟು ಮಂಥದಂಡಂ ಅಂಗಾರಾವಕ್ಷೇಪಣಂ ಇಕ್ಕಳ ಕೆಂಡ ತೆಗೆದು ಆ ಕಡೆ ಇಡೋದಕ್ಕೆ ಅಂಗಾರಾವಕ್ಷೇಪಣಂ ಪಿಷ್ಟವಿಕಾರ ಪ್ರಬಸನಾರ್ಥಂ ವಾ ದಂಡಂ ಲಟ್ಟಣಿಗೆ ಅದೇ ಸೂರ ಪ್ರಾಣ ಲಟ್ಟಣಿಗೆ ನಾಲ್ಕು ಅಕ್ಷರ ಪಿಷ್ಟ ಪಿಷ್ಟ ವಿಕಾರ ವಾ ದಂಡಂ ಮತ್ತು ಕೋಲು ಈ ಕಣಿಗೆ ಎಲ್ಲ ಒಂದು ಈ ಕಡೆ ಕಂಕಳೊಂದು ಆ ಕಡೆ ಕಂಕಳೊಂದು ಸೊಂಟದಲ್ಲಿ ಒಂದು ಇಟ್ಕೊಂಡು ಬಂದಿದ್ದಾನೆ ಭೀಮಸೇನ ಆಯಿತು ನಿನಗೂ ಕೆಲಸ ಕೊಟ್ಟೆ ನೀ ಹೋಗ್ಬೋದು ಅದಕ್ಕೆ ಮರು ದಿವಸ ದ್ರೌಪದಿ ದೇವಿ ಬರ್ತಾ ಇದ್ದಾಳೆ ಇದು ಬಹಳ ಓಡಿಸ್ಬೇಕಲ್ಲ ಅಂತ ಬೇಜಾರಾಗಿ ಏನು ಮಾಡಲಿ ನಾನು ಮೂರು ದಿವಸ ಮುಗಿಬೇಕು ವಿರಾಟ್ ಬರುವ ದ್ರೌಪದಿ ದೂರದಲ್ಲಿ ಬರುವುದನ್ನು ನೋಡಿ ವಿರಾಟ್ ನಗರದ ಕೋಲಿ ಹುಡುಗರೆಲ್ಲ ಸೇರಿಕೊಂಡು ಅವಳ ಹಿಂದೆ ಭಜನೆ ಮಾಡ್ತಾ ಬಂದ್ಬಿಟ್ಟು ಇವಳು ರೂಪವನ್ನು ನೋಡ್ತಾಳೆ ಕೊಳಕು ಬಟ್ಟೆ ಹುಟ್ಟಿದ್ದಾಳೆ ತಲೆ ಬಿಚ್ಚಿದೆ ವಜ್ರಮಣಿಯನ್ನು ಕೊಳಕು ಬಟ್ಟೆಯಲ್ಲಿಟ್ಟರು ವಜ್ರವೇ ವಜ್ರ ಎದ್ದು ಕಾಣುವ ಹಾಗೆ ಅದನ್ನು ಮುಚ್ಚಿಡೋದಕ್ಕಾಗಲಿಲ್ಲ ಇವಳು ಯಾವಳು ದಾರಿ ಬಿಟ್ಟವಳಿರಬೇಕು ಅಂತ ಕಾಣುತ್ತೆ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ ನಮ್ಮೂರಿಗೆ ಯಾಕೆ ಬಂದ್ಲು ಅಂತ ಅವಳು ಹಿಂದೆ ಬರ್ತಾ ಇದ್ದಾರೆ ಒಂದು ಹಿಂಡು ಹುಡುಗರು ವಾಸಶ್ಚ ಪರಿಧಾಯಕಂ ಕೃಷ್ಣ ಸುಮಲಿನಂ ಮಹತ್ ಕೊಳಕು ಬಟ್ಟೆ ವೇಷಂಚ ಸೌರಂಧ್ಯಾಹ ತೋ ವ್ಯಚರತ್ ಆ ಅರ್ಥವತ್ ಅಳ್ತಾ ಇದ್ದಾಳೆ ದುಃಖದಲ್ಲಿ ಬಂದಿದ್ದಾಳೆ ತಾಂ ನರ ಪರಿಧಾವಂತಿ ಶ್ರೇಯಶ್ಚ ಬನ್ನಿ ಊರಿನ ಹುಡುಗಿಯರು ಗೃಹಿಣಿಯರು ಅವಳ ಹಿಂದೆ ಹೋಗಿಬಿಟ್ರಂತೆ ಅವಳ ಶರೀರದ ಕಾಂತತ್ವ ಆಗಿತ್ತು ಅಲ್ಲಿ ಅರಮನೆ ಹತ್ತಲು ನಿಂತ್ಕೊಂಡ್ಲು ದಾದಿ ಒಬ್ಬಳಿಗೆ ನಿಮ್ಮ ಮಹಾರಾಣಿಯನ್ನು ಕರೀರಿ ಎಂದರು ಆ ಮಹಾರಾಣಿ ಹೆಸರು ಸುದೇಶ್ನೆ ಅಂತ ವಿರಾಟ್ ರಾಜನ ಹೆಸರು ಏನಿತ್ತೋ ಗೊತ್ತಿಲ್ಲ ವಿರಾಟ ಅಂತ ಊರ ಹೆಸರೇ ಕರೀತೇವೆ ಅವಳು ಪತ್ನಿ ಹೆಸರು ಸುದರ್ಶನೆ ಚಲುವೆ ಮಧ್ಯ ವಯಸ್ಸಿನವಳು ಅಂತ ಕಾಣುತ್ತೆ ಅವರು ಕರೆಯೋದಕ್ಕೆ ಮುಂಚೆನೆ ಅರಮನೆ ಮೇಲಿಂದ ಮಾಳಿಗೆಯಿಂದ ನಿಂದು ನೋಡ್ತಾ ಇದ್ದಾಳೆ ಯಾವಳು ಇವಳು ನಮ್ಮನೆ ಕಡೆಯ ಬರೆಸಿದ್ದಾಳಲ್ಲ ಇವಳು ಚೆನ್ನಾಗಿ ಕಾಣಿಸ್ತಾಳೆ ಅವಳು ಹೇಗಿದ್ದಾಳೆ ಅವರ ಚಿತ್ರವನ್ನು ಕೊಡ್ತಾಳೆ ಕೆಲವು ಓದೋ ಹಾಗಿಲ್ಲ ಸಭೆಯಲ್ಲಿ ಹನುಮಂತ ರಾಮನ ಸ್ವರೂಪನ ವರ್ಣನೆ ಮಾಡಿದ ಹಾಗೆ ಸಾತುವಾಚ ರಾಜೇಂದ್ರ ಸೈರಂಧ್ರಿ ಹಮಪಾಕಟ ನಾನು ಸೈರಂಧ್ರಿ ಕರ್ಮ ಚೈಚ್ಛಾಮ್ಯಹಂ ಕರ್ತಂ ತಸ್ಯ ಮಾಂ ಯುಯುಕ್ಷತಿ ನಾ ಸೈರಂಧ್ರಿ ಕೆಲಸಕ್ಕೆ ಯಾರು ನನಗೆ ಅಪಣೆ ಕೊಡ್ತಾರೆ ಅವ್ರ ಮನೆಯಲ್ಲಿ ಮಾಡಬೇಕು ಇಲ್ಲಿ ಮಹಾರಾಜರ ಮನೆ ಅಂತ ಕೇಳಿದ್ದೇನೆ ನನಗೆ ಅವಕಾಶ ಕೊಡಬೇಕು ಅವಳು ನೋಡಿದ್ಲು ಮೇಲಿಂದ ಕೆಳಗಿನ ತನಕ ಅವಳನ್ನ ನೈವಂ ರೂಪ ಭವಂತೇವ ಯಥಾವತಸಿ ಭಾಮಿನಿ ನಿನ್ನಂಥ ರೂಪವುಳ್ಳವರು ಸೈವಂದ್ರಿ ಕೆಲಸ ಮಾಡೋದಕ್ಕೆ ಅರ್ಹರಲ್ಲ ನೀ ಸುಳ್ಳು ಹೇಳ್ತಾ ಇದ್ದಿ ಅಂದಳು ದ್ರೌಪದಿಯನ್ನು ಪತ್ತೆ ಮಾಡಿಬಿಟ್ಲು ಪ್ರೇಷಯಂತಿ ದಾಸೀಹಿ ದಾಸಾಂಶ ವಿವಿಧಾನ್ ಬಹುನ್ ನಿನ್ನನ್ನು ನೋಡಿದ್ರೆ ಕಣ್ಣು ಎಂದರೆ ನೂರಾರು ದಾಸದಾಸಿಯರಿಗೆ ಕೆಲಸ ಹೇಳುವಂತಹ ಅಧಿಕಾರ ಇರಬೇಕು ನಿನಗೆ ಸೈರಂದ್ರೀತ್ ನಾನು ನಂಬುವುದಿಲ್ಲ ನೋಚ್ಚ ಗುಲ್ಪ ಸಂಹತೋರ್ಹು ಗಂಭೀರ ಷಡುನ್ನತ ರಕ್ತ ಪಂಚಸು ರಕ್ತೇಶು ಸಾಮುದ್ರಿಕ ಶಾಸ್ತ್ರ ಎಲ್ಲ ಹೇಳ್ತಾಳೆ ನಿನ್ನ ಮೂಗು ಎತ್ತರವಾಗಿದೆ ಕಣ್ಣು ದೊಡ್ಡದಾಗಿದೆ ಕಿವಿ ಉಬ್ಬಿದೆ ಉಗುರಿನಲ್ಲಿ ಸ್ತನಗಳಲ್ಲಿ ಮತ್ತು ಬೇರೆ ಬೇರೆ ಶರೀರದ ಭಾಗಗಳಲ್ಲಿ ಏನೇನು ಲಕ್ಷಣ ಇರಬೇಕು ಅದೆಲ್ಲ ಇದೆ ನಿನ್ನ ಶಬ್ದವನ್ನು ಕೇಳಿದ್ರೆ ಅದು ನಾಭಿಯಿಂದ ಹೊರಟು ಬುದ್ಧಿಯಿಂದ ಹೇಗೆ ಬರ್ತದೆ ಇಷ್ಟು ಗಂಭೀರವಾದ ಒಳ್ಳೆ ಜಾತಿ ಸ್ತ್ರೀಯಮ್ಮ ನೀನು ಯಾರಿಗೆ ವಂಚನೆ ಮಾಡ್ತೀಯ ನಮ್ಮೂರೆಲ್ಲ ಪತ್ತೆ ಮಾಡಿಬಿಟ್ರು ನೋಡು ದೇವಿಯರು ಹೀಗಿರ್ತಾರೆಯೇ ಒಳ್ಳೆ ಕಾಶ್ಮೀರಿ ತುರಂಗಮಿ ಕಾಶ್ಮೀರದ ಕುದುರೆ ಇದ್ದಾಗಿದೆಯೇ ಅಂದ್ಲು ಕಾಶ್ಮೀರ ದೇಶ ಒಂದು ಕಾಲದಲ್ಲಿ ಕುದುರೆಗಳಿಗೆ ಪ್ರಸಿದ್ಧಿ ಅಷ್ಟು ಎತ್ತರ ಸಿಂಧೂ ದೇಶ ಕಾಶ್ಮೀರದ ಕುದುರೆಗಳ ಎತ್ತರ ನೋಡಿದ್ರೆ ಭಯವಾಗುತ್ತೆ ಮಹಾರಾಜರ ಆಸ್ಥಾನದಲ್ಲಿದ್ದು ಅಂತಹ ಕುದುರೆಗಳು ಆ ಮೈ ಮಾಲೀಶ್ ಮಾಡಿದ್ದು ಹೊಳಪು ಆ ಬಣ್ಣ ನೋಡಿದ ಕೂಡಲೇ ಕುದುರೆ ನೋಡಿದ್ರೆ ಭಯ ಆಗೋದು ನಮಗೆ ನಲವತ್ತೆರಡು ನಲವತ್ಮೂರನೇ ಇಸ್ವಿಯಲ್ಲಿ ನಾಲ್ವಡಿಯವರು ಇನ್ನೂ ಬದುಕಿದ್ದ ಕಾಲ ಆ ಮೈಸೂರಿನಲ್ಲಿ ಒಂದು ಕಡೆ ಇಷ್ಟು ಲದ್ದಿ ಹಾಕೋದಕ್ಕೆ ಬಿಡ್ತಾ ಇರಲಿಲ್ಲ ಹಿಂದೆ ಬರಬೇಕು ಮುನ್ಸಿಪಲ್ ಕಮಿಷನರ್ ಬರೋವರು ಮಿರ್ಜಾ ಇಸ್ಮಾಯಿಲ್ ಊರೆಲ್ಲ ಸುತ್ತಾಡೋರು ಬರೀ ಟಾಂಗಾಗಳು ಕುದುರೆಗಳ ಕಾಟ ರಿಕ್ಷಾಗಳೆಲ್ಲ ಆಗಿನ ಕಾಲದಲ್ಲಿ ಐದು ನಿಮಿಷಕ್ಕೆ ಒಂದ್ಸಲ ಬರಬೇಕು ಅದೆಲ್ಲ ಬಳಿಯಬೇಕು ಎಲ್ಲಿ ನೋಡಿದ್ರು ಕುದುರೆ ಕುದುರೆ ಕುದುರೆ ಓಡಾಟ ನೀವು ನೋಡಿರೋದೆಲ್ಲ ಟಾಂಗಾ ಕುದುರೆಗಳು ನಾವು ನಿಜವಾದ ಕುದುರೆ ನೋಡಿದ್ದು ಕಾಶ್ಮೀರೀವ ತುರಂಗಮೀ ಕಂಬುಗ್ರೀವ ಗೂಢಶರ ಪೂರ್ಣಚಂದ್ರಿವಾನನ ಶಾರದೋತ್ಪಲ್ಲಪತ್ರಾಸ್ಯ ಕಾತ್ವಂ ಬ್ರೂಹಿ ನಿಜ ಹೇಳು ನಾಸಿ ದಾಸೀ ಕಥಂಚನ ಯಕ್ಷೀವ ದೇವೀವ ಗಂಧರ್ವೀವ ಅಪ್ಸರಾವ ದೇವಕನ್ಯಾ ಭುಜಂಗಿ ವಿದ್ಯಾಧರಿ ಕಿನ್ನರಿ ರೋಹಿಣಿ ಚಂದ್ರನ ಬಿಟ್ಟು ಬಂದ್ಬಿಟ್ಟ ನೀನು ಅಲಂಬುಷ ಮಿಶ್ರಕೇಶಿ ಪುಂಡರೀಕ ಮಾಲಿನಿ ಇಂದ್ರಾಣಿ ವಾರುಣಿ ಎಲ್ಲ ಹೆಸರನ್ನು ಹೇಳ್ತಾ ಹೇಳ್ತಾ ಇಲ್ಲಮ್ಮ ನಾನು ನಿಜವಾಗಿ ಸೈರಂತೆ ಕೆಲಸ ಮಾಡಿದ್ದೆ ಹಾಗಿದ್ರೆ ಎಲ್ಲೆಲ್ಲಿ ಮಾಡಿದ್ದೀಯ ಸ್ವಲ್ಪ ಹೇಳು ನಿನ್ನ ಎಕ್ಸ್ ಸರ್ವಿಸ್ ಎಲ್ಲಿದೆ ಹೇಳು ಅವಳು ಹೇಳಿದ್ಲು ಸತ್ಯಭಾಮ ಅಂತ ಕೇಳಿದ್ದೀರಾ ಓ ಕೇಳಿದ್ರು ಕೃಷ್ಣನ ಹೆಂಡತಿ ಅಲ್ವೇ ಆ ಅಲಂಕಾರ ಪ್ರಿಯಾಕೆ ನಾ ಪ್ರತಿನಿತ್ಯ ಸತ್ಯಭಾಮೆಗೆ ತಲೆ ಹೆರಳನ್ನು ಹಾಕ್ತಾ ಇದ್ದೆ ಜಡೆ ಬಾಚಿ ತಲೆಯನ್ನ ಅವಳು ಯಾರು ತಲೆ ಶೃಂಗಾರ ಮಾಡಿದ್ರು ಈ ಹಳೆ ಕಾಲದಲ್ಲಿ ಮಾಡೋರು ಜಡೆ ಹೆಣದ್ರೆ ತುಂಬ ಗಂಟಾಯಿತು ತುಂಬ ಸಡಲಾಯಿತು ಆ ನಮ್ಮ ಸೋದರಿಯರಿಗೆ ನಮ್ಮ ತಾಯಿ ಜಡೆ ಬಾಚುವಾಗ ತಲೆ ಸರಿಯಾಗಿ ಹೆಣದು ಗುದ್ದು ಗುದ್ದು ಬೇಕು ಬೆನ್ನಿನ ಮೇಲೆ ಹೌದಾ ಅದು ಸರಿಯಾಗಿ ನಿಂತ್ಕೊಳ್ಳಿ ಅಂತ ಇಸ್ತ್ರಿ ಮಾಡಿದ ಹಾಗೆ ಅವರೆಲ್ಲೂ ಗುದ್ದಿಸ್ಕೊಂಡಿದ್ದೀರಿ ನಾನು ಗುದ್ದಿಸ್ಕೊಂಡಿದ್ದೇನೆ ಇಷ್ಟುದ್ದಾಯಿತು ತಲೆ ಕೂದಲು ಒಂದು ಕಾಲದಲ್ಲಿ ಜಡೆ ಜಡೆ ಶಂಕರ ಅಂತ ಕರೆಯೋರು ಅದು ಪೃಷ್ಠಕ್ಕೆ ಬಡಿಯೋದು ಸಲಕ್ಕೆ ಹೋದ್ರೆ ಇಷ್ಟು ಮುಂದುಗಡೆ ತೆಗೆದ್ರೆ ಒಳ್ಳೆ ನಾಮ ಅದು ಹಿಂದುಗಡೆ ಜಡೆ ಊರು ಜನ ನಮ್ಮ ತಂದೆಯವನ್ನು ಕೇಳೋ ಸ್ವಾಮಿ ನಿಮ್ಮ ಹುಡುಗರು ಯಾವ ಮಂಡಿ ಅಕ್ಕಿ ಹಾಕ್ತೀರಿ ಊಟಕ್ಕೆ ಅಂತ ಕೇಳು ಎಲ್ಲ ದೃಷ್ಟಿ ಹಾಕಿ ಹಾಕಿ ಎಲ್ಲ ಹೋಯ್ತು ಕೂದಲು ಹೋಗಿ ಬಿಡಿ ಹಳೆ ಕಾಲದಲ್ಲಿ ಜಡೆ ಅದು ಇಂಟರ್ಮೀಡಿಯೇಟ್ ಬಿ ಎಸ್ಸಿಗೆ ಹೋಗೋ ತನಕ ಅದು ಜಡೆ ಹಾಗೆ ಆಯಿತು ಕಾಲೇಜಲ್ಲಿ ರೇಗಿಸೋರು ಆಮೇಲೆ ಗಂಟು ಹಾಕೊಳ್ಳೋಕೆ ಆರಂಭ ದ್ರೌಪದಿ ಹೇಳ್ತಾಳೆ ನಾನು ಜಡೆ ಮಾಚುವುದರಲ್ಲಿ ಗಂಟು ಯಾರು ಒಂದು ಕಂಪ್ಲೇಂಟ್ ಬಂದಿರಬಾರದು ಜಡೆ ಮಾಚಿದ ಮೇಲೆ ಈ ಕೂದಲು ಈ ಕಡೆ ಉಳಿಯಿತು ಅದು ಇಲ್ಲಿ ಉಳಿಯಿತು ಇದು ಸರಿಯಾಗಿ ಪರಿಮಳ ದ್ರವ್ಯ ಆ ಕೂದಲು ಮೇಲುಗಡೆ ಬರಲಿಲ್ಲ ಕೊಳೆಯಲ್ಲಿ ಬರಲಿಲ್ಲ ದಾರ ಸರಿಯಾಗಿ ಕಟ್ಟಲಿಲ್ಲ ಕೊನೆಯಲ್ಲಿ ಏನು ಕಂಪ್ಲೇಂಟ್ ಬರಬಾರದು ಎಷ್ಟು ತರಹ ಗಂಟು ಹಾಕಬೇಕು ಹಾಕ್ತೇನೆ ನಾನು ಹೂಮಾಲೆಗಳನ್ನು ಅಲಂಕಾರ ಎಷ್ಟೆಲ್ಲ ಮಾಡಬೇಕು ನಾನು ಮಾಡ್ತೇನೆ ಪರಿಮಳ ದ್ರವ್ಯಗಳನ್ನು ಹೇಗೆ ಪೂಸಬೇಕು ಪೂಸ್ತೇನೆ ಗಂಧಾರ್ಯವ್ರು ನನಗೆ ಗೊತ್ತು ಇವೆಲ್ಲ ಪಟ್ಟಿಯನ್ನು ಕೊಟ್ಟಲು ಆ ಸತ್ಯಭಾಮೆಯನ್ನು ಮೆಚ್ಚಿಸೋದು ಬಹಳ ಕಷ್ಟ ಅಂಥವಳನ್ನ ಮೆಚ್ಚಿಸಿದ್ದೇನೆ ಭೇಷ್ ಅಂದ್ರು ಇಂದೆಲ್ಲಮ್ಮ ಮಾಡಿದ್ದೀಯ ಸೇವೆ ದ್ರೌಪದಿ ಅಂತ ಒಬ್ಬಳಿದ್ದಲ್ಲ ಅಲ್ಲ ಅವರೆಲ್ಲ ಕಾಡಕ್ಕೆ ಹೋದ್ರಲ್ಲ ಹೌದಮ್ಮ ಅವಳಿಗೂ ನಾನೇ ಸೇವೆ ಮಾಡ್ತಾ ಇದ್ದೆ ಅದು ನಿಜ ತನ್ನ ಸೇವೆ ತಾನೇ ಮಾಡ್ಕೊತಿದ್ಲು ಸತ್ಯಭಾಮೆಗೆ ಮಾಡಿದ್ಲು ಒಂದು ಸಲವೋ ಎರಡು ಸಲವೋ ಮಾಡಿರಬೇಕು ಕೃಷ್ಣ ಬಂದಾಗ ಆ ಸೇವೆಯನ್ನು ದೊಡ್ಡದಾಗಿ ಭಾಗ್ಯ ಅಂತ ಭಾವಿಸಿ ಹೇಳುತ್ತಿದ್ದಾಳೆ ಪಾಪ ಆಗ ಅದನ್ನೂ ನಂಬಲಿಲ್ಲ ಸುದೇಶ್ನೆ ಅಮ್ಮ ಈ ಊರಲ್ಲಿ ನೀನು ಯಾವಾಗ ಪ್ರವೇಶ ಮಾಡಿದೆಯೋ ನಮ್ಮೂರಿನ ಗಿಡ ಮರಗಳೆಲ್ಲ ಟೊಂಗೆಗಳನ್ನು ನಿನ್ನ ಕಡೆಗೆ ತಿರುಗಿಸಿಕೊಂಡು ನಿಂದಿವೆ ನೋಡು ಅಪ್ಪ ಮಹಾಭಾರತ ವಾಕ್ಯ ಇದು ವೃಕ್ಷಾಂಶ ಅವಸ್ಥಿತಾನ್ ಪಶ್ಯ ಯಯಿಮೇ ಮಮವೇಶ್ಮನಿ ತೇಪಿ ತ್ವಾಂ ಸನ್ನಮಂತೇವ ಉಮಾಂಸಂ ಕನ್ನಮೋಹಯೇ ಸ್ಥಾವರವಾದ ಪಕ್ಷಿ ಸ್ಥಾವರವಾದ ಗಿಡಮರಗಳೇ ನನ್ನ ಅರಮನೆ ದಿನ ಕಡೆ ತಿರುಗಿಬಿಟ್ಟು ಅಂದ್ರೆ ಇನ್ ಗಂಡಸರನ್ನು ಬಿಡ್ತೀಯ ಅಮ್ಮ ನೀನು ತುಂಬಾ ಕೆಣಕು ಬಿಡ್ತೀಯ ನೀನು ಇಲ್ಲಮ್ಮ ಯಾರ ಕಂಟೆಗೆ ಹೋಗೋದಿಲ್ಲ ಅಂದ್ರೆ ಅವಳು ಹೇಳ್ತಾಳೆ ನೀ ಯಾರ ಕಂಟೆಗೆ ಹೋಗೋದಿಲ್ಲ ನಮ್ಮ ಯಜಮಾನರ ನಡತೆ ನಿನಗೆ ಗೊತ್ತಿಲ್ಲ ಅಂದಳು ಸುದೇಶ್ನೆ ಎರಡು ಕಡೆ ರೆಫರೆನ್ಸ್ ಬರುತ್ತೆ ನಮ್ಮ ಯಜಮಾನ್ರು ಸಾಮಾನ್ಯವಲ್ಲ ಯಥಾಚ ಕರ್ಕಟಿ ಗರ್ಭಂ ಆಧತ್ತೆ ಮೃತ್ಯುಮಾತ್ಮನಃ ಮಹಂ ಮನ್ಯೆ ವಾಸಂತವ ಶುಚಸ್ಮಿತೆ ದ್ರೌಪದಿ ನಗುತ್ತಾ ಇದ್ದಾಳೆ ನೀ ನಗುತ್ತೀಯೇ ನನಗೆ ಪ್ರಾಣ ಸಂಕಟ ಚೇಳು ಹೆಣ್ಣು ಚೇಳು ಗಂಡು ಚೇಳಿನಿಂದ ಗರ್ಭವನ್ನು ಧರಿಸಿದರೆ ಅದು ಮರಿ ಹೊರಗೆ ಬರಬೇಕಾದ್ರೆ ತಾಯಿಯನ್ನು ಕೊಂದೇ ಹೊರಗೆ ಬರುವಂತೆ ಒಂದು ಕರ್ಕಾಟಕ ಅಂದರೆ ಒಂದು ಈ ಚೇಳು ಗರ್ಭಧರಿಸಿದ್ರೆ ಮೃತ್ಯು ಬರುವಂತೆ ನಿನ್ನನ್ನು ಅರಮನೆಗೆ ಕರೆ ತಂದು ನನ್ನ ಮೃತ್ಯುವನ್ನು ನಾನೇ ತಂದುಕೊಂಡಾಗತ್ತೆ ನಮ್ಮ ಯಜಮಾನ ನಿಮ್ಮನ್ನು ನೋಡಿದ್ರೆ ನಿನ್ನ ಪಟ್ರಾಣಿ ಮಾಡಿಬಿಡ್ತಾರೆ ನನ್ನ ಕಸಕ್ಕಿಟ್ಟು ಬಿಡ್ತಾರೆ ಬೇರೆ ಎಲ್ಲಾದರೂ ಕೆಲಸಕ್ಕೆ ಹೋಗು ಒಳ್ಳೆ ಪೀಕ್ಲಾಟ್ ಇದೆಲ್ಲ ಮಾತಾಡ್ಕೊಂಡು ಬಂದಿದ್ದಾಳೆ ಹೊರಗೆ ಹೋಗ್ಬಿಟ್ರೆ ಏನು ಗತಿ ಇದು ಅದಕ್ಕೆ ಅವಳು ದ್ರೌಪದಿ ಸಮಯೋಚಿತವಾಗಿ ಹೇಳಿದ್ಲು ಹಾಗೆಲ್ಲ ನಾನು ಯಾರಿಗೂ ಲಭ್ಯ ಆಗೋವಳಲ್ಲ ನನ್ನ ಕಾಳಜಿ ನೀವು ಮಾಡಬೇಡಿ ನನ್ನ ಗಂಡಂದ್ರುಂಟು ಜಯ ಜಯಂತ ಸೇನಾ ಮೊದಲಾದವರು ನನ್ನ ಮೇಲೆ ಯಾರು ಕಣ್ಣಿಟ್ಟರೆ ಗಂಡಸರು ಬೆಳಗಾಗೋದ್ರಲ್ಲಿ ಮುಗಿಸಿಬಿಡ್ತಾರೆ ಮುಗಿಸ್ಬಿಡ್ತಾರೆ ಅಯ್ಯೋ ಆಗಿದ್ರೆ ಮೊದಲು ಹೋಗಿಲ್ಲಿಂದ ಯಜಮಾನ ಕೊಲ್ಲೋಕೆ ಬಂದಿದ್ದೀಯ ಅಂತ ಕಾಣುತ್ತೆ ನಿನ್ನ ಕೆಲಸ ಕೊಡೋದಿಲ್ಲ ಆಗ ದ್ರೌಪದಿ ಹೇಳಿದ್ಲು ಅಮ್ಮ ನಾ ಬಂದಿದ್ದೇನೆ ಒಂದು ವರ್ಷ ಆಗೋ ತನಕ ಹೋಗಂದ್ರೂ ಹೋಗೋದಿಲ್ಲ ಒಂದು ವರ್ಷ ಆದ್ಮೇಲೆ ಇರೋಂದ್ರೂ ಇರುವುದಿಲ್ಲ ನೀವು ಬೇಕಾದ್ ಮಾಡ್ಕೊಳ್ಳಿ ನಾ ಇಲ್ಲೇ ಇರೋಳು ಅಯ್ಯೋ ಇವಳು ನನ್ನ ಮನೆಗೆ ಬರ್ತಾ ಇದ್ದಾಳೆ ಏನು ಮಾಡ್ತಾಳೆಯೋ ಸರಿ ಆಯಿತು ಹೋಗು ಅಂತಃಪುರ ಬಿಟ್ಟು ಹೊರಗೆ ಬರ್ತಕ್ಕದ್ದಲ್ಲ ನಾ ಬರೋದಿಲ್ಲ ನೀವು ಕರೆಸಬಾರದು ಅಂತಃಪುರ ಗಂಡಸಲನ್ನು ಬಿಡಬಾರದು ಎಂಬುದಾಗಿ ಕೆಲವು ನಿಬಂಧನೆ ಹಾಕಿದ್ದಾಳೆ ಏವನ್ ತ್ವಾಂ ವಾಸಯಿಷ್ಯಾಮಿ ಯಥಾ ತ್ವಂ ನಂದಯಿಷ್ಯಸಿ ನಚ ಪಾದೌ ನ ಉಚಿಷ್ಠಂ ಸ್ಪೃಕ್ಷಸಿ ತ್ವಂ ಕಥಂಚನ ನಿನಗೆ ಎಂಜಲನ್ನು ಹಾಕೋದಿಲ್ಲ ತಾಯಿ ನಾನು ನನ್ನ ನಿನ್ನ ಕಾಲು ಮುಟ್ಟಿ ನನಗೆ ಸೇವೆ ಮಾಡು ಅಂತ ಮರ್ದನ ಮಾಡಿಸ್ಕೊಳ್ಳೋದಿಲ್ಲ ನಿನ್ನ ಮಾನ ಸಂರಕ್ಷಣೆ ಮಾಡೋದು ನನ್ನ ಹೊಣೆ ನನ್ನ ಮಾನ ಸಂಸಾರ ಕಾಪಾಡೋದು ನಿನ್ನ ಹೊಣೆ ತಾಯಿ ಅಂತ ಹೇಳಿ ಒಳಗೆ ಹೋಗು ಅಂತ ಕಳಿಸಿದ್ಲು ಬಾಚಣಿಗೆ ಅದೆಲ್ಲ ಬೇಕಾದ ಪದಾರ್ಥ ಎಲ್ಲ ತಗೊಂಡು ಆ ಬ್ಯೂಟಿ ಪಾರ್ಲರ್ ಏನೇನು ಸುಡುಗಾಡ್ ಸಾಮಾನು ಇಡ್ತಾರೆಯೋ ಅದನ್ನೆಲ್ಲ ತಗೊಂಡು ದ್ರೌಪದಿ ಒಳಗೆ ಹೋಗಿಬಿಟ್ಲು ಅದಾದ ಮೇಲೆ ಅರ್ಜುನ ಬಂದಿದ್ದಾನೆ ಅರ್ಜುನ ನೋಡಿದ ಜನಡ ಇದೆ ವೇಷಂ ನೋಡಿದ್ರೆ ಮೀಸೆ ರಂಗ ಹಾಕ್ಕೊಂಡಿದ್ದೆ ಯಾರು ನೀನು ತಲೆಗೆ ಬೇರೆ ಬಿಳಿ ಬಟ್ಟೆ ಕಟ್ಟಿದ್ದೀಯಲ್ಲ ನಿನಗೆ ಒಕ್ಕಮ ಏರಿಕೆ ಬಿಡಿಸೋದು ಅಂದ ಅರ್ಜುನ ನನಗೆ ತುಂಬಾ ನಾಚಿಕೆ ಆಗತ್ತಲ್ಲ ನನ್ನ ಹೆಸರು ಬೃಹನ್ನಳೆ ಎಂಬುದಾಗಿ ಈ ಶಬ್ದಕ್ಕೆ ಏನರ್ಥ ಬೃಹನ್ನಳೆ ಸುಳ್ಳು ಹೇಳಿದ್ನಲ್ಲ ಅರ್ಜುನ ಅಂದ್ರೆ ಬೃಹನ್ನಳ ನಳ ಸಂಸ್ಕೃತದಲ್ಲಿ ಲ ಮತ್ತು ರ ಒಂದೇ ಅರ್ಥ ರಳೆಯೋ ವೇದ ನರ ಅಂದ್ರೂ ಅಷ್ಟೇ ನಳ ಅಂದ್ರೂ ಅಷ್ಟೇ ಬೃಹನ್ ನಳ ಶ್ರೇಷ್ಠವಾದವನು ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ಪರಮಾತ್ಮನ ವಂಶ ನಾನು ನರ ಇಲ್ಲಿರ್ತೇನೆ ನಾನು ನನಗೆ ಸಂಗೀತ ಗೊತ್ತು ವಾದ್ಯ ಗೊತ್ತು ಬೇಕಾದ್ರೆ ಸ್ವಲ್ಪ ಹಾಡ್ತೇನೆ ಅಂತ ಶುರು ಮಾಡಿದ ಒಂದು ರಾಗವನ್ನು ಸಾಕು ಸಾಕು ಸಾಕು ನನಗೆ ಗೊತ್ತಾಗುತ್ತೆ ನರ್ತನ ಮಾಡ್ತೇನೆ ಎಷ್ಟು ಕೋಮಲವಾಗಿ ನರ್ತನ ಅದು ಅವನಿಗೆ ಹೆಣ್ಣಿನ ಆಕೃತಿ ಬಂದುಬಿಟ್ಟಿದೆ ಮೈ ಬಳಗ್ತಾ ಇದೆ ನರ್ತನ ಮಾಡ್ತಾನೆ ವಾದ್ಯ ತರಿಸಿ ನೋಡಿದ್ರು ಒಂದು ಬಟ್ಟೆ ಕೊಟ್ಟರು ಸರಿಯಾಗಿ ಉಟ್ಕೊಳ್ಳೋಕೆ ಬರಲಿಲ್ಲ ಅವನಿಗೆ ಹಾಗಿದ್ರೆ ನಿಜವಾದ ನಪುಂಸಕ ಅಂತ ಹೇಳಿ ಸರಿ ನಮ್ಮ ಒಬ್ಬಳು ಮಗಳಿದ್ದಾಳೆ ಒಬ್ಬಳೇ ಮಗಳು ಉತ್ತರ ಅಂತ ಅವಳ ಚಾರಿತ್ರವನ್ನು ಸಂರಕ್ಷಿಸಬೇಕು ಅವಳಿಗೆ ಅದೇನೇನು ಸಂಗೀತ ಬರ್ತೀವಿ ಅಲ್ಲೇ ಹೇಳಿಕೊಡು ಸ್ಥಾಯಿ ಸೇರಬೇಕಲ್ಲ ಶ್ರುತಿ ಸೇರಬೇಕಲ್ಲ ಅದೆಲ್ಲ ನಿಂದೆ ಹೊಣೆ ಮಾಡ್ತೇನೆ ಅಂತ ಅವನೊಳಗೆ ಸೇರಿದ ಇನ್ನೊಂದು ದಿವಸ ಅಷ್ಟೊತ್ತು ವಿಜಯದಶಮಿ ಆಗೋಯ್ತು ಸಹದೇವ ಬಂದ ನಾನು ಪಾಂಡವರ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ನನಗೆ ದನಗಳನ್ನು ರಕ್ಷಿಸೋದು ಗೊತ್ತು ಭಾಷಾಂಚೈಷಾಂ ಸಮಾಸ್ಥಾಯ ಗೂಢ ಭಾಷೆ ಪಾಂಡವರು ಮಾತನಾಡಿಕೊಂಡಾಗ ಬಂದ ಅವನು ಹೇಳಿದ ನನಗೆ ಗೋವುಗಳ ಭಾಷೆ ಗೊತ್ತು ಯಾವ ಯಾವ ಗೋವುಗಳನ್ನು ಹೇಗೆ ಹೇಗೆ ಪ್ರೀತಿಸಬೇಕು ರಮಿಸಬೇಕು ಹಾಲು ಕೈಬೇಕಾದ್ರೆ ಕೆಲವು ಒದೀತವೆ ಗೋವುಗಳು ಅವುಗಳಿಗೆ ಒಂದು ಅದು ಇಂಪಾದ ಹಾಡನ್ನು ಮತ್ತೊಂದೋ ಕೈ ಸ್ಪರ್ಶವೋ ಮಾಡಿ ಹಾಲು ಕರೆಯೋದೊಂದು ಅದ್ಭುತವಾದದ್ದು ಗೋವುಗಳು ಗರ್ಭವನ್ನು ಧರಿಸಬೇಕಾದರೂ ಸರಿಯಾದ ಗೂಳುಗಳನ್ನು ಉಪಯೋಗ ಮಾಡಿ ಗೋವುಗಳ ಸಂಖ್ಯೆಯನ್ನು ಬೆಳೆಸಿಕೊಡ್ತಾರೆ ಒಂದು ವರ್ಷದಲ್ಲಿ ನೋಡಿ ಎಲ್ಲಯ್ಯ ಮಾಡಿದ್ದೆ ಸೇವೆ ಅಯ್ಯ ಬಿಡಿ ಬುದ್ಧಿ ಪಾಂಡವರ ಸೈನ್ಯದಲ್ಲಿ ಅವರ ಅರಮನೆಯಲ್ಲಿ ನಾನು ಇದು ಮಾಡ್ತಿದ್ದೆ ಅವರೆಲ್ಲ ಪಾಪ ಧರ್ಮಾತ್ಮರು ಕಾಡಿಗೆ ಹೋದ್ರು ವನವಾಸಕ್ಕೆ ಹೋಗಿಬಿಟ್ರು ಅಜ್ಞಾತವಾಸ ಹೋದ್ರು ಅಂತ ಅಮರಪ್ಪನ ಗಂಟೆ ಆಯಿತು ಅವರೆಲ್ಲ ಕಾಡಿಗೆ ಹೋದ್ರೆ ಜಾಗ ಸಿಕ್ಕಲಿಲ್ಲ ನಿಮ್ಮ ಮನೆಗೆ ಬೇಡ ಅಯ್ಯಯ್ಯ ಬೇಡ ನಮ್ಮ ನಮ್ಮನೆಯಲ್ಲಿ ಈ ಕೆಲಸ ಮಾಡಿಕೊಂಡಿರು ಗೋ ಸಂಖ್ಯಂ ಮಾಡುವಂತ ಅವನ ಕೆಲಸವನ್ನು ಕೊಟ್ಟ ಅದಕ್ಕೆ ಮಾರನೇ ದಿವಸ ನಕುಲನು ಬಂದು ಸೇರಿದ ನಾನು ಕುದುರೆಗಳನ್ನ ರಕ್ಷಣೆ ಮಾಡ್ತೇನೆ ಅಂತ ಒಬ್ಬೊಬ್ಬರು ಒಂದೊಂದು ಮಾತನಾಡಿದರು ಸರಿ ಅಷ್ಟು ಜನ ಕೆಲಸ ಎಲ್ಲ ಪಾಂಡವರ ಕಡೆಯಿಂದ ಬಂದಿದ್ದಾರೆ ಅಂತ ಕಾಣುತ್ತೆ ಪಾಪ ಆಶ್ರಯ ಅಲ್ಲದೆ ಇದ್ದವ್ರು ಏನು ಮಾಡಲಿ ಸರಿ ಇದೆ ಇದ್ದುಕೊಂಡು ನಮ್ಮ ಈ ಗೋವುಗಳನ್ನು ಅವನು ಕಾಪಾಡ್ತಾ ಇರಲಿ ಕುದುರೆಗಳನ್ನೇ ಚೆನ್ನಾಗಿ ಕಾಪಾಡು ಅಶ್ವಶಾಸ್ತ್ರ ಅಂತ ಒಂದಿದೆ ಗೊತ್ತೇನು ಬೇಕಾದ್ರೆ ಹೇಳ್ಕೊಡ್ತೇನೆ ಅಂತ ಅವನು ಅಶ್ವವಿದ್ಯೆ ಕಲಿತಿದ್ದ ಅವನು ಹೀಗೆ ಪಾಂಡವರು ಸೇರಿಕೊಂಡರು ನಾವು ಒಂದು ಉಪಪರ್ವವನ್ನು ಗೆದ್ದುಬಿಟ್ಟು ಸಮಯ ಪಾಲನ ಪರ್ವ ಅಗ್ರಿಮೆಂಟ್ ಆಯಿತು ಹನ್ನೆರಡು ಅಧ್ಯಾಯ ಅಪ್ ಮಾಡಿದ್ದೀನಿ ನೋಡಿ ಒಂದು ಗಂಟೆಯಲ್ಲಿ ನಾನು ಒಂದೂವರೆ ಗಂಟೆ ಆಗೋಯ್ತು ಟ್ವೆಲ್ವ್ ಚಾಪ್ಟರ್ಸ್ ಇದು ಒಂದು ಸ್ಕಿಪ್ ಮಾಡೋ ಹಾಗಿಲ್ಲ ಅಂದ್ರೆ ಪಾಂಡವರು ವಿರಾಟನ ಅರಮನೆಯನ್ನು ಸೇರಿ ನಾಲ್ಕು ತಿಂಗಳು ಕಳೆದು ಹೋಯಿತು ನನ್ನ ಗಂಟೇನು ಹೋಯಿತು ಒಂದು ಶ್ಲೋಕದಲ್ಲಿ ಮುಗಿಸಿಬಿಟ್ಟು ನಾಲ್ಕು ತಿಂಗಳ ನಂತರ ಇಷ್ಟೊತ್ತು ಒಂದು ವಾರ ದಿವಸ ದುರ್ಯೋಧನ ಹೆಸರು ಹೇಳಿಲ್ಲ ಧೃತರಾಷ್ಟ್ರನ ಹೆಸರು ಹೇಳಲಿಲ್ಲ ಅವ್ರ ಕೋಪ ಬರಬಾರ್ದಲ್ವೇ ದುರ್ಯೋಧನ ಹೇಳಿದ ಶಕುನಿ ಕರ್ಣರ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲಿ ಹೋದ್ರೆ ಈ ಹಾಳು ಪಾಂಡವರು ನಾಲ್ಕು ತಿಂಗಳಾಯಿತು ಅವರ ವನವಾಸ ಎಲ್ಲೆಲ್ಲಿದ್ದರೂ ಗೂಢಚಾರ ಸಮಾಚಾರ ಬರ್ತಿತ್ತು ಈ ಅಜ್ಞಾತವಾಸಕ್ಕೆ ಯಾವ ಊರಲ್ಲಿ ಹೋದ್ರು ಇಲ್ಲೇ ನಾವು ಪತ್ತೆ ಮಾಡಬೇಕು ಮತ್ತೆ ಅವರನ್ನು ಕಾಳು ಕಳಿಸ್ಬೇಕು ನೋಡ್ತಿದ್ದೇವೆ ಡೈ ಎಂಗಡ ಪೋನ ಹೆಂಗೆ ಯಾರನ್ನೇ ತೆರೀಲಿಯೇ ಎಲ್ಲಿ ಹೋದ್ರಿವರು ದುಶ್ಯಾಸನಿಗೇನೂ ತಿಳಿಯಲಿಲ್ಲ ಕರ್ಣನಿಗೆ ತಿಳಿಯಲಿಲ್ಲ ಎಲ್ಲಿ ಹೋದ್ರು ಪಾಂಡವ್ ಎಲ್ಲಿ ಹೋದ್ರು ಶಿಲ ಎಲ್ಲೋ ಗಿತ್ತೆ ಹೋಗ್ಬಿಟ್ರು ಗೊತ್ತಿಲ್ವಲ್ಲ ಅದಕ್ಕೊಂದು ಕೆಲಸ ಮಾಡೋಣ ಈ ಪಾಂಡವರಲ್ಲಿ ಸುಲಭವಾಗಿ ಪತ್ತೆ ಆಗೋನು ಭೀಮಸೇನ ಅವನು ಕುಸ್ತಿಗಿಸ್ತಿ ಯುದ್ಧ ಬೇರೆ ಚೆನ್ನಾಗಿ ಬರುತ್ತೆ ಎಲ್ಲಿದ್ದಾನೆ ಪತ್ತೆ ಮಾಡೋಣ ಅಂತ ಅಲ್ಲಲ್ಲಲ್ಲೇ ಒಬ್ಬ ಜೀಮೂತನೆಂಬ ಜಟ್ಟಿಯನ್ನ ಕಳಿಸಿಕೊಟ್ಟು ಅಲ್ಲಲ್ಲೇ ಹೋಗಿ ನಾನು ಬಂದಿದ್ದೇನೆ ಕೌರವರ ಆಸ್ಥಾನದ ಜಟ್ಟಿ ನನ್ನ ಜೊತೆ ಯಾರು ಮಾಡ್ತೀರಿ ಬನ್ನಿ ಅಂತ ಕರೆಯೋದು ಅದರಲ್ಲಿ ನಿಯೋಧನ ಪ್ರಾಣಾಂತಿಕ ಅಂತ ಎರಡು ತರಹ ಜಟ್ಟಿಯ ವರಸೆ ನಿಯೋಧನ ಅಂದ್ರೆ ಕೊಲ್ಲೋದನ್ನು ಬಿಟ್ಟು ಮಾತ್ರ ಕುಸ್ತಿ ಮಾಡಿ ತೋರಿಸುವುದು ಪ್ರಾಣಾಂತಿಕ ಅಂದ್ರೆ ಕೊಲ್ಲುವ ಪಣವನ್ನು ಹೊತ್ತು ಮಾಡುವುದು ಎರಡರಲ್ಲೂ ಗಟ್ಟಿಯಿದ್ದ ಜೀಮೂತ ಅನ್ನೋನು ಅವನು ಎಲ್ಲ ಊರಿಗೂ ಹೋದ ಈ ನಾಲ್ಕು ತಿಂಗಳು ಸುತ್ತಾಡಿ ಸುತ್ತಾಡಿ ಸುಣ್ಣವಾಗಿ ಮತ್ಸ್ಯ ದೇಶಕ್ಕೆ ಬಂದ ವಿರಾಟನ ಸ್ಥಾನಕ್ಕೆ ಬಂದ ಆಕಸ್ಮಿಕವಾಗಿ ಬಂದ ನಾನು ನಿಮ್ಮ ಆಸ್ಥಾನದಲ್ಲಿರುವ ಜಟ್ಟುಗಳನ್ನೆಲ್ಲ ಜಯಿಸ್ತೇನೆ ಯಾರು ಬರ್ತೀರಿ ನನ್ನ ಜೊತೆಯಲ್ಲಿ ಅಂತ ಕೇಳಿದ ಎಲ್ಲಿ ಕೆಲಸ ಇಲ್ಲ ಆಗಿದ್ರೆ ಸೋತ್ರಿ ಅಂತ ಬರ್ಕೊಡಿ ಅಂತ ಕೇಳ್ದ ಅವನು ಬಿಡು ಆಗಿಲ್ವಲ್ಲ ಅಯ್ಯೋ ಗೋಳೆ ಏನು ಮಾಡೋದು ಅಂತ ಹೇಳಿ ಕೀಚಕ ಅಲ್ಲಿರಲಿಲ್ಲ ಅವತ್ತು ಅವನೆಲ್ಲೋ ಹೋಗಿದೆ ಕೀಚಕ ಒಳ್ಳೆ ಕಟ್ಟುಮಸ್ತು ಅವನ ಆಡಿರಲಿಲ್ಲ ಏನು ಮಾಡೋದು ಮರ್ಯಾದೆ ಹೋಗುತ್ತಲ್ಲ ನಮ್ಮ ಆಸ್ಥಾನ ಜಟ್ಟುಗಳನ್ನು ಕಳಿಸಿದ್ರೆ ಅಕಸ್ಮಾತ್ ಅವರು ಸತ್ತು ಬಿಟ್ರೆ ಅವನ ಕೈಯಲ್ಲಿ ಅಂತ ಯೋಚನೆ ಮಾಡಿ ಕಣ್ ಕಣ್ ಬಿಡ್ತಾ ಕೂತಿದ್ದಾನೆ ವಿರಾಟ್ ರಾಜ ಆಗ ಅಂತಃಪುರದ ಒಳಗಿಂದ ದ್ರೌಪದಿ ದಾಸಿಯ ಕೈಯಲ್ಲಿ ಒಂದು ಮಾತನ್ನು ಹೇಳಿದಳು ವಿರಾಟ್ ರಾಜನ ಪರೋಕ್ಷದಲ್ಲಿ ಹೇಳ್ಕಳಿಸ್ತಾ ಇದ್ದಾಳೆ ಮಹಾರಾಜರೇ ಯೋಚನೆ ಮಾಡಬೇಡಿ ನಿಮ್ಮ ಮನೆ ಅಡಿಗೆ ಮನೆಯಲ್ಲೊಬ್ಬ ಸೇರಿಕೊಂಡಿದ್ದಾನಲ್ಲ ದೂರ್ತ ಅವನು ಕುಸ್ತಿ ಮಾಡಿದ್ದನ್ನು ನಾನು ನೋಡಿದ್ದೇನೆ ದ್ರೌಪದಿಗೆ ತಲೆ ಬಾಚ್ತಾ ಇರುವಾಗ ಅವನು ಕುಸ್ತಿ ಮಾಡಿ ಎದುರಿಗೆ ಬಂದವರನ್ನೆಲ್ಲ ಸೋಲಿಸಿದ್ದಲ್ಲ ಕೊಂದದ್ದನ್ನು ನೋಡಿದ್ದೇನೆ ನೀವೊಂದು ಅವಕಾಶ ಕೊಟ್ಟರು ಸಾಕು ಬರೀ ಎಂತೆಂಥ ತಪಲೆ ಅಡಿಗೆ ಹತ್ತು ಸೇರು ಇಪ್ಪತ್ತು ಸೇರು ನೂರು ಸೇರು ಒಂದು ಪಲ್ಲ ಆ ಪಾತ್ರೆ ಅಖಂಡವಾಗೇ ತಿಳ್ತಾನೆ ಕೆಳಗಡೆ ಸೌದೆಗಳನ್ನು ತಗೊಂಡೋಗಿ ಕೊಟ್ಟೋದನ್ನು ನೋಡಿದ್ರೆ ಶಕ್ತಿ ಗೊತ್ತಾಗೋದಿಲ್ವೇ ಅವನಿಗೊಂದು ಚಾನ್ಸ್ ಕೊಟ್ಟು ನೋಡಿ ಅಂತ ದಾಸಿ ಮೂಲಕವಾಗಿ ಹೇಳಿ ಕಳಿಸಿದರು ಹಾ ವಿರಾಟ್ ರಾಜನಿಗೆ ಹಬ್ಬ ಒಬ್ಬ ಸಿಕ್ನಲ್ಲ ಅಂತ ಹೇಳಿ ಅವನನ್ನು ಕರೆದ ಅವನ ಅಯ್ಯ ಯಾವ ತಾಯಿ ಪುಣ್ಯನೋ ಎಲ್ಲಿ ಹುಟ್ಟಿದ್ಯೋ ಎಲ್ಲಿ ಬಂದ್ಯೋ ನಿನ್ನ ಕೊಲ್ಬೇಕಲ್ಲೋ ಮಗು ಇವನೊಬ್ಬ ಬಂದಿದ್ದಾನ ಮಾನ ಕಾಪಾಡ್ತೀಯ ಸುಮ್ಮನೆ ಬಿಡ್ರಿ ಆ ಯೋಚನೆ ನನಗೆ ಅಂತ ಹೇಳಿ ಅಖಾಡಾದಲ್ಲಿ ಅವರಿಬ್ಬರು ಸೇರಿದರು ಅವರು ಯಾವ ಯಾವ ಪಟ್ಟುಗಳನ್ನು ಬಳಸಿದ್ರು ಕುಸ್ತಿ ಹೇಗೆ ಮಾಡಿದರು ಅದನ್ನೆಲ್ಲ ಕೊಟ್ಟಿದ್ದಾರೆ ಆ ಕುಸ್ತಿಯಲ್ಲಿ ಜೀವಮೂತನನ್ನು ಕೊಂದೇ ಬಿಟ್ಟ ಭೀಮಸೇನ ಎಷ್ಟು ಬೇಕಾಗೋದು ನೋಡಿ ಕಥೆ ಇದೆ ಮುಂದೆ ಕೇಶಗನ್ ತನಕ ಹೋಗಬೇಕು ಅವನು ಸತ್ತೇ ಹೋದ ಜೀವಮೂತ ನಾ ಸತ್ತಿದ್ದೇನೆ ಸಮಾಚಾರ ಕೊಡೆಯೋದಕ್ಕೊಬ್ಬರಿಲ್ಲ ಅಲ್ಲಿ ಹೋದ ಹೋದ ಎಲ್ಲಿ ಹೋದ ಬರಲಿಲ್ವಲ್ಲ ಅಂತ ದುರ್ಯೋಧನ ಅಲ್ಲಿ ಇಲ್ಲಿ ಸಮಾಚಾರ ಕೇಳಿ ಮತ್ಸ್ಯನಗರದಲ್ಲಿ ಒಬ್ಬ ಅವನು ಇವನನ್ನು ಕೊಂದನಂತೆ ಅಂತ ಸಮಾಚಾರವನ್ನು ಕೇಳಿ ಶಕುನಿ ಆ ಏನಂದೆ ಅವನು ಕೊಂದನೆ ಹಾಗಿದ್ರೆ ಅಲ್ಲೇ ಇದ್ದಾನೆ ಭೀಮಸೇನ ಅಂದ ನಮ್ಮನ್ನು ಏಮಾರಿಸಿಬಿಟ್ರಲ್ಲ ಅವನು ಹೊಟ್ಟೆ ತುಂಬೋಕ್ಕಾಗೋದಿಲ್ಲ ಅಡುಗೆ ಕೆಲಸನೂ ತಗೊಂಡಿದ್ದಾನೆ ಅವನೇ ಮಾಡಿರಬೇಕು ಈ ಜೀವಮೂತ ಯಾರಿಗೂ ಬಗ್ಗೋವನಲ್ಲ ಹಾಗಿದ್ರೆ ನಾವು ಅಲ್ಲಿಯೇ ಈ ಪಾಂಡವರನ್ನು ಪತ್ತೆ ಮಾಡಬೇಕು ಅಂತ ಈ ವಿರಾಟ ನಗರಕ್ಕೆ ಮುತ್ತಿಗೆಯನ್ನು ಹಾಕಬೇಕು ಮುತ್ತಿಗೆ ಹಾಕಿ ಗೋವುಗಳನ್ನು ಹಿಡಿಯಬೇಕು ಗೋವು ಐಶ್ವರ್ಯ ವಿರಾಟ್ ನಗರದಲ್ಲಿ ಗೋ ಸಮೃದ್ಧಿ ತುಂಬಾ ಇತ್ತು ಗೋವನ್ನು ಕೊಲ್ಲೋರಿಲ್ಲ ಚಿಲ್ಲರೆ ಇಲ್ಲಪ್ಪ ಅಂದ್ರೆ ಅಂಗಡಿಯಲ್ಲಿ ಎರಡು ಪೆಪರ್ಮೆಂಟ್ ಕೊಟ್ಟು ಕಳಿಸೋ ಹಾಗೆ ಹಳೆ ಕಾಲದಲ್ಲಿ ಅವ್ರಿಗೊಂದು ಒಂದಷ್ಟು ಹಣ ಕೊಡಬೇಕು ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಒಂದು ನಾಲ್ಕು ಆಕಳನ್ನು ಕೊಟ್ಟು ಕಳಿಸೋ ಅನ್ನೋರು ಗೋ ಸಮೃದ್ಧಿ ವಿರಾಟ್ ನಗರದಲ್ಲಿ ಮಳೆ ಬೆಳೆ ಚೆನ್ನಾಗಿತ್ತು <coughs> ಧರ್ಮರಾಜ ಇದ್ದ ಜಾಗದಲ್ಲಿ ಮಳೆ ಬೆಳೆಗೆ ಏನು ಕೊರತೆ ಪಾಂಡವರು ಯಾವತ್ತು ಅರಮನೆ ಬಿಟ್ಟು ಇಂದ್ರಪ್ರಸ್ಥ ಹೋದರೋ ಇಡೀ ಭಾರತ ವರ್ಷದಲ್ಲಿ ಹನ್ನೆರಡು ವರ್ಷ ಕ್ಷಾಮ ಉಂಟಾಯಿತು ದ್ರೌಪದಿಗೆ ಅವಮಾನ ಮಾಡಿದ ಜಾಗದಲ್ಲಿ ಸುಭಿಕ್ಷ ಆಗಿ ಬರ್ತದೆ ಪಾಂಡವರನ್ನ ಮೋಸದಲ್ಲಿ ಸೋಲಿಸಿದ ಜಾಗದಲ್ಲಿ ಮಳೆ ಬೆಳೆ ಹಾಕಬೇಕು ಎಲ್ಲಿದ್ದಾರೆ ಪಥ ಇಲ್ಲ ಪಾಂಡವರು ಅಲ್ಲಿ ಮಾತ್ರ ಮತ್ಸ್ಯ ದೇಶದಲ್ಲಿ ಎಲ್ಲ ಕಾಲದಲ್ಲಿ ತಿಂಗಳು ಮುಮ್ಮಾರಿ ಪೈದು ಮೂರು ಸಲ ಮಳೆ ಹೋಯ್ತಿತ್ತು ಕೆರೆ ಕಟ್ಟೆ ಎಲ್ಲ ತುಂಬಿತ್ತು ಗೋ ಸಮೃದ್ಧಿ ಇತ್ತು ಲೇ ಶರ್ಮ ತ್ರಿಕರ್ತ ನೀವಾರೋ ನೀವು ಉತ್ತರ ಕಡೆ ಮುತ್ತು ನಾವು ದಕ್ಷಿಣದ ಕಡೆ ನಿಮ್ಮುತ್ತೇವೆ ಅಂತ ಉತ್ತರ ಗೋಗ್ರಹಣ ದಕ್ಷಿಣ ಗೋಗ್ರಹಣಕ್ಕೆ ಪ್ಲಾನ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಕೌರವರು ಇಷ್ಟರಲ್ಲಿ ಇನ್ನೊಂದು ಆರು ತಿಂಗಳಾಯಿತು ಅದು ಈಗ ತಾನೇ ನಾಲ್ಕು ತಿಂಗಳಂದ್ರಿಪ್ಪ ನಾನೇನು ಮಾಡಲಿ ಹತ್ತು ತಿಂಗಳು ಮುಗಿದೋಯ್ತು ವನವಾಸ ಇನ್ನು ಇನ್ನು ಎರಡು ತಿಂಗಳಿನ ಕಥೆ ಇನ್ನು ಎರಡು ದಿವಸ ಅಥವಾ ಮೂರು ದಿವಸ ಹೇಳಬೇಕು ಅಭಿಮನ್ಯುವಿನ ವಿವಾಹ ಘಟ್ಟ ಗುರುವಾರಕ್ಕೆ ಬರ್ತದೆ ಜ್ಞಾಪಕ ಇಟ್ಕೊಳ್ಳಿ ಗುರುವಾರ ದಿವಸ ಈ ವಿವಾಹ ಮಂಗಳ ನಿಮಗೆಲ್ಲ ಸಿಹಿಯನ್ನು ಬಡಿಸ್ತಾ ಇದ್ದಾರೆ ಸಂಯೋಜಕರು ಇವತ್ತು ಬರದೇ ಇದ್ದವರು ಅವತ್ತು ಬರಬೇಕು ಸಿಹಿಯನ್ನು ಉಪಯೋಗ ಮಾಡಿಕೊಳ್ಬೇಕು ಆ ಪ್ರಸಂಗ ಕುಮಾರವ್ಯಾಸ ಭಾರತದಲ್ಲಿ ತುಂಬಾ ಸ್ವಾರಸ್ಯಕರವಾಗಿದ್ದು ಅದನ್ನು ಈ ಎರಡು ತಿಂಗಳ ಕಥೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇನೆ ಇಲ್ಲಿ ಒಂದು ದಿವಸ ಸುದೇಶ್ನೆಯ ತಮ್ಮನಾದ ಕೀಚಕನೆಂಬುವನು ಆ ಕೀಚಕ ಅಂತ ಹೆಸರು ನೀವೆಲ್ಲ ಕೇಳಿರಬೇಕಲ್ಲ ಅವನು ಪರಿಚಯ ಮಾಡಬೇಕಾದ್ರೆ ನಿಮಗೆ ಪರಿಚಯ ಮಾಡೋಕೆ ಎಲ್ಲಿ ಅವಕಾಶ ಅಂದರೆ wanted a lady typist or secretary ಅಂತ ಎಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಲ್ಲೆಲ್ಲ ಇರ್ತಾರೆ ಕೀಚಕರು ಚಿಕ್ಕ ವಯಸ್ಸಿನ ಹುಡುಗಿ ಬೇಕು ಟೈಪಿಸ್ಟ್ ಆಗಿರಬೇಕು ಪ್ರೈವೇಟ್ ಸೆಕ್ರೆಟರಿ ಕೆಲಸ ಮಾಡಬೇಕು ಹೇಳಿದ ಕೆಲಸ ಎಲ್ಲ ಮಾಡಬೇಕು ಯುನೈಟೆಡ್ ಕಾಮದಲ್ಲಿ ಎಲ್ಲೆಲ್ಲಿ ಕರೀತಾರೆ ಅಲ್ಲೆಲ್ಲ ಕೀಚಕರು ಇರ್ತಾರೆ ಒಂದಲ್ಲ ಪ್ರತಿಯೊಂದು ಆಫೀಸ್ನಲ್ಲಿ ಕೀಚಕರು ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ತಾಲೂಕು ಕಚೇರಿ ತನಕ ಆ ಕೀಚಕ ಕೆ ಕೈ ರಾಜನ ಸಂಬಂಧದಲ್ಲಿ ಮಾಧವಿ ಮಾಲವಿ ಅಂತ ಇಬ್ಬರು ಹೆಣ್ಣು ಮಕ್ಕಳು ರಾಜನ ಇಬ್ಬರು ಹೆಂಡತಿಯರಲ್ಲಿ ಮಾಲವಿಯ ಮಗಳೇ ಸುದೇಶ್ನೆ ಮಾಧವಿಯ ಮಗಳು ಕೀಚಕ ಮತ್ತು ಉಪಕೀಚಕರು ಒಂದು ನೂರ ಆರು ಜನ ನಡೆಯೋ ಕಾಲಕ್ಕೆ ಈ ವಿರಾಟ್ ಪರ್ವದ ಕಥೆ ನಡೆಯೋ ಕಾಲಕ್ಕೆ ಸುಮಾರು ಮೂರು ಮೂವತ್ತು ಮೂವತ್ತೆರಡು ವರ್ಷ ಯಾಕೆ ದ್ರೌಪದಿ ಸ್ವಯಂವರಕ್ಕೆ ಬಂದಿದ್ದ ಅಂತ ರೆಫರೆನ್ಸ್ ಇದೆ ಅಲ್ಲಿ ಅಲ್ಲಿಂದ ಈಚೆಗೆ ಎಷ್ಟು ವರ್ಷ ಲೆಕ್ಕ ಹಾಕೊಳ್ಳಿ ಆಗ ಸಣ್ಣ ಹುಡುಗ ಇದ್ರು ಇವನು ಇಡೀ ಜನ್ಮದಲ್ಲಿ ಸೈನ್ಯವೆಂಬುದನ್ನು ಕಣ್ಣಿಂದ ಕಂಡಿರಲಿಲ್ಲ ಚಿತ್ರಪಟದಲ್ಲಿ ನೋಡಿದ್ದ ಅವನು ತೀರಿ ಗೊತ್ತು ಯುದ್ಧ ಮಾಡುವುದು ಮನೆಯಲ್ಲಿಯೇ ಬಾಗಿಲಿಗೆ ಗೋಡೆ ಹಾಕಿ ಕ್ರಿಕೆಟ್ ಕಲ್ತಾಗಿ ಗೋಡೆ ಮೇಲೆ ಎಸೆಯೋದು ಅನ್ನೋದು ಕ್ರಿಕೆಟ್ ಫೀಲ್ಡ್ ನೋಡಿ ಎದೆ ಹೊಡ್ಕೊಂಡು ಸಾಯುವಂತೆ ಅವನ ಕಥೆ ಆಮೇಲೆ ಹೇಳ್ತೇನೆ ಈ ಕೀಚಕ ಏನು ಕೆಲಸ ಅವನು ಸೇನಾಪತಿ ವಿರಾಟ್ ರಾಜನ ಸೇನಾಪತಿ ತನ್ನ ಹೆಂಡತಿಯ ತಮ್ಮ ಅವನು ಬಂದಿದ್ದಾನೆ ಇಲ್ಲಿ ಶಕುನಿ ವಕ್ರಿಸಿದಾಗೆ ಹಸ್ತನಾವತಿಗೆ ಆಗಿನ ಕಾಲದಲ್ಲಿ ಈ ಹೆಂಡತಿ ಬಂಧುಗಳು ಯಾರು ಬಂದರೂ ಮನೆಯಲ್ಲಿ ಬೇಡ ಹೋಗು ಅಂತ ಹೇಳೋ ಸ್ಥಿತಿ ಇರಲಿಲ್ಲ ರಾಮಾಯಣದಲ್ಲಿ ಒಂದು ಹಾಗಾಗಲಿಲ್ಲ ಅದಕ್ಕೆ ರಾಮಾಯಣದ ಕತೆ ತಕ್ಕಮಟ್ಟಿಗೆ ಚೆನ್ನಾಗಾಯಿತು ಮಂತ್ರೆಯನ್ನು ಬಿಟ್ಟರೆ ಆದರೆ ಇಲ್ಲಿ ಅಲ್ಲಿ ಶಕುನಿ ಗಂಟು ಬಿದ್ದಿದ್ದ ಇಲ್ಲಿ ಕೀಚಕ ಗಂಟು ಬಿದ್ದಿದ್ದ ಶಕುನಿ ವೀರನಲ್ಲ ಬರೀ ಪಗಡೆದಾಳ ಇವನು ವೀರ ಇದ್ದ ಶೂರ ಇದ್ದ ಸೂತ ಜಾತಿಯವನು ಅದು ಒಂದು ಹೇಳಬೇಕಲ್ಲ ತಮಗೆ ಮತ್ತು ಕಟ್ಟುಮಸ್ತಾದ ಮೈ ನೋಡೋ ಸ್ಫುರದ್ರೂಪ ಇತ್ತು ಶತಪೋಲಿ ಅವನು ಮಾಡ್ತಿದ್ದ ಕೆಲಸ ಏನು ಅಂದರೆ ವಿರಾಟ್ ರಾಜನನ್ನು ಕವಿಕೊಂಬ ಮಾಡಿಕೊಂಡು ಅವನ ಮರ್ಯಾದೆಯನ್ನು ಕಾಪಾಡ್ತೇನೆ ಅಂತ ಅವನನ್ನು ಸುಮ್ಮನೆ ಸಿಂಹಾಸನಕ್ಕೆ ನೆಪದಲ್ಲಿ ಕೂರಿಸಿ ಟಿಪ್ಪು ಸುಲ್ತಾನ್ ಮಾಡಿದ ಹಾಗೆ ಇಮ್ಮಡಿ ಕೃಷ್ಣ ಜೋಡೆಯನ್ನು ಕೂರಿಸಿ ಹೈದರಾಲಿ ಅದು ಆ ಚರಿತ್ರೆ ಬಹಳ ಗೌರವ ಚರಿತ್ರೆ ಮೈಸೂರು ಚರಿತ್ರೆ ತಾನೇ ರಾಜನೆಂಬುದಾಗಿ ವರ್ತನೆ ಮಾಡ್ತಿದ್ದ ದೊರೆಯನ್ನೂ ಲಕ್ಷ್ಯ ಮಾಡ್ತಿರಲಿಲ್ಲ ಮಹಾಗರ್ವಿ ಅವನ ದೃಷ್ಟಿಗೆ ಬಿದ್ದ ಯಾವ ಹೆಣ್ಣು ಮಗಳು ಮರ್ಯಾದೆಯಿಂದ ಇರುವುದಕ್ಕೆ ಅವಕಾಶವಿರಲಿಲ್ಲ ವಿರಾಟನಗರಿಯಲ್ಲಿ ಒಂದು ಹೆಣ್ಣು ಮಗಳು ಧೈರ್ಯದಿಂದ ನಡುಬೀಜಲ್ಲಿ ಓಡಾಡುವ ಸ್ಥಿತಿಯಲ್ಲಿರಲಿಲ್ಲ ಅಂಥ ಅಪಾಪೋದಿ ಕೀಚಕ ಇವನು ಬಲ ಹೊಂದಿತ್ತು ಇವನ ಹೆದರಿಕೆಯಿಂದ ಶತ್ರುಗಳು ಯಾರೂ ಆ ಕಡೆ ಸುಳಿತಾ ಇರಲಿಲ್ಲ ಕೌರವರು ಬರ್ತಾ ಇರಲಿಲ್ಲ ಇದು ಒಂದು ರಕ್ಷಣೆ ಮಾಡ್ತಾನಲ್ಲ ಊರು ಅಂತ ಏನಾರು ಮಾಡ್ಕೊಂಡು ಹೋಗಲಿ ಹಾಳಾಗಿ ಹೋಗಲಿ ನಾನು ತಂಟೆಗೆ ಬರ್ತಿದ್ದು ಸರಿ ಅಂತ Virat Raja was at most tolerant ಬರೀ ಅವನನ್ನು ಸಹಿಸಿಕೊಂಡಿದ್ದ ಇದು ಸಂದರ್ಭ ಚೆನ್ನಾಗಿ ಮನಸ್ಸಲ್ಲಿಟ್ಕೊಳ್ಳಿ ಅವನ ಅಕ್ಕ ಸುದೇಶ್ನೆ ಕೂಡ ಇವನಿಗೆ ಅಂಜುತ್ತಾ ಇದ್ದಳು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಬೆದರಿಸ್ತಾ ಇದ್ದ ಇಂಥವನು ಒಂದು ದಿವಸ ಅಕ್ಕನನ್ನು ನೋಡಬೇಕು ಅಂತ ಅಂತಃಪುರಕ್ಕೆ ಬಂದ ಅಂತಃಪುರದಲ್ಲಿ ಗಂಡಸರ ಪ್ರವೇಶ ಇರಲಿಲ್ಲ ಅನಿರೀಕ್ಷಿತವಾಗಿ ನುಗ್ಗಿಬಿಟ್ಟ ಈ ಪೋಲಿ ಪುಂಡು ಪೋಖರಿಗಳನ್ನು ತಡೆಯೋರು ಯಾರು ನುಗ್ಗಿಬಿಟ್ಟ ಅವಳಿಗೆ ತಲೆ ಬಾಚ್ತಾ ಇದ್ಲೋ ಏನು ಮಾಡ್ತಿದ್ಲೋ ದ್ರೌಪದಿ ಕಣ್ಣಿಗೆ ಬಿದ್ದಳು ಶುರುವಾಯಿತು ಕತೆ ಪಾಪಿಗಳಿದ್ದಲ್ಲಿ ಇಂಥವ್ರನ್ನ ತೋರಿಸಬಾರದು ನಡುಬೀದಿಯಲ್ಲಿ ದಮನವನ್ನು ಬೆಳೆಯಬಾರದು ದುಡ್ಡು ಕಾಸು ಆಸ್ತಿ ರಿಕಾರ್ಡು ಇವುಗಳನ್ನು ಪೋಲಿ ಜನಗಳು ತೋರಿಸಬಾರದು ಅಂತ ಹೇಳ್ತಾರೆ ಅಲ್ಲ ಅಂತಃಪುರದಲ್ಲಿದ್ದರೂ ಪಾಪಿ ಕಣ್ಣಿಗೆ ಬಿದ್ದರೆ ಏನು ಮಾಡುವುದು ಇವನು ನೋಡಿದ ಅವಳು ಓಡಾಡ್ತಿದ್ದಾಳೆ ಮಾಡಿದ್ದ ಬರೀ ಅದರಲ್ಲೇ ನೋಡ್ತಾ ಇದ್ದ ಇವಳು ನಾಚಿಕೆ ಆಯ್ತು ದ್ರೌಪದಿಗೆ ಒಳಗೆ ಎಲ್ಲೋ ಹೋಗಿಬಿಟ್ಲು ಆಮೇಲೆ ಅಕ್ಕನನ್ನು ಕೇಳ್ತಾನೆ ಯಾರಿವಳು ನಿನ್ನ ಮನೇಲಿ ಇಂಥ ರತ್ನವನ್ನು ಇಟ್ಕೊಂಡು ಎಷ್ಟೋ ದಿವಸ ವಂಚನೆ ಮಾಡಿದ್ದೀಯ ನೀನು ಅಕ್ಕ ನನಗೆ ನನಗೆ ಹೇಳಲೇ ಇಲ್ವಲ್ಲ ನಿನಗೇನು ಹೇಳೋದು ಅಂದ್ಲವಳು ಅವಳು ಎಲ್ಲೋ ದಾರಿ ತಪ್ಪಿದವಳು ಪಾಪ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ದ್ರೌಪದಿ ಸೇವೆ ಮಾಡ್ತಿದ್ದಂತೆ ಸತ್ಯಭಾಮೆ ಸೇವೆ ಮಾಡ್ತಿದ್ದಂತೆ ಒಂದು ವರ್ಷ ಆಶ್ರಯ ಕೇಳಿದ್ದಾಳಪ್ಪ ಇನ್ನೇನು ಹತ್ತು ತಿಂಗಳಾಗೋಯ್ತು ಹತ್ತು ತಿಂಗಳಾಯ್ತೆ ಅವಳು ನಿಮ್ಮ ಮನೆಗೆ ಬಂದು ನನಗೆ ಹೇಳಲೇ ಇಲ್ವಲ್ಲ ನೀನು ನಿನಗೆ ಹೇಳೋ ಪ್ರಮೇಯ ಬರಲಿಲ್ಲ ಅಪ್ಪ ಅವಳು ತಂಟೆಗೆ ಹೋಗಬೇಡ ಅಂದು ಕೈ ಮುಗಿತೇನೆ ಅವಳು ತಂಟೆಗೆ ಹೋಗಬೇಡ ಯಾತಕ್ಕೆ ನೀ ಚೆನ್ನಾಗಿರಬೇಕು ಅಂತ ಕೇಳ್ತೇನೆ ನನಗೇನಾಗಿದೆ ದಾಡಿ ನಿನಗೇನು ದಾಡಿ ಇಲ್ಲ ಚೆನ್ನಾಗಿದ್ದೀಯೇ ನಾಳೆ ಕೊರಳು ಮುರಿತಾರೆ ಗಂಧರ್ವರು ಅವಳು ತಂಟೆಗೆ ಹೋಗಬೇಡ ಅದಕ್ಕೆ ಅವನು ಹೇಳ್ದ ನಿನಗೆ ಗೊತ್ತಿಲ್ಲ ಸ್ತ್ರೀಯರ ಸ್ವಭಾವ ಗಂಡನನ್ನು ಬಿಟ್ಟು ಬಂದವಳು ಅಂದ ಮೇಲೆ ಅವಳು ನ್ಯಾಯ ಬಿಟ್ಟವಳು ಧರ್ಮದಲ್ಲಿರ್ತಕ್ಕವಳಲ್ಲ ಪರಪುರುಷನ ಅಪೇಕ್ಷೆ ಅವಳಿಗಿರಬೇಕು ಅದನ್ನು ಉಲ್ಟಾ ಹೇಳಿದ್ದಾಳೆ ನನಗೆ ಸ್ತ್ರೀಯರು ಯಾವಾಗಲೂ ಏನು ಹೇಳ್ತಾರೆ ಅದರ ವಿರುದ್ಧಾರ್ಥವನ್ನು ಮಾಡಿಕೊಳ್ಳಬೇಕು ಏನು ಸೈಕಾಲಜಿ ನೋಡಿ ಓದಬೇಕಾಗಿ ಕೋಲಿ ಕಥೆಯನ್ನು ಆದ್ರಿಂದ ಅವಳ ತಂಟೆ ನೀವು ಬಿಟ್ಬಿಡು ನಾನು ಯೋಚನೆ ಮಾಡಿಕೊಳ್ತೇನೆ ಅಂತ ಒಂದು ದಿವಸ ಇನ್ನೊಂದು ನೆಪ ಮಾಡಿಕೊಂಡು ಮತ್ತೆ ಅದೇ ಅಂತಪುರಕ್ಕೆ ಬಂದು ದ್ರೌಪದಿ ಹೋಗ್ತಾ ಇದ್ದವಳನ್ನ ಅಡ್ಡಗಟ್ಟಿದ ಅಡ್ಡಗಟ್ಟಿ ಹೇಳ್ತಾನೆ ಕಾತ್ವಂ ಕಸ್ಯಾಸಿ ಕಲ್ಯಾಣಿ ಕುಟೋವಾ ತ್ವಂ ವರಾನನೇ ನೀನು ಯಾರು ಎಲ್ಲಿಯವಳು ಎಲ್ಲಿಂದ ಬಂದೆ ನೀನು ಪ್ರಾಪ್ತ ವಿರಾಟ ನಗರಂ ತತ್ವಮಾಚಕ್ಷಶೋಭನೆ ಈ ಊರಿಗೆ ಬಂದದ್ದು ಯಾಕೆ ಕಥೆ ಹೇಳು ರೂಪಮಗ್ರಂ ತಥಾ ಕಾಂತಿ ಸೌಕುಮಾರ್ಯಂ ಅನುತ್ತಮಂ ಸೀತೆಗೆ ರಾವಣ ಹೇಳಿದಂತಹ ಮಾತುಗಳೆಲ್ಲ ಹೇಳ್ತಾರೆ ನಿನ್ನ ಸೌಕುಮಾರ್ಯ ನಿನ್ನ ರೂಪ ಅಯ್ಯೋ ಬಾಡಿ ಹೋಗ್ತಾ ಇದೆಯಲ್ಲ ಇದು ಕಟ್ರೆಯಲ್ಲಿಟ್ಟು ಹೂವು ಕೆಳಗೆ ಹಾಕಿದ ಹೂವು ಆನೆ ಕಾಲ ಸಿಕ್ಕಿದ ಹೂವಿನಂತ ಹಾಳಾಗ್ತಾ ಇದೆಯಲ್ಲ ನೇತ್ರೇ ಸುವಿಪುಲೆ ಸುಭ್ರು ಪದ್ಮಪತ್ರ ನಿಭೇಶವೆ ನಿನ್ನ ಕಣ್ಣು ಹೇಗಿದೆ ಮೂಗು ಹೇಗಿದೆ ನೀನು ಮಾತನಾಡಿದ್ರೆ ಹೇಗಿದೆ ವಾಕ್ಯಂತೆ ಚಾರು ಸರ್ವಾಂಗಿ ಪರಪುಷ್ಟರು ತೋಪಮಂ ಪರಪುಷ್ಟ ಅಂದ್ರೆ ಕೋಗಿಲೆ ಕೋಗಿಲೆ ತನ್ನ ಮೊಟ್ಟೆಗಳನ್ನು ಪ್ರತ್ಯೇಕ ಗೂಡು ಕಟ್ಟಿಡುವುದಿಲ್ಲ ಕಾಗೆಗಳ ಗೂಡಲ್ಲಿಡುತ್ತೆ ಕಾಗೆ ಅದನ್ನು ತನ್ನ ಮರಿ ಅಂತ ತಿಳ್ಕೊಂಡು ಕಾಪಾಡುತ್ತೆ ಪರಪುಷ್ಟ ಇನ್ನೊಬ್ಬರಿಂದ ಕಾಪಾಡುವುದು ವಸಂತ ಋತು ಬಂದರೆ ಕಾಕ ಕಾಕಹ ಪಿಕ ಪಿಕಹ ಕಾಗೆ ಕಾಗೆಯೇ ಕೋಗೆ ಕೋಗಿಲೆ ಟಾಟಾ ಬೈ ಬೈ ಅಂತ ಹೇಳಿ ಹೋಗ್ಬಿಡುತ್ತೆ ಅದು ಎಷ್ಟು ಜಾಣ ಪಕ್ಷಿ ನೋಡಿ ಕೋಗಿಲೆ ಮೊಟ್ಟೆಯನ್ನು ನೋಡೋದು ಕಾಗೆ ಗೂಡಿನಲ್ಲಿ ಅದು ಕಾಪಾಡಬೇಕು ನೀನು ನಿನ್ನ ಹೊಟ್ಟೆಯನ್ನು ಕಾಪಾಡ್ಕೋಬೇಕು ಅಂತ ಬಂದಿದ್ದೀಯ ವಾಕ್ಯಂತೆ ಚಾರು ಸರ್ವಾಂಗಿ پہشوپم آنٹ کوکل پنچم کو شبد لوکد لکشمی پدمال مہالکش بند اتو بوتی سو مے اگنی پتہ ہر شری کیرتی اتو کا ساکمرانے ಅತೀವ ರೂಪಿಣಿ ತ್ವಂತು ಅಸಹ್ಯ ಓದೋದಕ್ಕೆ ಅಂತ ಹೋಗಲಿ ಕೃಷ್ಣೇ ಜಗತಿ ಕೋನೇಹ ಕಾಮಸ್ಯ ವಶಗೋ ಭವೇತ್ ಅವಳದು ಮೂಗಕ್ಕೆ ಮೂಗು ತಿರುಗಿಸ್ಕೊಂಡು ಆ ಕಡೆ ಅವಳು ಛೀ ಬಿಡು ದಾರಿ ಅಂತ ಹೇಳಿದ್ಲು ಮುಂದಕ್ಕೆ ಹೋದ್ಲು ಹಿಂದೆ ಅಟ್ಟುಕೊಂಡು ಹೋದ ಮಾ ಇದು ಗಂಡಸರಲ್ಲಿ ತಪ್ಪು ಅಂತ ತಿಳ್ಕೊಬೇಡ ರೂಪವುಳ್ಳ ಪದಾರ್ಥವನ್ನು ನೋಡಿದರೆ ಮೋಹಗೊಳ್ಳುವುದು ಪುರುಷರ ಸ್ವಭಾವ ಯಾರಿಗೆ ತಾನೇ ಇಲ್ಲ ನಾನು ಒಬ್ಬನೇ ಮೋಹಿತನಾಗಿದ್ದೇನೆ ನೀವು ಹೊರಗೆ ಬಂದಿದ್ರೆ the whole town would have loved you ಒಳಗೆ ಅರಮನೆಯಲ್ಲಿದ್ದೀಯೇ ಒಬ್ಬಳ ಕೈಗೆ ಸಿಕ್ಕಿದ್ದೀಯೇ ನೀನು ನೀನು ನನ್ನನ್ನು ಮನಸ್ಸಿನಿಂದ ಒಲಿಸುವುದಾದರೆ ನಾನು ಅರಮನೆ ಪತ್ನಿಯನ್ನೆಲ್ಲ ದಾಸಿ ಮಾಡಿಬಿಡ್ತೇನೆ ಈ ರಾಜ ಬೆದರಗೊಂಬೆ ರಾಜ್ಯವನ್ನೇ ನಿನ್ನ ಕೈ ಕೊಟ್ಬಿಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಐಶ್ವರ್ಯ ಕೊಡ್ತೇನೆ ಬೇಕಾದಷ್ಟು ಒದರಾಡಿದ ಅಸಭ್ಯವಾದ ಮಾತು ಅದಕ್ಕೆ ದ್ರೌಪದಿ ಹೇಳಿದಳು ಅಪ್ರಾರ್ಥನೀಯ ಅಪ್ರಾರ್ಥನೀಯಾಮಿ ಹಮ ಹಂಸೂತ ಅಭಿಮನ್ಯಸೆ ನಾನು ಅಪ್ರಾರ್ಥನೀಯಳು ನೀನು ಅಪ್ಲಿಕೇಶನ್ ಹಾಕೋದಲ್ಲ ನಾ ರಿಜೆಕ್ಟ್ ಮಾಡುವುದಲ್ಲ ನಿನಗೆ ನಾನು ಎಟ್ಕೋಬೋಳಲ್ಲ ನನ್ನ ಜಾತಿ ಕಾಡಿಸ್ತಾ ಇದ್ದೀಯೋ ಆಮೇಲೆ ನೈಚಾನುಸಂಧಾನ ಮಾಡ ವರ್ಣಾಂ ಸೈರಂಧ್ರೀಂ ಬೀಭತ್ಸಾಂ ಕೇಶಕಾರಿಣೀಂ ನಾ ಕೆಳಗಿನ ಜಾತಿಯವಳು ನಾನು ಯಾವ ಜಾತಿಯೋ ಗೊತ್ತಿಲ್ಲ ಹೊಟ್ಟೆ ಪಾಡಿ ಗತಿ ಇಲ್ಲದೆ ಕಂಡ ಕಂಡ ಸ್ತ್ರೀಯರ ತಲೆಯಿಂದೆಲ್ಲ ಬಾಚ್ತಾ ಇದ್ದೇನೆ ಅವರ ತಲೆಯಲ್ಲಿರೋ ಏನೆಲ್ಲ ನನ್ನ ತಲೆ ಕೈಗೆ ಬರ್ತಾ ಇದೆ ತಲೆ ಬಾಚುವುದು ಒಳ್ಳೆ ಕೆಲಸ ಅಲ್ಲ ತಲೆ ಬಾಚುವಾಗ ಕೂದಲು ಕೈಗೆ ಸಿಕ್ಕುತ್ತೆ ಆ ತಲೆಯಲ್ಲಿರೋ ಪದಾರ್ಥಗಳು ಕೈಗೆ ಬರುತ್ತೆ ಇನ್ನೊಬ್ಬರ ಶರೀರವನ್ನು ಮುಟ್ಟಿ ಸೇವೆ ಮಾಡುವಂತಹ ನೀಚ ಕರ್ಮದಲ್ಲಿದ್ದೇನೆ ನಾನು ಕೇಶಕಾರಿಣಿಯು ಶ್ವೇಷುಧಾರೇಶು ಮೇಧಾವಿ ನಿನಗೆ ಬೇಕಾದಷ್ಟು ಪತ್ನಿಯರಿದ್ದಾರೆ ಅವರಲ್ಲಿ ಬುದ್ಧಿ ಮಾಡುವುದನ್ನು ಬಿಟ್ಟು ನನ್ನನ್ನು ಕೇಳ್ತಾ ಇದ್ದೀಯಲ್ಲ ಪ್ರಾಣಿಗಳಿಗೆ ಪ್ರಾಣವೆಂಬುದು ತುಂಬ ಶ್ರೇಷ್ಠ ಅಂತ ನಾನು ಕೇಳಿದ್ದೇನೆ ನೀನು ಪ್ರಾಣ ಶ್ರೇಷ್ಠವಲ್ವೋ ಅಂತ ಕೇಳಿದ್ಲು ಪ್ರಾಣಿ ದಾರಾಹ ಮನುಷ್ಯರು ತಮ್ಮ ಪತ್ನಿಯನ್ನು ತುಂಬ ಪ್ರೀತಿ ಮಾಡ್ತಾ ಪ್ರಾಣಕ್ಕಿಂತ ನನಗೂ ಪತಿಯರಿದ್ದಾರೆ ಗಂಧರ್ವರು ಅವರಿಗೇನಾದರೂ ಗೊತ್ತಾದ ಪಕ್ಷದಲ್ಲಿ ನಿನ್ನ ಪ್ರಾಣವನ್ನು ತೆಗೀತಾರೆ ದಯವಿಟ್ಟು ಹೋಗಿಬಿಡು ನನ್ನ ಕಣ್ಣು ಕಾಣಿಸ್ಬೇಡ ಅಂತ ಎಷ್ಟು ಹೇಳಿದ್ರು ಜಾನನ್ನಪಿ ಸುದುರ್ಬುದ್ಧಿ ಪರದಾರಾಭಿಮರ್ಶನೆ ದೋಷಾತ್ ಬಹೂನ್ ಪ್ರಾಣಹರಾನ್ ಸರ್ವಲೋಕ ವಿಗರಿತಾನ್ ಪ್ರವಾಸೇದಂ ಸುದುರ್ಬುದ್ಧಿ ಆ ಮೃತ್ಯುಕಾಲ ಬಂತು ಅಂದರೆ ಬಾಯಿಗೆ ಬಂದದ್ದು ಮಾತನ್ನೆಲ್ಲ ಮನುಷ್ಯನ ಬಾಯಲ್ಲಿ ವಿಧಿ ಆಡಿಸ್ತದೆ ಅಂತಹ ಮಾತನ್ನೆಲ್ಲ ಅವನು ಆಡ್ತಾನೆ ಇವಳು ಕೇಳಿದ್ಲು ಚೀ ಹೋಗಾಚೆಗೆ ಅಂದ್ಲು ಬೈದಳು ಶಾಪ ಹಾಕಿದ್ಲು ನೆಟಿಕೆ ಮುರಿದಳು ಉಗಿದಳು ಅಪಮಾನವಾಯಿತು ತಲೆಗೆ ಹೋದ ಅವತ್ತು ಬಿಟ್ಟ ಆಮೇಲೆ ಹೋಗಿ ಅಕ್ಕನ ಗಂಟು ಬಿದ್ದ ಇವತ್ತು ಕೀಚಕನನ್ನು ಮುಗಿಸಿ ಹೋಗುವುದು ಅಂತ ಕೂತಿದ್ದೇನೆ ಅಷ್ಟು ಬೇಗ ಹೋಗಬೇಕಲ್ಲ ದ್ರೌಪದಿಗೆ ಗಂಟು ಬಿದ್ದಿದ್ದಾನೆ ನನ್ನನ್ನು ಬಿಡ್ತಾನೆ ಅವನು ಯೋಚನೆ ಮಾಡಿ ಹೋಗಿ ಕೇಳ್ತಾನೆ ನೋಡು ಅವಳು ಬಡಪೆಟ್ಟಿಗೆ ಒಪ್ಪಲಿಲ್ಲ ನಾನೇನೇನೋ ಕೇಳಿದೆ ನೀನೇನಾರೊಂದು ಉಪಾಯವನ್ನು ಮಾಡಿ ಅವಳನ್ನು ನಾನು ವಶ ಮಾಡಬೇಕು ಇಲ್ದಿದ್ರೆ ನಾನು ಕೀಚಕನ ಹೆಣವನ್ನು ನೋಡಬೇಕಾಗತ್ತೆ ಅಂತ ಬ್ಲ್ಯಾಕ್ ಮೇಲ್ ಶುರು ಮಾಡಿದ ಅವಳಿಗೂ ಭಯವಾಯಿತು ಅಯ್ಯೋ ನಾನು ಅವಳಿಗೆ ವರ ಕೊಟ್ಟಿದ್ದೇನೆ ಇನ್ನೊಬ್ಬ ಪುರುಷನ ದೃಷ್ಟಿ ಅವಳ ಮೇಲೆ ಬೀಳಬಾರದು ಅಂತ ಎಂಜಲು ಹಾಕಬಾರದು ಕಾಲು ಸೇವೆ ಮಾಡಬಾರದು ಅವಳ ತೇಜಸ್ಸನ್ನು ನೋಡು ಅವಳು ಯಾವುದೇ ಹೀನ ಜಾತಿ ಅಂತ ಹೇಳ್ಕೊಳ್ಳಿ ಅವಳು ಗಂಧರ್ವರ ಪತ್ನಿಯಪ್ಪ ಅವಳ ತೇಜಸ್ ನೋಡಿದರೆ ಪಾರ್ಥಿವ್ರತ ಎದ್ದು ಕಾಣಿಸೋದಿಲ್ವೇನೋ ನಿನಗೇನು ರೋಗವಾಗಿದೆಯೋ ನೀನು ಬೇರೆ ಪತ್ನಿಯನ್ನು ಬೇಕಾದ್ರೆ ಕೊಡಿಸ್ತೇನೆ ಅವಳ ತಂಟೆಗೆ ಹೋಗಬೇಡ ಶರಣಾಗತೆ ಎಂ ಸುಶ್ರೋಣಿ ಮಯ ದತ್ತಾಭಯಾಚದ ಶುಭಾಚಾರ ಹತ್ತು ತಿಂಗಳು ನೋಡಿದ್ದೇನೆ ಇನ್ನೊಬ್ಬ ಗಂಡಸನ್ನು ಕಣ್ಣೆತ್ತಿ ನೋಡಿದವಳಲ್ಲ ಅವಳು ಕ್ಯಾರೆಕ್ಟರ್ ಚೆನ್ನಾಗಿದೆ ಕ್ಯಾರೆಕ್ಟರ್ ಬಿಟ್ಟವಳಾಗಿದ್ರೆ ಅದರ ಜೊತೆ ನೀನು ಒಂದು ಅಂತ ಕಳಿಸ್ಬೋದಾಗಿತ್ತು ಶುಭಾಚಾರ ಜಭದ್ರಂತೆ ನಯನಾಂ ವಕ್ತುಮಿಹೋತ್ಸಹೆ ಇನ್ನೊಂದು ಮಾತನ್ನು ಹೇಳಿದ್ಲು ಎಲ್ಲೋ ಕೀಚಕ ಯಾರಿಗೂ ಹೇಳಬೇಡ ಮೈಕ್ರೋಫೋನ್ ಮೇಲೆ ಮಾತ್ರ ಹೇಳ್ತೇನಪ್ಪ ಇವಳನ್ನು ನೋಡಿದ್ರು ನಮ್ಮ ಯಜಮಾನರು ಒಂದು ದಿವಸ ರಾಜಾ ಚೈವ ಸಮೀಕ್ಷೆಯನಾಂ ಸಮ್ಮೋಹಂ ಗತವಾನೇಹ ಮಹಾರಾಜರು ಈ ಹಳ್ಳಕ್ಕೆ ಬಿದ್ದರು ಕಿವಿ ಹಿಂಡಿ ಮಹಾರಾಜರೇ ನಿಮಗೇನು ರೋಗ ಅಂತ ಬೈಬೇಕಾಯ್ತು ನಾನು ಮಹಾರಾಜರು ನನ್ನ ಮಾತನ್ನು ಕೇಳಿ ಹೆದರ್ಕೊಂಡು ಹೋದ್ರು ನೀನು ಸುಮ್ಮನೆ ಹೋಗ್ಬಿಡು ರಪಟ್ಟಾದ್ರೇನು ಪ್ರಾಣ ಉಳಿಯೋದಿಲ್ಲ ಅಕ್ಕನ ಕಾಲಿಗೆ ಬಿದ್ದ ನಾ ಸತ್ಯ ಹೋಗ್ತೀನಿ ಹಾಗಿದ್ದೆ ಇಲ್ಲೇ ವಿಷ ಕೊಡು ನನಗೆ ಎಂದ ಯಾರು ಬೆದರ್ತಾರೆ ಅವ್ರನ್ನ ಬೆದರಿಸಿಯೇ ಕೆಲಸ ಮಾಡಿಸ್ಕೊಳ್ತಾರೆ ಕೆಲವು ಮನೆಯಲ್ಲಿ ಮಕ್ಕಳು ಹಾಗೆ ಮಾಡ್ತಾರೆ ಅಕ್ಕಪಕ್ಕದವ್ರು ಹಾಗೆ ಮಾಡ್ತಾರೆ ಆಫೀಸಲ್ಲಿ ಹಾಗೆ ಮಾಡ್ತಾರೆ ಬೆದರಿಸೋರಿಗೆ ಬೇಕು ಬಾವಿಯಲ್ಲಿ ಬೀಳ್ತೇನೆ ಅಂದ್ರಲ್ಲ ಬಾವಿಯಲ್ಲಿದೆ ಮೊದಲು ಹೇಳಿ ನಾನು ಪೊಲೀಸರ ಸಮೇತ ಬಂದು ನಿಂತಿರ್ತೇನೆ ಅಂತ ಮೊದಲೇ ಹೇಳಬೇಕು ನಮ್ಮ ಅಣ್ಣ ಹೇಳು ಯಾರಾದ್ರು ಸತ್ತು ಹೋಗ್ಬಿಡ್ತೇನೆ ಅಂದ್ರೆ ಹೋಗು ಪ್ರಜಾಸಂಖ್ಯೆ ಒಂದು ಕಮ್ಮಿ ಆಯಿತು ಅನ್ನೋದು ಒಂದು ಕೊರಂಜಿದ ಫೋನ್ ಬೆದರಿಸೋರಿಗೆ ನಾವು ಬೆದರಿಕೆಗೆ ನೀವು ಸೊಪ್ಪು ಹಾಕಿದಷ್ಟು ಅವ್ರ ಮೇಲೆ ಕೂಗು ಆಟದಲ್ಲಿ ಹೋಗಿ ಕೂತ್ಕೊಳ್ತಾರೆ ಇದು ನಡೀತು ನಡೀತು ಸಂವಾದ ಕೊನೆಯಲ್ಲಿ ಆ ಕೀಚಕನ ಬೆದರಿಕೆ ಗೋಳಾಟ ಸಂಕಟ ಕಪಟ ಏನೇನೆಲ್ಲ ತಂತ್ರ ಮಾಡಿದ ಸುದರ್ಶನೆ ಕರಗಿ ಹೋದಳು ನೋಡಿ ಸುದರ್ಶನೆ ಕರಗಿದಳು ಅಷ್ಟು ಚೆನ್ನಾಗಿ ನಾಟಕ ಮಾಡಿದ್ದಾನೆ ಸರಿ ಸದ್ಯದಲ್ಲೊಂದು ಪೌರ್ಣಮಿ ಬರ್ತದೆ ಆ ಪೌರ್ಣಮಿ ದಿವಸ ದೊಡ್ಡ ಹಬ್ಬ ನಮ್ಮೂರಲ್ಲಿ ಎಲ್ಲರೂ ಮದ್ಯಪಾನವನ್ನು ಮಾಡ್ತಾರೆ ನಮ್ಮನೆಯಲ್ಲೂ ಒಳ್ಳೊಳ್ಳೆ ಮದ್ಯಗಳನ್ನು ಇಟ್ಟಿದ್ದೇವೆ ನೀನೂ ಇಟ್ಟಿದ್ದೀಯ ಅಂತ ಕಾಣುತ್ತೆ ನಾನು ಒಂದು ಉಪಾಯವನ್ನು ಮಾಡಿ ಸೈರಂಧ್ರಿಯನ್ನ ಅಮ್ಮ ನನ್ನ ತಮ್ಮನ ಮನೆಗೆ ಹೋಗು ಒಂದಷ್ಟು ಮದ್ಯವನ್ನು ತಗೊಂಬ ಅಂತ ಹೇಳ್ತೇನೆ ಅತ್ಯಂತ ಹಳೆಯದು ಶ್ರೇಷ್ಠವಾಗಿರತಕ್ಕಂತಹ ಮದ್ಯವನ್ನು ಒಂದು ಚಿನ್ನದ ಹೂಜಿಯಲ್ಲಿ ಹಾಕಿಕೊಡು ಆ ನೆಪದಲ್ಲಿ ಕಳಿಸ್ತೇನೆ ಅದೇನು ಮಾಡ್ತೀಯೋ ಮಾಡ್ಕೋ ನಾನು ಕಿವಿಗೆ ಹಾಕಬೇಡ ಅಂತ ಹೇಳಿ ಉಪಾಯವನ್ನು ಹೇಳಿ ತಮ್ಮನನ್ನು ಸಾಗಾಕಿದಳು ಮಾಡ್ಬೋದು ಆ ಕೆಲಸವನ್ನು ಕೊಂದರೂ ಪರವಾಗಿಲ್ಲ ನೀ ಸತ್ತರೂ ಪರವಾಗಿಲ್ಲ ಒಂದು ಕಮ್ಮಿ ಆಗಲಿ ಅಂತ ಹೇಳಿಲ್ಲ ಅವಳ ಮಾತು ಪುಸಲಾವಣೆ ಒಳಗಾಗಲು ಮುಂದೆ ಸ್ವಲ್ಪ ಕತೆ ಓಡಿಸ್ತೇನೆ ಆ ಪೌರ್ಣಮಿ ದಿವಸ ಸಾಯಂಕಾಲ ಆಗ್ತಾ ಇದೆ ಇನ್ನೇನು ಒಳ್ಳೆ ಚಂದ್ರ ಬರ್ತಾ ಇದ್ದಾನೆ ಅವತ್ತು ಬೆಳಗ್ಗೆಯಿಂದ ಸುದೇಶ್ನೆ ನಡತೆಯೇ ವಿಚಿತ್ರವಾಯಿತು ಇವಳನ್ನು ನೋಡಿ ಸೈರಂಧ್ರಿಯನ್ನು ತುಂಬ ಒಳ್ಳೊಳ್ಳೆಯ ಮನಪ್ರಹ್ಲಾದನವಾದ ಮಾತುಗಳನ್ನೆಲ್ಲ ಆಡಿ ಪುಸಲಾಯಿಸಿ ಸಾಯಂಕಾಲ ಆದ ಮೇಲೆ ಇನ್ನೊಂದು ಸಲ ಜಡೆಗಿಡೆ ಎಲ್ಲ ಹೆಣದ ಮೇಲೆ ಅವ ಒಂದು ಮಾತು ಹೇಳ್ತೇನೆ ಕೋಪ ಮಾಡ್ಕೋಬೇಡ ಇವತ್ತೆಲ್ಲರೂ ಊರಲ್ಲಿ ಮದ್ಯ ಕುಡಿತಾರೆ ಇದು ಒಳ್ಳೆ ಪೌರ್ಣಿಮೆ ಬಂದಿದೆ ನನ್ನ ತಮ್ಮನ ಮನೆಯಲ್ಲಿ ಬಹಳ high class liquor imported liquor ಅದು ಅದು ಫ್ರಾನ್ಸಿಂದಲೋ ಅಮೆರಿಕಾದಿಂದಲೋ ಎಲ್ಲಿಂದಲೋ ತರಿಸಿದ್ದದು ವಾರುಣಿ ಅದು ನನಗೊಂದು ಗುಟ್ಕು ಬೇಕಾಗಿದೆ ಅದು ನನ್ನ ತಮ್ಮನ ಮನೆಯಲ್ಲಿ ಮಾತ್ರ ಇದೆ ನೀ ಹೋಗಿ ತಗೊಂಡು ಬಾ ಅಯ್ಯೋ ಮಗುವ ಮಾಡ್ತೇನೆ न ಮಹಂತಸ್ಯ ರಾಜಪುತ್ರಿ राजपुत्रिनिवेशनम् ತ್ವಮೇವ ರಾಜ್ಞಿ ಜಾನಾಸಿ ಯಥಾಸ ನಿರಪತ್ರಪ ನಿಮ್ಮ ತಮ್ಮನಿಗೆ ನಾಚಿಕೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲವೇ ಅಂತ ಕೇಳಿದೆ ನಿರಪತ್ರಪ ನಾಚಿಕೆ ಇಲ್ಲದೆ ಇದ್ದವನು ನೀವು ನೋಡ್ತಾ ಇರುವಾಗಲೇ ಕಿಟಕಿಯಿಂದ ನಾನು ಅಡ್ಡ ಹಾಕಿದ ಹಿಡಿಯೋದಕ್ಕೆ ಬಂದ ಏನೇನೋ ಮಾಡೋದಕ್ಕೆ ಬಂದ ನಾಚಿಕೆಗೆಟ್ಟ ಮಾತುಗಳನ್ನೆಲ್ಲ ಹೇಳಿದ ನಿರಾಕರಣ ಮಾಡಿದ್ದೇನೆ ಇದು ಇಬ್ಬರು ಸೇರಿ ಏನೋ ಮಾಡ್ತಾ ಇದ್ದೀರಮ್ಮ ಇದು ನನಗೆ ಆಪತ್ತು ಬರುತ್ತೆ ಆಮೇಲೆ ನಿಮ್ಮ ತಮ್ಮನಿಗೆ ಆಪತ್ತು ಬಂತು ನನ್ನ ದೂರಬೇಡಿ ದಯವಿಟ್ಟು ಇನ್ನೊಂದು ತಿಂಗಳು ಎರಡು ತಿಂಗಳು ರಕ್ಷಣೆಯನ್ನು ಕೊಡಿ ನಿಮ್ಮ ಕಾಲಿಗೆ ಬೀಳ್ತೇನೆ ಆ ಮನೆಗೆ ಮಾತ್ರವನ್ನು ಕಳಿಸಬೇಡಿ ಕಾಮವೃತ್ತ ಭವಿಷ್ಯಾಮಿ ನಮ್ಮ ವ್ಯಭಿಚಾರಿಣಿ ನೀ ಹೇಳಿದಾಗ ಅಲ್ಲಿ ಹೋದ್ರೆ ನಾನು ವ್ಯಭಿಚಾರ ಮಾಡಬೇಕಾಗ್ತದೆ ಅವನು ಬಿಡುವುದಿಲ್ಲ ನನ್ನನ್ನು ದನ ಹಿಡ್ಕೊಂಡು ಬಲಾತ್ಕಾರ ಮಾಡಿದಾಗ ಮಾಡಿಬಿಡ್ತಾನೆ ಇಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ದುಷ್ಟರ ಕೈಗೆ ಸಿಕ್ಕಿದ್ರೆ ಮಾನ ಇರ್ತದೆ ಯೋಚನೆ ಮಾಡಿ ಆಮೇಲೆ ನನ್ನ ಗಂಡಂದ್ರೆ ಬಿಡ್ತಾರೆ ನನ್ನನ್ನು ನನ್ನನ್ನು ಕೊಲ್ತಾರೆ ಅವನನ್ನು ಕೊಯ್ತಾ ಕೊಲ್ತಾರೆ ಸಂಚೈವ ದೇವಿ ಜಾನಾಸಿ ಯಥಾಸು ಸಮಯ ಕೃತ ನಾ ಬರುವಾಗಲೇ ಒಂದು ನಿಬಂಧನೆ ಹಾಕಿದ್ದೆ ಇಂಥ ಕೆಲಸ ಹೇಳಬಾರ್ದು ನನಗೆ ಅಂತ ಗೊತ್ತಿದೆಯಲ್ಲ ನಿಮಗೆ ಪ್ರವಿಶಂತ್ಯ ಮಯಾ ಪೂರ್ವಂ ಪ್ರವೇಶ್ವನಿ ಭಾಮಿನಿ ಕೀಚಕಸ್ತು ಸುಖೇ ಶಾಂತೆ ಮೂಢೋ ಮದನರ್ಪಿತ ಸೊ ಅವನು ನನ್ನ ಪರಾಮರ್ಶೆ ಮಾಡದೆ ಬಿಡೋದಿಲ್ಲ ದಯವಿಟ್ಟು ಈ ಕೆಲಸಕ್ಕೆ ಬೇರೆ ಯಾರನ್ನಾದರೂ ಕಳಿಸಿ ನಿಮಗಷ್ಟು ಬಾಯಾರಿಕೆ ಇದ್ರೆ ನೀವೇ ಹೋಗಿ ಅವನ ಮನೆಯಲ್ಲಿ ಆ ಹೆಂಡವನ್ನು ಕುಡಿದು ತಬ್ಬುಕೊಂಡು ಸಂತೋಷಪಟ್ಟು ಬಂದು ಯಾರು ಬೇಡ ಅಂತಾರೆ ನನ್ನ ಮಾತ್ರ ಅಲ್ಲಿ ಕಳಿಸಬೇಡಿ ಸಂತಿ ಬಹ್ಯ ಅಥವಾ ಪ್ರೇಷ್ಯಾ ರಾಜಪುತ್ರ ವಿಷಾನುಗಾಹ ಅನ್ಯಾಂ ಪ್ರೇಷೆ ಭದ್ರಂತೆ ಸಹಿಮಾಂ ಅವಮಂಸ್ಯತೆ ಅಲ್ಲಿ ಹೋದ್ರೆ ಮಾತ್ರ ಅವಮಾನ ತಪ್ಪೋದಿಲ್ಲ ಇಲ್ಲ ದ್ರೌಪದಿಗೆ ರಾಜಸೂಯ ಸಭೆಯಲ್ಲಿ ಆಗಿರೋ ಅಪಮಾನ ಸಾಲದು ಅದನ್ನು ಮೀರಿಸುವಂತಹ ಅಪಮಾನ ನಡೆದು ಹೋಗ್ತದೆ ಇಲ್ಲಿ ಆಗ ಸೈರಂದ್ರಿ ಹೇಳಿದಳು ಸೈರಂದ್ರಿ ಕೇಳಿದ ಮಾತನ್ನು ಹೇಳಿ ಸುದೇಶ್ನ ಹೇಳ್ತಾಳೆ ಯಥಾಹಮನ್ಯಂ ಭರ್ತೃಭ್ಯೋ ನಾಭಿಜಾನಾಮಿ ಕಂಚನ ತೇನ ಸತ್ಯೇನ ಮಾಂ ಪ್ರಾಪ್ತಾಂ ನ ಅತಿ ಕೀಚಕೋವಶೆ ಸೈರಂದ್ರಿ ಹೇಳಿದಳು ನಾನು ದೇವತೆಗಳಿಗೆಲ್ಲ ಪ್ರತಿಜ್ಞೆ ಮಾಡಿದ್ದೇನೆ ಆ ಸತ್ಯದ ಮೇಲೆ ಆಣೆ ಹೇಳ್ತೇನೆ ಖಂಡಿತ ಹೋಗೋದಿಲ್ಲ ನಿಮ್ಮ ತಮ್ಮ ಮನೆಗೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆಗ ಸುದೇಶ್ನಿ ಹಾಗಿದ್ರೆ ಈಗಲೇ ಮನೆ ಬಿಟ್ಟು ಹೋಗೋದು ಅವಳು ಬ್ಲ್ಯಾಕ್ ಮೇಲ್ ಶುರು ಮಾಡಿದ್ರು ನಾ ಹೇಳಿದ ಕೆಲಸ ನೀ ಮಾಡದೇ ಇದ್ಮೇಲೆ ಮನೆಯಲ್ಲಿದ್ದ ಪ್ರಯೋಜನ ಏನೇನು ತಲೆ ಭಾಷೆ ಕೆಲಸ ಹೌದು ಬರೀ ಅಷ್ಟೇನೇನು ಏನೋ ಒಂದು ಸಣ್ಣ ಕೆಲಸ ಅಲ್ಲಿದ್ದ ಪದಾರ್ಥವನ್ನು ತಗೊಂಬ ಅಂತ ಹೇಳಿದೆ ತಮ್ಮ ಅಷ್ಟು ಕೆಟ್ಟವನೇ ದುಡ್ಡನೆ ಪೇಪರ್ನಲ್ಲೇ ಬಂದಿದೆಯೇನು ಎಲ್ಲೋ ಒಂದೋ ಎರಡೋ ಪೇಪರ್ ಬಂದಿರ್ಬೋದು ಭಾಳ ಅಂದರೆ ಬರೀ ಚಾರ್ಜ್ ಶೀಟ್ ಹಾಕಿರ್ಬೋದು ಕೋರ್ಟಲ್ಲಿ ಇನ್ನೇನು ಹಾಕಿದ್ದಾರೆಯೇ ನಾಚಿಗೇಟ್ ಅವ್ರು ಹೇಳುವಂತೆ ನೀ ತಿಳ್ಕೊಂಡ ಹಾಗೇನಿಲ್ಲ ನನ್ನ ತಮ್ಮ this is my express order ಹೋಗು ಇದು ಸರ್ಕಾರಿ ಅಧಿಕಾರಿಗಳಲ್ಲಿದ್ದವರು ಮೇಲ್ನವರೆಲ್ಲ ಹೀಗೆ ಮಾಡ್ತಾರೆ ಎಷ್ಟೋ ಸಲದಲ್ಲಿ ಒಂದು ಪರೀಕ್ಷೆ ಚೀಫ್ ಎಕ್ಸಾಮಿನರ್ ಆಗಿದ್ದೆ ಆ ಕಥೆಯಲ್ಲಿ ಹೇಳಬೇಕು ಹೇಳಬೇಕು ಗೊತ್ತಿಲ್ಲ ಚೀಫ್ ಎಕ್ಸಾಮಿನರ್ ಎಷ್ಟು ಸಾವಿರ ಪತ್ರಕ್ಕೆ B A three final B A ಪರೀಕ್ಷೆ ಆ ಪೇಪರ್ ಸೆಟ್ ಮಾಡೋನು ನಾನೇ ಏನು ಎಷ್ಟೊಂದು ಎಕ್ಸಾಮಿನರ್ಗಳು ನನ್ನ ಕೆಳಗಡೆ ಮಾಡ್ರೇಟರ್ಸು ಟ್ಯಾಬ್ಯುಲೇಷನ್ ಆ ಮಾರ್ಕ್ ಲಿಸ್ಟ್ ಎಲ್ಲ ತಯಾರು ಮಾಡಬೇಕು ಫಸ್ಟ್ ಫಸ್ಟ್ ಪೇಪರ್ ಎಷ್ಟು ಸೆಕೆಂಡ್ ಪೇಪರ್ ಎಷ್ಟು ಟೋಟಲ್ ಎಷ್ಟು ಪ್ರತಿಯೊಂದು ಕಣ್ಣಲ್ಲೇ ಕಣ್ಣಿಟ್ಟು ಅದು ಆಲ್ಸರ್ ಬರೋ ಸ್ಥಿತಿ ಇತ್ತು ನನಗೆ ಆ ವರ್ಷ ಅವರು ಕಂಟ್ರೋಲರ್ ಸಾಹೇಬರು ಒಂದು ದಿವಸ ಅವರು ಇದ್ದವರೇ ಸಾಮಾನ್ಯವಾಗಿ ಹೆಸರಿಗೆ ಅದು ಇನ್ನೇನು ರಿಸಲ್ಟ್ ಬರಬೇಕನ್ನುವಾಗ ಎರಡು ದಿವಸ ಇರುವಾಗ ಮನೆ ತನಕ ಅವರು ಜೀಪ್ ಕೊಟ್ಟು ಕಳಿಸಿದ್ರು ಕರ್ಕೊಂಬ ನಾರಾಯಣಾಚಾರ್ಯನ ಏನೋ ಬಂತಲ್ಲಪ್ಪ ಆಪತ್ತು ಕೀಚಕನ ಮನೆಗೆ ದ್ರೌಪದಿ ಹೋದ ಹಾಗೆ ಅಂದ್ಕೊಂಡು ಹೋದೆ ಹೌದು ಅವರು ಹತ್ತು ಜನ ಕೂತಿದ್ದಾರೆ ಘೇರಾಯಿಸ್ಕೊಂಡು ಅವರ ಆಫೀಸ್ನಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅತಿ ವಿನಿಯಂ ಏನಪ್ಪ ಅಂದರೆ ಇದು ನೋಡಿ ನೀವು ಟ್ಯಾಬ್ಲೇಷನ್ ಮಾಡಿದ್ದೀರಲ್ಲ ಇದು ಇಷ್ಟನೇ ಕ್ಯಾಂಡಿಡೇಟ್ ನಂಬರ್ ಏನೋ ಒಂದು ಒಂದು ರೋಲ್ ನಂಬರ್ ಹೇಳಿದರು ಅವಂದು ಎಂಬತ್ತೊಂದು ಅಂತ ಮಾರ್ಕ್ಸ್ ಬೀಳಬೇಕಾಗಿತ್ತು ನೀವು ಕೈ ತಪ್ಪಿ ಹದಿನೆಂಟು ಅಂತ ಬರೆದು ಬಿಟ್ಟಿದ್ದೀರಿ ನಾವು ತಿದ್ದಿದ್ದೇವೆ ನಿಮ್ದೊಂದು ಛೋಟಾ ಸಿಗ್ನೇಚರ್ ಬೇಕು ಏಯ್ಟಿ ಒನ್ ಆಗಬೇಕಾಗಿತ್ತು ನೀವು ಹದಿನೆಂಟು ಅಂತ ಹಾಕಿದ್ದೀರಿ ಟೋಟಲ್ ನಿಮಗೆ ನೀವೇ ಸಿಗ್ನೇಚರ್ ಮಾಡಿರೋರು ಎಲ್ಲ ಸ್ಟೇಟ್ಗೆ ಅದೊಂದು ಸಣ್ಣ ಚೋಟ ಸಿಗ್ನೇಚರ್ ಮಾಡಿಬಿಡಿ ನಾ ಹೇಳಿದೆ sir I would like to see the papers ಅದು ಯಾವ ಪೇಪರು ಯಾರು ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಮಾಡ್ರೇಟರ್ ಯಾರು ಅದು ಹದಿನೆಂಟೇ ಬಿದ್ದಿದೆ ಅದೆಲ್ಲ totality I would like to see it check ಅದೆಲ್ಲ ಏನು ಬೇಡ್ರಿ ಅಷ್ಟು ದೊಡ್ಡದೇ there no stigma in this ಅದೆಲ್ಲ ನಾವು ಮಾಡಿದ್ದೇವೆ ಸೈನ್ ಮಾಡಿ sorry sir I will not sign until I see the original papers and see that I have made a mistake. I am sorry, I will not sign. You may go ಅಂದರು ಇದು ಇಂತಿಂಥ ಎಷ್ಟು ಗಂಡಾಂತರಗಳು ನನಗೆ ನನ್ನ ಸರ್ವಿಸ್ ತುಂಬ ಬರೀ ಹೋರಾಟ ಹೋರಾಟ ಆರು ವೈಸ್ ಚಾನ್ಸಲರ್ಗಳಲ್ಲಿ ಐದು ವೈಸ್ ಚಾನ್ಸಲರ್ ಜೊತೆಯಲ್ಲಿ ಗುದ್ದಾಟ ಪ್ರಿನ್ಸಿಪಾಲರ ಜೊತೆಯಲ್ಲಿ ಗುದ್ದಾಟ ನನಗಿಂತ ಮುಂಚೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದವರಲ್ಲಿ ಗುದ್ದಾಟ 1973 to 93, I was the head of the department. I was also the principal. ಮೇಲ್ ಮೇಲ್ ಅಧಿಕಾರ ಕೊಟ್ಟಷ್ಟು ಹಿಂಸೆ ಹಿಂಸೆ ಹಿಂಸೆ ಮೇಲಿನವರು ಉಪದ್ರವ ಆದ್ರೆ ನಾನು ಜಗ್ಗಲಿಲ್ಲ ಬಗ್ಗಲಿಲ್ಲ ನಿಮ್ಮ ಹಾಗೆಯೇ ಅದಕ್ಕೆ it reflects on the character ಪ್ರಾಣವಾದರೂ ಹೋಗಲಿ ಮತ್ತೊಂದು ಇನ್ನೊಬ್ರು ನನ್ನನ್ನು ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಒರಟ ಅಂತನ್ಲಿ ಅನ್ಅಕಾಮಡೇಟಿವ್ ಅಂತ ಹೇಳಿ ಎಕ್ಸೆಟ್ರಿಕ್ ಅಂತ ಹೇಳಿ ಒರೆಸ್ಕೊಂಡ್ಬಿಡ್ತೀನಿ ನನ್ನ ಆತ್ಮ ನನ್ನನ್ನು ಚುಚ್ಚಬಾರ್ದು ಕೋರ್ಟ್ ತನಕ ಹೋಗೋ ಪ್ರಸಂಗ ಬಂತು I was on leave without pay for ten months during the end of my service ಕೊನೆ ಹತ್ತು ತಿಂಗಳು ಸಂಬಳ ಇಲ್ಲ ಮಗ ಕಾಪಾಡಿದ ಬೇರೆ ವಿಷಯ ಯಾಕೆ ಕೇಳ್ತೇವೆ ಅಂದರೆ ಈ ಥರದ ಪರೀಕ್ಷೆಗಳೆಲ್ಲ ನಿಮಗೆ ಯಾತಕ್ಕೆ ಬರ್ತವೆ ಅಂದರೆ ಕೀಚಕರಂಥವರು ಮಾನವನ್ನ ತಿಂದು ಬಿಡುವವರು ಬೇರೆ ಬೇರೆ ರೀತಿಗಳಲ್ಲಿ ಪ್ರತಿಯೊಂದು ಅಧಿಕಾರ ಸ್ಥಾನದಲ್ಲಿ ಇವತ್ತು ಮೇಯರ್ನಿಂದ ಟಾಪ್ ಟು ಬಾಟಮ್ ಕೆಳಗೇನಿದ್ದಾರೆ ಅದು ತಪ್ಪಿಸ್ಕೋಬೇಕಾದ್ರೆ ಒಂದೇ ಉಪಾಯ ಯಾರ ಕೈಯಲ್ಲಿ ಕೈಯೊಡ್ಡಬಾರದು ಒಬ್ಬರ ಕೈಯಲ್ಲಿ ಒಂದು ಹಂಗಿನಲ್ಲಿ ಒಂದು ನಯಾ ಪೈಸೆಯಲ್ಲಿದ್ದರೆ ಅವ್ರು ಹೇಳಿದ ಹಾಗೆ ಅಮೇಧ್ಯವನ್ನು ಭಕ್ಷಣ ಮಾಡಬೇಕಾಗಿ ಬರುತ್ತೆ ಕೊಡ್ತೀವಿ ಅಂದ್ರೆ ಬೇಡ ಅನ್ನಬೇಕು ಯೋಗ್ಯರಾಗಿದ್ದರೆ ಅಂತ ಅವ್ರ ಕೈಲಿ ಏನಾದರೂ ಪದಾರ್ಥ ತಗೊಂಡು ಲೋಕೋಪಕಾರ ಮಾಡಬೇಕು ನಿನ್ನೆ ಹೇಳಿದ ಯಕ್ಷ ಪ್ರಶ್ನೆ ಎಲ್ಲ ಜ್ಞಾಪಕ ಮಾಡಿಕೊಳ್ಳಿ ಧರ್ಮರಾಜನಿಗಿಂತ ನಾನು ದೊಡ್ಡವನಲ್ಲ ಪಾಂಡವರಿಗೆದ್ದು ಪರೀಕ್ಷೆಗಳಿಗಿಂತ ನನ್ನ ಪರೀಕ್ಷೆ ದೊಡ್ಡದಲ್ಲ ನನ್ನ ಮಟ್ಟಿಗೆ ನನ್ನ ಜೀವನದ ನನ್ನ ಪರೀಕ್ಷೆಯೇ ದೊಡ್ಡದು I have been a fighter throughout ಪ್ರತಿಯೊಂದು ಕಡೆಯಲ್ಲಿ ಈ ಉಪನ್ಯಾಸ ಮಾಲಿಕೆಯನ್ನೇ ನಿಲ್ಲಿಸಿಬಿಡಬೇಕು ಅನ್ನುವಂಥ ಒಂದು ಪ್ರಸಂಗವೂ ಬಂದಿತ್ತು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಿಮಗೆ ಗೊತ್ತಾಗಲಿಲ್ಲ ವಿಷಯ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಪ್ರಿನ್ಸಿಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಲ್ಲ ಮಹಾಭಾರತ ಹೇಳೋದು ದೊಡ್ಡದಲ್ಲ ಅದರಂತೆ ನಡಿಬೇಕು ನಾನು ನಡಿಬೇಕು ನೀವು ನಡಿಬೇಕು ಪ್ರಿನ್ಸಿಪಲ್ಸ್ ಅಂದ್ರೆ ಅಯ್ಯೋ ಶತಮೂರ್ಖರು ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನ್ರಿ ಪ್ರಿನ್ಸಿಪಲ್ ಅಂತ ಮಾತಾಡ್ತೀರಲ್ರಿ ನಿಮ್ಗೆ ಬುದ್ಧಿ ಇದೆಯೇನು ನನ್ನ ಜೊತೆ ಇವರು ಕೆಲವರು ಹಾಸ್ಟೆಲ್ ಗಲಾಟಿ ಎರಡು ಹಾಸ್ಟೆಲ್ ವಾರ್ಡನ್ ಇದ್ದೆ ಎರಡು ವರ್ಷ ನಾನು ಪುಂಡು ಕೋಕರಿಗಳನ್ನೆಲ್ಲ ಓಡಿಸಿ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿ ಏನದು ರೂಲ್ಸ್ ಇಲ್ಲದೆ ಜಾಗದಲ್ಲಿ ರೂಲ್ಸ್ಗಳೆಲ್ಲ ಮಾಡಿ ಯಾತಕ್ಕೆ ಬರ್ತಾರೆ ಅಲ್ಲಿ ಹಿಂಸೆ ಕೊಡುವವರು ಪ್ರತಿಯೊಂದು ಕಡೆಯಲ್ಲಿರ್ತಾರೆ ಎಮ್ ಎಲ್ ಎ ಎಂ ಎಲ್ಲರೂ ನಿಮ್ಮ ಬಾಗಲಲ್ಲಿ ನಿಂತು ಈ ಕೆಲಸ ಮಾಡಿ ಈ ಕೆಲಸ ಮಾಡಿ ಈ ಕೆಲಸ ಮಾಡು ಎಜುಕೇಷನ್ ಮಿನಿಸ್ಟರ್ ಪ್ರೆಷರು ನೋ ಆ ಹುಡುಗನ ರೀಅಡ್ಮಿಟ್ ಮಾಡು ಹಾಸ್ಟೆಲ್ಗೆ ಅಂದರು please see the file and sign ಅಂದೆ ನಾನು ಅವನ ಫೈಲ್ ನೋಡಿ ಅವನ ಚರಿತ್ರೆ ನೋಡಿ ಅಷ್ಟರ ಮೇಲೆ ಅವನನ್ನು ಅಡ್ಮಿಟ್ ಮಾಡು ಅಂತ ನೀವು ಬರೆದ್ರೆ ಅದರ ಮೇಲೆ ನಾನು ಮಾಡ್ತೇನೆ ಇವರು ಹೇಳಿದ್ರಿಂದ ಅಡ್ಮಿಷನ್ ಕೊಟ್ಟೆ ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತೇನೆ ಒದ್ರೋಗ್ಬಿಟ್ರು ಗುಬ್ಬಿ ರಾಯರು ಎಜುಕೇಷನ್ ಮಿನಿಸ್ಟ್ರು ಜಾತಿ ಕೇಳ್ತೇವೆ ಅಂದರೆ ಇದು ಹೇಗೆ ದ್ರೌಪದಿ ಹೆಣ್ಣಾದ್ದರಿಂದ ಮಾನಕ್ಕೆ ಕೈ ಹಾಕಿದರು ನಮ್ಮಂಥವರು ಬಡಚಾರ್ ಬಡ ಪುಳಿಚಾರು ಬ್ರಾಹ್ಮಣರಾದ್ರಿಂದ ನಮ್ಮ ಕೈಯಲ್ಲಿ ಅಕಾರ್ಯವನ್ನು ಮಾಡಿಸಿ ನಮ್ಮ ಮಸಿ ಬಳಿಯುವುದಕ್ಕೆ ನಮಗೋಸ್ಕರ ಇಷ್ಟೆಲ್ಲ ಮಾನಕ್ಕೆ ಮಾನ ಅಂದರೆ ಅದಕ್ಕೆ ಇಪ್ಪತ್ತೆಂಟು ಡೈಮೆನ್ಷನ್ ಇದೆ ಅದಕ್ಕೆ ತೊಂದರೆ ಮಾಡೋವರೆಲ್ಲ ಕೀಚಕರು ಈ ಪ್ರಸಂಗ ನಮಗೆ ಏನು ಧಾರ್ಷ್ಟ್ಯ ಅಷ್ಟು ಪರೀಕ್ಷೆಗಳಲ್ಲಿ ಗೆದ್ದು ಬಂದು ಪಾಂಡವರಿಗೆ ಒಬ್ಬ ಕೀಚಕನ ಉಪದ್ರವ ದೊಡ್ಡ ಪ್ರಾಣಾಂತಿಕವಾದಂಥ ಇಂದ್ರನನ್ನು ಗೆದ್ದವನು ಊರ್ವಶಿಯನ್ನು ಗೆದ್ದವನು ಯಮನನ್ನು ಗೆದ್ದವನು ಪರಮಶಿವನನ್ನು ಗೆದ್ದವನು ಆ ಪಾಂಡವರು ಇಲ್ಲಿ ಒಂದು ಕೀಚಕನ ನಿಮಿತ್ತ ಆ ಪತ್ನಿ ನಿಮಿತ್ತ ಅವಳಿಗೇ ಆಪತ್ತು ಎಲ್ಲಿ ಹೋದರೂ ಅಪ್ಪ ರಾಮಾಯಣದಲ್ಲಿ ಸೀತಾದೇವಿ ಇಷ್ಟು ಪಾಡು ಪಡಲಿಲ್ಲ ನೀವು ಸೀತಾರಾಮ ಗುಡಿ ಕಟ್ತೀರಿ ಅಲ್ಲ ದ್ರೌಪದಿಗೆ ಗುಡಿಯನ್ನು ಕಟ್ಟಬೇಕು ಈ ಊರಲ್ಲಿ ಬೆಂಗಳೂರು ಮಾಡಿದ್ದಾರೆ ದ್ರೌಪದಿ ಕರ್ಗ ಒಂದು ದೇವಸ್ಥಾನ ಧರ್ಮರಾಯನ ಕರಗ ದ್ರೌಪದಿ ಚರಿತ್ರೆ ಹೇಳಬೇಕು ಕೇಳಬೇಕು ಮಹಾಭಾರತ ಬಿಟ್ಟರೆ ಬೇರೆ ಪ್ರಸಂಗ ಬರೋದಿಲ್ಲ ಸೀತಾ ಚರಿತ್ರೆ ಕೇಳ್ತೀರಿ ಸೀತಾ ಕಲ್ಯಾಣವನ್ನು ಕೇಳ್ತೀರಿ ಸೀತಾ ಅಗ್ನಿಪ್ರವೇಶ ಪ್ರಸಂಗವನ್ನು ಕೇಳೋದಿಲ್ಲ ಸೀತಾದೇವಿ ವನವಾಸಕ್ಕೆ ಹೋದದ್ದು ರಾಮಚಂದ್ರ ಪರಿತ್ಯಾಗ ಮಾಡಿದ ಕಥೆಯನ್ನು ಕೇಳೋದಿಲ್ಲ ಅಮಂಗಳದ ಕಥೆ ಅಂತಾರೆ ಓದೋದಿಲ್ಲ ಅಲ್ಲಿಯೇ ರಹಸ್ಯ ಇರೋದು ತನ್ನ ಪಾತಿವ್ರತ್ಯಕ್ಕೆ ಆ ಮಹಾತಾಯಿ ಎಷ್ಟು ಕಷ್ಟಪಟ್ಟಲು ಸಾವಿತ್ರಿ ಚರಿತ್ರೆ ಕೇಳಿದ್ದೀರಿ ದಮಯಂತಿ ಕಥೆಯನ್ನು ಕೇಳಿದ್ದೀರಿ ದ್ರೌಪದಿ ಕಥೆಯನ್ನು ಕೇಳಬೇಕು ಇಲ್ಲಿ ಒಂದು ತಿಂಗಳು ಮಹಾಭಾರತ ಹೇಳಿದ್ದು ಇದು ಒಂದು ರೆಕಾರ್ಡ್ ಅಂತ ತಿಳ್ಕೊಳ್ಳಿ ಪ್ರತಿ ಒಂದು ಎಕ್ಸ್ಟೆನ್ಷನ್ ಮಹಾಭಾರತ ಹೇಳಬೇಕು ಪೂರ್ತಿ ಹೇಳಬೇಕು ಪೂರ್ತಿ ಕೇಳಬೇಕು ಅದು ಕೇಳಿದ್ರೇನೆ ಮನುಷ್ಯನಿಗೆ ಒಂದು ವರ್ಚಸ್ಸು ಧೈರ್ಯ ಉಂಟಾಗುತ್ತೆ ನಾನು ಸತ್ಯವನ್ನೇ ನುಡಿತೇನೆ ಮಾಡ್ತೇನೆ ಆಚರಣೆ ಮಾಡ್ತೇನೆ ಅನ್ನೋ ಧೈರ್ಯ ಆದ್ರಿಂದ ಇವಳು ಏ ನನ್ನ ತಮ್ಮನ ಮೇಲೆ ಹಾಗೆಲ್ಲ ಕೆಟ್ಟ ಮಾತನಾಡಬೇಡ ಎಲ್ಲಿ ಯಾರನ್ನು ಕೆಡಿಸಿದ್ದಾನೆ ಯಾವ ಹೆಂಗಸನ್ನು ಏನು ಮಾಡಿದ್ದಾನೆ ಹತ್ತು ತಿಂಗಳೇ ನೋಡಿದ್ದೀಯಾ ಹೋಗ್ತೀಯಾ ಹೋಗೋದಿಲ್ವೋ ಹೋಗದೆ ಇದ್ರೆ ಕೆಲಸ ಡಿಸ್ಮಿಸ್ ಮಾಡಿಬಿಡ್ತೇನೆ ಇದು ಹೇಳಿದ ಕೂಡಲೇ ಅಯ್ಯೋ ಗೋಳೆ ಇವಳು ನನ್ನನ್ನು ಹೊರಗೆ ಹಾಕಿಬಿಟ್ರೆ ಎಲ್ಲಿ ಹೋಗಲಿ ನಾನು ಇನ್ನು ಒಂದು ತಿಂಗಳು ಅಷ್ಟೇ ಉಳ್ಕೊಂಡಿದೆ ಆ ಒಂದು ತಿಂಗಳಲ್ಲಿ ಎಲ್ಲಿ ಹೊಟ್ಟೆ ಹೊರೆಯಲಿ ನನ್ನ ಗಂಡಂದರು ಇವರು ಪಾಂಡವರು ಅಂತೂ ಗೊತ್ತಾಗದೇ ಇರೋ ಹಾಗೆ ಇರೋದು ಹೇಗೆ ಅವ್ರಿಗೆ ತಿಳಿಸದೇ ಇರೋದು ಹೇಗೆ ಎಂಬುದಾಗಿ ಯೋಚನೆ ಮಾಡಿ ಗಂಟಲಲ್ಲಿ ಉಗುಳನ್ನು ನುಂಗುವುದಕ್ಕಾಗಲಿಲ್ಲ ಅವಳಿಗೆ ಕಥೆ ಓದುವಾಗ ನಮಗೆ ಆ ಸ್ಥಿತಿ ಇದೆ ಆಯಿತು ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ಸೂರ್ಯ ಮುಳುಗುವುದರಲ್ಲಿದ್ದ ಪಶ್ಚಿಮದ ಸೂರ್ಯನನ್ನು ನೋಡಿದಳು ಹೇ ಸೂರ್ಯನಾರಾಯಣ ನನ್ನ ಮಾನವನ್ನು ಸಂರಕ್ಷಣೆ ಮಾಡುವುದು ನಿನ್ನ ಜವಾಬ್ದಾರಿ ಎಂಬುದಾಗಿ ಎರಡು ಕೈಗಳನ್ನೆತ್ತಿ ಸೂರ್ಯನಲ್ಲಿ ಪ್ರಪತ್ತಿಯನ್ನು ಮಾಡಿದ್ದಾಳೆ ಸತಸ್ಯಾ ತನುಮಧ್ಯಾಯ ಸರ್ವಂ ಬುದ್ಧವಾನ್ ಸೂರ್ಯನೇ ಸಾಕ್ಷಿ ಅವಳ ಪಾತಿವ್ರತ್ಯಕ್ಕೆ ತಿಳ್ಕೊಂಡವನೇನು ಮಾಡಿದ ಅವಳ ಹಿಂದೆ ರಕ್ಷಣೆಗೆ ಒಂದು ದೈತ್ಯ ಶಕ್ತಿಯನ್ನ ಅಗೋಚರವಾಗಿ ಆ ಊರಲ್ಲಿ ಯಾರ ಕಣ್ಣಿಗೂ ಬೀಳದೇ ಇರುವ ಕಳಿಸಿಕೊಟ್ಟ ಆ ದೈತ್ಯ ಶಕ್ತಿ ಕೈ ಹೀಗಿಟ್ಕೊಂಡು ಕಾಲ್ನಡಿಗೆ ಬರದೇ ಇರೋ ಮಗು ತಪ್ಪಿ ತಡವಿ ಕಾಲಿಟ್ಕೊಂಡು ಹೋಗ್ತಿದ್ರು ಅಮ್ಮ ಹಿಂದೆ ಹೋಗುವ ಹಾಗೆ ದ್ರೌಪದಿ ಹಿಂದೆಯೇ ಬರ್ತಾ ಇದ್ದಾನೆ ಏನು ವರ್ಣನೆ ಮಾಡ್ತಾರೆ ವೇದವ್ಯಾಸರು ಹೇಳಿದ್ರ ಕಥೆಯನ್ನ ಕೇಶಕನ ಕಥೆ ಕೇಳಿದ್ದೀರಿ ಒರಿಜಿನಲ್ ವರ್ಡ್ಸ್ ವೇದವ್ಯಾಸ ನಿಮ್ಮ ಕಿವಿ ಮೇಲೆ ಬೀಳಬೇಕು ಹೆದರ್ತಾ ಹೆದರ್ತಾ ಮೆಲ್ಲಗೆ ಕೀಚಕನ ಮನೆಗೆ ಕಾಲಿಟ್ಟಳು ಅವನು ಸರ್ವಾಲಂಕಾರ ಭೂಷಿತನಾಗಿ ಏನು ಮೈ ತುಂಬ ಅತ್ತರು ಅತ್ತರು ಅಂತ ಒಂದು ಪದಾರ್ಥ ಅದನ್ನು ಹಾಕ್ಕೊಂಡವರು ಸತ್ತರು ಹಾಕ್ಕೊಂಡವನು ಅತ್ತ ಅವನು ಅತ್ತರು ಯಾ ಈ ಶಬ್ದ ಯಾವುದು ಉರ್ದು ಮೂಲವೋ ಹಿಂದಿ ಮೂಲವೋ ನಂಗೆ ಗೊತ್ತಿಲ್ಲ ಗಬ್ಬು ವಾಸನೆ ಸ್ನಾನ ಮಾಡದೇ ಇದ್ದವ್ರು ಹಾಕ್ಕೊಳ್ತಾರೆ ಅರೇಬಿಯಾದಲ್ಲಿ ಹಾಕ್ತಾರೆ ಇಲ್ಲಿ ಯಾಕಪ್ಪ ಈ ದೇಶದಲ್ಲಿ ಅದು ಕೆಲವೊಂದು ಊದಿನ ಕಡ್ಡಿ ಕೆಲವರು ಮೈ ದುರ್ವಾಸನೆ ಸ್ನಾನ ಮಾಡೋ ಸಬ್ಸ್ಟಿಟ್ಯೂಟ್ ಅದು ಅಂಥದ್ದೆಲ್ಲ ಮಾಡಿ ಮನೆ ತುಂಬ ಹೊಗೆ ಹಾಕಿದ್ದಾನೆ ಊದಿನ ಕಡ್ಡಿ ಅದು ಇದು ಪರಿಮಳ ಪ್ರಾಣಿಯನ್ನು ಬೇಟ್ ಬೇಟೆಗೆ ಹಾಕೊಳ್ಳೋ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡಿದ್ದವನು ಬಾಗಿಲು ಹೊಸ್ತಿಲು ಒಳಗಡೆ ಹೆಜ್ಜೆ ಇಟ್ಲೋ ಇಲ್ಲವೋ ಆ ಬಾ ಇಲ್ಲಿ ದ್ರೌಪದಿ ನೋಡಿದ್ಯಾ ನೀ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಅಂದ ಅವನು ಇವಳು ಬಂದದ್ದು ಸಂದರ್ಭವನ್ನು ಅರ್ಥ ಮಾಡ್ಕೊಂಡಿರ್ತೀವಿ ನೋಡಿ ನೀ ಬರ್ತೀಯ ಅಂತ ಗೊತ್ತಿತ್ತು ನನಗೆ ಬಾ ಇಲ್ಲಿ ಎಲ್ಲಿ ಹೋಗ್ತೀಯ ಅಂತ ಕೈ ಹಿಡಿದ ಮದ್ಯವೂ ಇಲ್ಲ ಬಟ್ಲು ಇಲ್ಲ ಏನೂ ಇಲ್ಲ ಎಳ್ಕೊಂಡ ಹೊರಗಡೆ ಆ ದೈತ್ಯ ಶಕ್ತಿ ಬಾಗಿಲಲ್ಲಿ ನಿಂತಿದೆ ಥೂ ನಿನ್ನ ಮುಖಕ್ಕೆ ಎಂದು ದ್ರೌಪದಿ ಮತ್ತೆ ಹೋಗಿದ್ರು ಬೇಡ ಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ ಅಕ್ಕ ತಂಗಿ ಒಂದೇ ಜಾತಿ ಅಕ್ಕ ತಮ್ಮ ನೀವು ನೀ ಮಾನಗೆಟ್ಟ ಅಂತ ಜಗತ್ತಲ್ಲಿರೋ ಸ್ತ್ರೀಯನ್ನೆಲ್ಲ ಮಾನಗೆಡಿಸ್ಬೇಕನೆಯ ಅಂತ ಹೇಳಿ ಅವನನ್ನ ಕೊಡವಿಕೊಂಡು ತಳ್ಳಿದಳು ತಳ್ಳಿದಳು ಅಷ್ಟು ಹೊತ್ತಿಗೆ ಹೊರಗೆ ಓಡ್ತಾ ಇದ್ದಾಳೆ ಹೊಸಲಿಂದ ಈಚೆಗೆ ಅವನು ಬೆನ್ನಟ್ಟಿಕೊಂಡೇ ಬಂದ ಸೀರೆಯ ಸರಗನ್ನೇ ಹಿಡಿದ ರಾಸ್ಕಲ್ ನಮ್ಗೆ ಎಷ್ಟು ಕೋಪ ಬರ್ತದೆ ನೋಡಿ ದ್ರೌಪದಿ ಸೀರೆಯನ್ನು ಹಿಡಿದು ಎಳಿತಿದ್ದಾನೆ ದುಶಾಸನ ಅಭಿನವ ದುಶಾಸನ ಹಾಗೆ ಸೂರ್ಯ ನನ್ನನ್ನು ಕಾಪಾಡೋ ನಾರಾಯಣ ಅಂತ ಹೇಳಿದು ಮತ್ತೆ ಶರಣಾಗತಿ ಮಾಡಿದಳು ಅಷ್ಟರಲ್ಲಿ ದೈತ್ಯ ಶಕ್ತಿ ಬಂದು ಒಂದು ಗುದ್ದು ಗುದ್ದಿತು ಕೀಚಕನಿಗೆ ರಕ್ತಕಾರ್ತ ಕೆಳಗೆ ಬಿದ್ದ ಅವನು ಹೋದ ಅಂತ ತಿಳ್ಕೊಂಡ ಈ ಸೂರ್ಯಶಕ್ತಿ ಅಂತರ್ಧಾನವಾಯಿತು ಇವಳು ಅರಮನೆಗೆ ಓಡಿಸಿದ್ದಾಳೆ ಸಾಯಂಕಾಲದ ಓಲಗದಲ್ಲಿ ಕೂತಿದ್ದಾನೆ ವಿರಾಟ ಮಹಾರಾಜ ಮಹಾರಾಜರೇ ಮಹಾರಾಜರೇ ನಿಮ್ಮ ಪಾದಕ್ಕೆ ಬಿದ್ದೆ ಶರಣಾಗತಿ ಮಾಡಿದ್ದೇನೆ ಈ ಪಾಪಿ ನನ್ನನ್ನು ಹಿಂಸೆ ಮಾಡಿದ್ದಾನೆ ನೋಡಿ ಬರ್ತಿದ್ದಾನೆ ಲಜ್ಜೆ ಇಲ್ಲದೆ ಕೀಚಕ ದ್ರೌಪದಿಯನ್ನು ಅಟ್ಟಿಸ್ಕೊಂಡು ಬಂದದ್ದಲ್ಲದೆ ಅವಳು ಸಭೆಯಲ್ಲಿ ಹೇಳ್ತಿದ್ದಾಳೆ ಪಗಡೆ ಆಡ್ತಾ ಆ ಕಡೆ ಕೂತಿದ್ದಾನೆ ಕಂಕಭಟ್ಟ ಅಡುಗೆ ಮನೆ ನಿಂತಿದ್ದಾನೆ ಬಾಗಲಲ್ಲಿ ಭೀಮಸೇನ ಅಲ್ಲಿ ನರ್ತನ ಮಾಡುವ ಗಂಡಂದು ಗೆಜ್ಜೆ ಗಿಜ್ಜೆ ತಾಳ ಕೇಳಿಸ್ತಾ ಇದೆ ಶಾಪ ಹಾಕಿದ್ದಾಳೆ ಗಂಡಂದ್ರಿಗೆ ಕೀಚಕ ಹಿಂದಿನಿಂದ ಬಂದವನೇ ದ್ರೌಪದಿಯ ಪೃಷ್ಠದ ಮೇಲೆ ಬಲವಾಗಿ ಒಡ್ಡ ಬಾಯಿಂದ ರಕ್ತ ಕಾರಿಕೊಂಡು ಕೆಳಗೆ ಬಿದ್ದಳು ಕೆಳಗೆ ಬಿದ್ದರೆ ಕಂಕ ಭಟ್ರೆ ನಿಮಗೆ ಬುದ್ಧಿ ಇದೆಯೇ ಜೂಜಾಡ್ತಾ ಕೂತಿದ್ದೀರಿ ಹಿಂದೆ ಯಾವುದೆಲ್ಲ ಮರೆತು ಬಿಟ್ಟಲ್ಲ ಏ ಜಯ ಜಯಂತ ಜಯತ್ಸೇನ ಎಲ್ಲಿದ್ದೀರೋ ಎಲ್ಲಿದ್ದೀರೋ ಮಹಾರಾಜರೇ ನನಗೆ ನ್ಯಾಯವನ್ನು ಕೊಡಿ ನನಗೆ ನ್ಯಾಯವನ್ನು ಕೊಡಿ ನನಗೆ ನ್ಯಾಯವನ್ನು ಕೊಡಿ ಅಲ್ಲೇ ನಿಂತಿದ್ದಾನೆ ದೆವ್ವ ಇದ್ದಾಗ ಸಭೆಯಲ್ಲಿ ಕೀಚಕ ವಿರಾಟ್ ರಾಜ ಹೇಳ್ತಾನೆ ಅಮ್ಮ ಅವನು ಅಟ್ಟಿಸ್ಕೊಂಬಂದ ನೀನು ಈ ಕಡೆ ಬಂದಿದ್ದೀ ಇಷ್ಟೇ ನನಗೆ ಗೊತ್ತು ನಿಮ್ಮ ನಿಮ್ಮಲ್ಲಿ ತರೆ ಹಿಂದೆ ಏನು ನಡೆದಿದೆಯೋ ನನಗೇನು ಗೊತ್ತು ಅಂದ ಎಂಥ ಮಹಾರಾಜ ಇವನು ಅದು ಸತ್ಯಸಂದಹ ಅದೆಲ್ಲ ಹೊಗಳಾಡಿದರಲ್ಲ ಅಂದ್ರೆ ಅಂದ್ರೆ ಹೆದರುತ್ತಿದ್ದ ನನ್ನ ಕಂಡ ಹೆದರುತ್ತಿದ್ದರಿಂದ ಕೆಲವು ಸಲ ಕೋರ್ಟ್ನವರು ಹಾಗೆ ಮಾಡ್ತಾರೆ ಇದೇನಿರ್ಬೋದು ನಮಗೆ ಗೊತ್ತಿಲ್ವಲ್ಲ ನಿಮ್ಗೆ ಗೊತ್ತಿಲ್ವಲ್ಲ ಯಾರಿಗೆ ಅನುಕೂಲ ಯಾರಿಗೆ ಅನುಕೂಲವಲ್ಲ ಅಡ್ಡಾದಿಡ್ಡಿ ಅಡ್ಡಗೋಡೆ ಮೇಲೆ ದೀಪದಂತ ತೀರ್ಪು ಕೊಟ್ಟು ರಾಜ್ಯಗಳು ಉರಿಯಲಿ ಬೆಂಕಿ ಬೀಳಲಿ ಹೆಚ್ಚು ಹೇಳುವುದಿಲ್ಲ ಮಾತು ಹೇಳಬೇಡಿ ಎಂದಿದ್ದೀರಿ ಅದು ರಾಮ ಜನ್ಮಭೂಮಿ ಆಗ್ಬೋದು ಇವತ್ತಿಂದಾಗ್ಬೋದು ನಾಳೆದಾಗ್ಬೋದು ಮತ್ತೊಂದಾಗ್ಬೋದು ಹೇಳಬೇಕಾದನ್ನು ಸರಿಯಾದ ರೀತಿಯಲ್ಲಿ ಜಡ್ಜರು ಹೇಳಿದ್ರಿ ಈ ದೇಶ ಯಾತಕೀಯ ಸ್ಥಿತಿಗೆ ಬರ್ತಿತ್ತು ಸತ್ಯ ಹೇಳುವುದಕ್ಕೆ ಅಲ್ಲಿ ಕೂತಿದ್ದಾರೆ ಬಡಪಾಯಿ ಯಾವನು ವಿಟ್ನೆಸ್ ಬರ್ತಾನೆ ಅವನಿಗೆ ನಾ ಸತ್ಯವನ್ನೇ ಹೇಳ್ತೇನೆ ಸತ್ಯವನ್ನು ಬಿಟ್ಟು ಏನು ಹೇಳುವುದಿಲ್ಲ ಇವನು ಹೇಳ್ತಾರೆ ಜಡ್ಜ್ ಹೇಳ್ತಾನೆ ಸತ್ಯವನ್ನ ವಾದಿ ಪ್ರತಿವಾದಿ ಹೇಳ್ತಾರೆ ಅಲ್ಲ ಅವನು it is greater duty of the judge to speak the truth after hearing both the cases ಆ ಥರ ಧರ್ಮ ಮಾಡಿದರೆ ಆ ಥರ ಕಾನ್ಸ್ಟಿಟ್ಯೂಷನ್ ಮಾಡಿದರೆ ಈ ದೇಶದ ಧರ್ಮಾಚರಣೆ ಚೆನ್ನಾಗಿರ್ತಿತ್ತು ದ್ರೌಪದಿ ದೇವಿ ಸಭೆಯಲ್ಲಿ ಬಿದ್ದಳು ರಕ್ತ ಕಾರ್ಕೊಳ್ತಾ ಇದ್ದಳು ನಾಳಿನ ಕಥೆಯಲ್ಲಿ ಮುಂದುವರಿಸ್ತೇನೆ ಅಡುಗೆ ಮನೆಯಲ್ಲಿದ್ದವನು ಭೀಮಸೇನ ಸಾಯಂಕಾಲ ಅಡುಗೆ ತಯಾರು ಮಾಡ್ತಿದ್ದಾನೆ ಘಮ ಘಮ ಸಾರು ಹುಳಿ ಮನೆಗೆ ಹೋದ್ಮೇಲೆ ವಾಸನೆ ಬರುತ್ತೆ ನಿಮಗೂ ಸೌಟ ತಗೊಂಡು ಹೊರಗೆ ಬಂದವನು ಆ ಅರಮನೆ ಬಾಗಿಲಲ್ಲಿ ಒಂದು ದೊಡ್ಡ ಮರವಿತ್ತು ಆ ಮರವನ್ನು ನೋಡ್ತಿದ್ದಾನೆ ಕೆಳಗೆ ಮೇಲೆ ಧಗ ಧಗ ಧಗ ಕಣ್ಣಲ್ಲಿ ಕೋಪ ಕಂಕಭಟ್ಟಾದ ಧರ್ಮರಾಜ ಅವನಿಗೆ ಹೇಳ್ತಾನೆ ಅಯ್ಯ ಇದು ಅನೇಕರಿಗೆ ಆಶ್ರಯವನ್ನು ಕೊಟ್ಟ ಮರ ಅದನ್ನು ಸುಡಬೇಡ ಎಂಬುದಾಗಿ ಆ ಮರವನ್ನು ಕುರಿತು ಮಾರ್ಮಿಕವಾಗಿ ಮಾತನ್ನು ಹೇಳಿದ ಎಂಬಲ್ಲಿಗೆ ಇವತ್ತು ಮಂಗಳ ಕೀಚಕನನ್ನು ಕಳಿಸೋದಿಲ್ಲ ಇವತ್ತು ನಾಳೆ ಕೀಚಕವಧೆ ಅಲ್ಲಿಂದ ಮುಂದಕ್ಕೆ ಕೌರವರ ಮಂತ್ರಾಲೋಚನೆ ಪಾಂಡವರು ಇಲ್ಲೇ ಇರಬೇಕು ಅಂತ ಭೀಷ್ಮ ಹೇಳಿಕೊಟ್ಟ ರೀತಿ ಮಾರ್ಮಿಕ ರೀತಿ ದ್ರೋಹಿ ಭೀಷ್ಮನ ಕಥೆ ಅದಾದ ಮೇಲೆ ಉತ್ತರ ಗೋಗ್ರಹಣ ಇದು ಮುಂದಕ್ಕೆ ಈಗ ಹೋಗುತ್ತೆ ಅಂತ ಹೇಳಿ ಮಂಗಳವನ್ನು ಆಚರಣೆ ಮಾಡ್ತೇನೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಲೋಕದಲ್ಲಿ ಈ ಕಥೆ ಎಲ್ಲವೂ ದಿಸ್ ಆರ್ ಇಂಗ್ಲಿಷಲ್ಲಿ ಹೇಳ್ತೇವೆ ಆರ್ಚಿಟೈಪ್ಸ್ ಇದು ನಿಯತವಾದ ಕೆಲವು ದುಷ್ಟಶಕ್ತಿಗಳಿಗೆ ಸಾರ್ವತ್ರಿಕ ಸಾರ್ವಕಾಲಿಕ ಸಂಕೇತಗಳು ಒಬ್ಬ ಕೀಚಕ ಹೋದ ಸಾವಿರ ಕೀಚಕರಿರ್ತಾರೆ ಪ್ರಿನ್ಸಿಪಲ್ ಸಿಗ್ಗಾಮುಖ ಹೇಳಿದವರೆಲ್ಲ ಕೀಚಕರೇ ಹೇಳಿ ಇಮಾಂ ಭಾರತ ಸಾವಿತ್ರಿ ಪ್ರಾತರುತ್ತಾಯ ಕೊಟೆ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನು ಸಹಸ್ರಾಣಿ ಭಯಸ್ಥಾನು ಶತಾನಿ ಚ دس دور آتی پنڈت اوباہ نچھوتی می درم کامچ سیمرت نیتے نا سو کام پیا لو جیتو نتاس دکھے تھنی جیو نیتر کامشم ನಿಯಮಸ್ಥಃ ಶುಜಶ್ರೋತ ಶೃಣ್ವನ್ ಸಬಲಮಶ್ನುತೆ ನಾರಾಯಣಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् देवीं सरस्वतीं ವ್ಯಾಸಂ ततो जयमुदीरयेत् स्वस्ति प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् मङ्गलम् नित्य